वाल्मीकेर्मुनिसिंहस्य कवितावनचारिणः शृण्वन् रामकथानादम् को नयाति पराङ्गतिम् यः पिबन् सततम् रामचरितामृतसागरम् अतृप्तस्थम् मुनिम् वन्दे प्राचेरसमकल्मषम् गोष्पदीकृतवाराशम् वशकीकृतराक्षसम् रामायणमहामालारत्नम् वन्दे निलात्मजम् अञ्जनानन्दनम् वीरम् जानकी शोकनाशनम् कपीशमक्षहन्तारम् वन्दे लङ्काभयङ्करम् आमिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वानरयूथमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्निम् जनकात्मजायाः आदाय तेनैव ददाह लङ्काम् नमामि तम् प्राञ्जलिराञ्जनेयम् आञ्जनेयमिति पाटलाननम् काञ्चनाद्रिकमनीयविग्रहम् पारिजाततरुमूलवासिनम् भावयामि पवमाननन्दनम् यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमुत राक्षसान्तकम् वेदवेद्ये परे पुंसि जाते दशरथात्मजे वेदः प्राचेरसादासे साक्षाद् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणः पूज्यते सदा वाल्मीकिगिरिसम्भूतः रामसागरगामिनी पुनातिभुवनम् पुण्या रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहावीनम् वन्दे रामायणार्णवम् यः कर्णाञ्जलिसम्पुटैरहरः सम्यक् पिबत्यादराद्वाल्मीकेर्वचनारविन्दगलितम् रामायणाख्यम् मधु जन्मव्याधिजरा विपत्तिनशनैरत्यन्तसोपद्रवम् संसारम् सविहाय गच्छति पुमान् विष्णोः पदम् शाश्वतम् तदुपगतसमाससन्धियोगम् सममधुरोपनतार्थवाक्यबद्धम् रघुवरचरितम् मुनिप्रणीतम् दशशिरशश्च पदम् निशामयध्वम् श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् आजानुबाहुमरविन्ददलायताक्षम् रामम् निशाचरविनाशकरम् नमामि वैदेही सहितम् सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचैति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिभिः परिवृतम् रामम् भजे श्यामलम् श्रीरामाय नमः श्रीरामचन्द्रपरब्रह्मणे नमः तपस्वाध्यायनिरतम् तपस्वी वाग्विदाम्बरम् नारदम् परिपप्रच्छ वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्विदाम्बरम् नारदम् परिपप्रच्छ वाल्मीकिर्मुनिपुङ्गवम् श्रीरामाय नमः श्रीरघुनन्दनपरब्रह्मणे नमः अस्मद्गुरुभ्यो नमः अस्मत्परगुरुभ्यो अस्मत्सर्वगुरुभ्यो ತಮಗೆಲ್ಲರಿಗೂ ಈ ಮೂರನೆಯ ಪ್ರವಚನಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಮಹರ್ಷಿ ವಾಲ್ಮೀಕಿಗೆ ನಾರದೋಪದಿಷ್ಟವಾದ ಕ್ರಮದಲ್ಲಿ ಅವರ ಬಾಯಲ್ಲಿ ಸರಸ್ವತಿ ಕುಣಿದ ಕ್ರಮದಲ್ಲಿ ಅದೇ ಛಂದಸ್ಸಿನಲ್ಲಿ ಬ್ರಹ್ಮನ ಅಪ್ಪಣೆಯಂತೆ ರಾಮಾಯಣವನ್ನು ರಚಿಸಬೇಕು ಅಂತ ಇದು ದೈವ ಸಂಕಲ್ಪ ಮನುಷ್ಯಕೃತ ಯತ್ನದಿಂದ ನಡೆದ ಕೆಲಸಗಳಲ್ಲಿ ಕಾವ್ಯಗಳಲ್ಲಿ ಕಾರ್ಯಗಳಲ್ಲಿ ಈ ರೀತಿಯ ಒಂದು ದೃಢತೆ ಒಂದು ದೈವಿ ಸಂಪತ್ತು ಇರೋದಿಲ್ಲ ನಮ್ಮನ್ನು ದೇವರು ಉಪಕರಣ ಅಂತ ಆರಿಸಿಕೊಳ್ತಾನೆ ನಮ್ಮ ಕೈಯಲ್ಲಿ ಒಂದು ಕೆಲಸ ಮಾಡಿಸ್ತಾನೆ ನಮಗೆ ಅದರ ಅರ್ಥ ಗೊತ್ತಿರೋದಿಲ್ಲ ಆಗದು ದೇವರ ಸಂಕಲ್ಪವಾಗಿ ಲೋಕ ಇರುವ ತನಕ ಉಳಿಯುವಂಥ ಒಂದು ಕೆಲಸವಾಗಿ ಏರ್ಪಡುತ್ತೆ ಅನ್ನುವುದಕ್ಕೆ ಶ್ರೀಮಂತ ರಾಮಾಯಣದ ಅವತಾರ ಪ್ರಸಂಗವೇ ಸಾಕ್ಷಿ ಯಸ್ಯಾಸೀದರವಿಂದ ಸಂಭವವಧೂ ಸ್ಪರ್ಧಾ ಸ್ಪರ್ಧಾದುದ್ಧರ ಪಾದಬದ್ಧ ಫಣಿತಿ ವಲ್ಮೀಕ ಜನ್ಮ ಕವಿ ತಿಷ್ಠಂತು ಶ್ರುತಯ ತಥೋಪಿ ಮಹಿತಂ ಜಾಗರ್ತಿ ವೇದಾಂತ ದೇಶಕರು ವಾಲ್ಮೀಕಿ ರಾಮಾಯಣವನ್ನು ಶೋಧಿಸಿ ಒಂದೊಂದು ಶ್ಲೋಕದಲ್ಲಿ ಪ್ರಸಂಗದಲ್ಲಿರುವ ತತ್ವಗಳನ್ನು ಪೂರ್ಣಿಸಿದ್ದಾರೆ ಒಂದು ಸಂಧಿಯಲ್ಲಿ ಹೇಳ್ತಾರೆ ತಿಷ್ಠಂತು ಶ್ರುತಯ ಶ್ರುತಿಗಳಿಗೆ ವಿಶ್ರಾಂತಿ ಬೇಕಾಗಿತ್ತಂತೆ ಬ್ರಹ್ಮನಲ್ಲಿ ಹೋಗಿ ಕೇಳಿದವು ವೇದಗಳು ನನ್ನನ್ನು ಈ ಅದ್ವೈತಿಗಳು ದ್ವೈತಿಗಳು ಅದ್ವೈತಿಗಳು ಕಸಕತ ಇದ್ದಾರೆ ಈ ಕಡೆ ಆ ಕಡೆ ಪಿಸರೆ ತೆಗೀತಾ ಇದ್ದಾರೆ ನನಗೆ ವಿಶ್ರಾಂತಿ ಬೇಕಾಗಿದೆ ಆಪರೇಷನ್ ಆಗಿದೆ ತಿಷ್ಟಂತು ಶ್ರುತಯ ತಥೋಪಿ ಮಹಿತಂ ಜಾಗರ್ತಿ ಯತ್ಪಾದುಕೆ ಅದಕ್ಕಿಂತ ಮೇಲ್ಪಟ್ಟದ್ದು ರಾಮಪಾದುಕಾ ಪ್ರಭಾವ ಪಾದುಕಾ ಮಹಿಮೆ ಅದಕ್ಕೋಸ್ಕರವಾಗಿಯೇ ವಾಲ್ಮೀಕಿಯ ಬಾಯಲ್ಲಿ ಯಸ್ಯಾಸೀದ್ ಅರವಿಂದ ಸಂಭವವಧೂ ಅರವಿಂದ ಸಂಭವ ಅಂದ್ರೆ ಬ್ರಹ್ಮ ಪುಷ್ಪೋದ್ಭವ ಕಮಲೋದ್ಭವ ಅವನ ವಧೂಂದ್ರ ಸರಸ್ವತಿ ಮಂಜೀರ ಶಿಂಜಾರವ ಕಾಲಿಗೆ ಗೆಜ್ಜೆ ಹಾಕೊಂಡಿದ್ದಾಳೆ ಸರಸ್ವತಿ ವಾಲ್ಮೀಕಿ ನಾಲಿಗೆಯಲ್ಲಿ ಸ್ಪರ್ಧಾ ದುರ್ಧರ ಪಾದ ಬದ್ಧ ಫಡಿತಿಹಿ ಏನು ಶ್ಲೋಕ ಬರೆದ್ರು ನರ್ತನ ಮಾಡ್ತಾ ಇದ್ದಾಳಂತೆ ಕಾಲು ಗೆಜ್ಜೆ ಹಾಕೊಂಡು ಸರಸ್ವತಿ ಒಂದು ಪಾದ ಸರಸ್ವತಿ ಪಾದ ಅಂದ್ರೆ ಒಂದರ್ಥ ಶ್ಲೋಕದಲ್ಲಿ ಒಂದು ಪಾದ ಅರ್ಥರಲ್ಲಿ ಇನ್ನೊಂದು ಪಾದ ನಾನು ಬರ್ತೇನೆ ಅಂತ ಸ್ಪರ್ಧಾ ದುರ್ಧರ ಕಾಂಪಿಟೇಷನ್ ಮಾಡಿಕೊಂಡು ಪುಂಖಾನುಪುಂಖವಾಗಿ ಶ್ಲೋಕಗಳು ಒಂದರ ಮೇಲೊಂದು ಒಂದರ ಮೇಲೊಂದು ಅವರು ಪದಗಳನ್ನು ತಡ್ಕಾಡುವುದಾಗಲಿ ಹೇಳ್ತೇನೆ ತಲೆ ಕೆರೆಯುವುದಾಗಲಿ ಏನು ಮಾಡಿದ ಸ್ಪರ್ಧಾ ದುರ್ಧರ ಪಾದಬದ್ಧ ಫಣಿತಿ ವಲ್ಮೀಕ ಜನ್ಮ ಕವಿ ಒಂದು ಸಾವಿರದ ಎಂಟು ಶ್ಲೋಕ ಪಾದುಕಾ ಸಹಸ್ರ ವಾಲ್ಮೀಕಿ ರಾಮಾಯಣಕ್ಕೆ ಅತ್ಯಪೂರ್ವವಾದ ವ್ಯಾಖ್ಯಾನ ನಾನು ಅಲ್ಲಲ್ಲಿಯೇ ಅಲ್ಲಲ್ಲಿಯೇ ಬಡಿಸಿ ಹೇಳ್ತೇನೆ ಹತ್ತು ದಿವಸ ಎಂಟು ದಿವಸ ಅನೇಕ ಕಡೆ ತಿಂಗಳುಗಟ್ಟಲೆ ರಾಮಾಯಣವನ್ನು ವ್ಯಾಖ್ಯಾನ ಮಾಡಿದ್ದೇನೆ ನಾನು ತಮ್ಮಂತಹ ಶ್ರೋತೃಗಳು ಸಿಕ್ಕೋದು ಬಹಳ ಅಪರೂಪ ಶ್ರೋತೃಗಳನ್ನು ನಾನು ಸ್ತೋತ್ರ ಮಾಡ್ತಿದ್ದೇನೆ ಅಂತ ತಿಳ್ಕೋಬೇಡಿ I must take you into my confidence ಉತ್ತಮ ಸ್ತೋತ್ರಗಳಲ್ಲದೆ ಇದ್ರೆ ನಿನ್ನೆ ಅಷ್ಟೊತ್ತು ಕಾಯ್ತಾ ಕೂತಿದ್ರ ಗುಡ್ ಬೈ ಹೇಳಿ ಹೋಗಿಬಿಡ್ತಿದ್ರಿ ಇವತ್ತು ಕೂತಿದ್ದೀರಿ ಕೇಳಬೇಕು ಅಂತ ಆಸೆ ಹೃದಯವನ್ನು ಬಿಚ್ಚಿ ವಾಲ್ಮೀಕಿಗಳ ಹೃದಯವನ್ನು ನಿಮಗೆ ಕೊಡಬೇಕು ಅಂತ ಭಗವಂತ ಈ ರೀತಿ ಪ್ರೇರಿಸಿದ್ದಾನೆ ಎಲ್ಲೆಲ್ಲಿ ಮರ್ಮ ಇಟ್ಟಿದ್ದಾರೆಯೋ ಅದನ್ನು ಹೇಳೋಣ ಅದನ್ನೇ ಭೋಜರಾಜ ಕವಿ ಮೊದಲು ಸರಸ್ವತಿ ಬಂದುಬಿಟ್ಲು ಬ್ರಹ್ಮದೇವನಪ್ಪಣೆಯಂತೆ ನೀವು ಮೊದಲು ಹೋಗು ಹೋಗು ಹೋಗು ಅಲ್ಲಿ ಕ್ರೌಂಚದ ಪ್ರಸಂಗ ನಡೀತಾ ಇದೆ ಅವನು ಬಾಯಲ್ಲಿ ಏನು ಶ್ಲೋಕ ಬಂದುಬಿಡುತ್ತೋ ಹೇ ಸರಸ್ವತಿ ಸರಿಯಾದ ಮಾತನ್ನಾಡಿಸು ಮುದ್ರಾಲಂಕಾರದಲ್ಲಿ ಆಡಿಸು ಅವನು ಬೇಡರಿಗೆ ಬೈಬೇಕು ಅಂತ ಹೋಗ್ತಾನೆ ಏಳು ಕಾಂಡಗಳ ಅರ್ಥ ಒಳಗಿರುವಂತೆ ಸಪ್ತ ಕಾಂಡಗಳ ಮುದ್ರಾಲಂಕಾರ ರೂಪದಲ್ಲಿ ಮುದ್ರಾಲಂಕಾರ ಅಂತ ಒಂದು ಹೇಳ್ತಾರೆ ಅಲಂಕಾರ ಶಾಸ್ತ್ರದಲ್ಲಿ ಒಂದು ನಾಟಕಾರ ಮುಂದೆ ಬರುವ ನಾಟಕದ ಸಮಗ್ರ ವಿಷಯವನ್ನು ನಾಂದಿ ಪದ್ಯದಲ್ಲಿಯೇ ಹೇಳಿ ತೋರಿಸೋದು ತುಂಬಾ ವಿಶೇಷ ಕಾಳಿದಾಸ ಮಾಡಿದ್ದಾನೆ ಭವಭೂತಿ ಮಾಡಿದ್ದಾನೆ ಭಾಸ ಮಾಡಿದ್ದಾನೆ ಮುದ್ರಾ ರಾಕ್ಷಸ ನಾಟಕದಲ್ಲಿ ವಿಶಾಖದತ್ತನೂ ಮಾಡಿದ್ದಾನೆ ಇದು ಭಾರತೀಯರ ಪದ್ಧತಿ ಮೆನು ಕಾರ್ಡ್ ಕೊಟ್ಟ ಹಾಗೆ ಈ ಮೊದಲ ಶ್ಲೋಕದಲ್ಲಿ ಏನೇನು ಮುಂದೆ ಬರುತ್ತೆ ಅಂತ ತಿಳಿಸೋದು ವಾಲ್ಮೀಕಿ ರಾಮಾಯಣದ ಎಲ್ಲ ಅರ್ಥಗಳನ್ನ ಈ ಒಂದು ಶ್ಲೋಕದಲ್ಲಿ ಬರುವಂತ ಹೋಗು ನೀನು ಹೋಗು ಅಂತ ಸರಸ್ವತಿ ಮುಂದೆ ತಳ್ಳಿಬಿಟ್ಟ ಇವಳು ಬಂದಳು ಒಂದು ಶ್ಲೋಕ ಆಡಿದಳು ವಾಲ್ಮೀಕಿ ನಾಲಿಗೆಯಲ್ಲಿ ಹಿಂದೆ ನೋಡಿದಳು ಮುಂದೆ ನೋಡಿದಳು ಬಂದೆ ಅಂತ ಬ್ರಹ್ಮದೇವ ವಾಲ್ಮೀಕಿ ನಿನ್ನ ಬಾಯಿಲು ಬಂದಿದ್ದು ಶ್ಲೋಕವಪ್ಪ ಎಡಿಸಿ ನೋಡು ಎಂಟೆಂಟು ಅಕ್ಷರಗಳ ನಾಲ್ಕು ಸಾಲು ಇದೇ ಛಂದಸ್ಸರಿ ರಾಮಾಯಣವನ್ನು ಬರಿ ಯಾವ ಜೌಕಟ್ಟು ನನ್ನ ಮಗ ಹೇಳಿದ್ದಾನೆ ನಾರದ ಈಗ ನಾನು ಅಪ್ಪಣೆ ಕೊಟ್ಟಿದ್ದೇನೆ ನೀ ಬರೆದದ್ದೇನೂ ಸುಳ್ಳಾಗೋದಿಲ್ಲ ಯಾವತ್ತೋ ನಡೆದಿದ್ದ ಕಥೆ ಅಂತ ನೀನು ಯೋಚನೆ ಮಾಡಬೇಡ ನೀ ಚೆನ್ನಾಗಿ ಬರಿ ಎಂಬುದಾಗಿ ಹೇಳಿ ಆ ಕಾವ್ಯಕ್ಕೆ ವಾಲ್ಮೀಕಿ ಇನ್ನೂ ಬರೆಯದೇ ಇರುವ ಕಾವ್ಯಕ್ಕೆ ಫಲಶ್ರುತಿಯನ್ನು ಹೇಳಿಬಿಟ್ಟ ಬ್ರಹ್ಮದೇವ ನಥೇವಾ ನೃತ ಕಾವ್ಯೇ ಕಾಚಿದತ್ರ ಭವಿಷ್ಯತಿ <coughs> ನೀನು ಹೇಳಿದ್ದೆಂದೂ ಸುಳ್ಳಾಗುವುದಿಲ್ಲ ಸುಳ್ಳಾಗಿದ್ದದ್ದು ನೀವು ಬರೆಯೋದೇ ಇಲ್ಲ ಋಷಿ ಬರೆದದ್ದು ಸುಳ್ಳಾಗೋದಿಲ್ಲ ಯಾರು ಕಥೆ ಹೇಳಿದ್ರೆ ನಾವೇನು ಕೇಳ್ತೇವೆ ಇದಕ್ಕೆ ಋಷಿ ಪ್ರಮಾಣವೇನು ಈ ದೇಶದಲ್ಲಿ ಕೇಳುವ ಪದ್ಧತಿ ಋಷಿಗಳು ಬರೆಯಿದೆ ಅಂದ್ರೆ ಅದು ಕಾಗಿ ಕಾಗೆ ಗೂಬೆ ನಮಗದು ಪ್ರಮಾಣವಿಲ್ಲ ರಾಮಾಯಣದ ಬಗ್ಗೆ ಎಷ್ಟೋ ಪೋಲಿ ಕಥೆಗಳು ಪ್ರಚಾರದಲ್ಲಿವೆ ಪೋಲಿಯಿಂದ ತಮಿಳರ್ಥದಲ್ಲಿ ಪೊಳ್ಳು ಅನ್ನೋ ಅರ್ಥದಲ್ಲಿ ಸೇತುವೆ ಕಟ್ಟಬೇಕಾಯ್ತಂತೆ ರಾಮಚಂದ್ರ ಇದು ತಮಿಳುನಾಡಲ್ಲಿ ಎಷ್ಟು ಅಬದ್ಧವಾದ ಕಥೆಗಳು ನೋಡಿ ಒಂದು ಉದಾಹರಣೆ ಸೇತುವೆ ಕಟ್ಟಬೇಕಾಯಿತು ರಾಮಚಂದ್ರ ಸ್ವಾಮಿ ಮುಹೂರ್ತ ನೋಡಬೇಕು ಜ್ಯೋತಿಷ್ಯ ಸರಿಯಾದ ಪುರೋಹಿತ ಇಲ್ವಲ್ಲ ಅಂತ ಅಲ್ಲಿ ನೋಡುವಾಗ ರಾವಣನೇ ಬ್ರಾಹ್ಮಣ ವೇಷದಲ್ಲಿ ಬಂದು ಈ ಮುಹೂರ್ತದಲ್ಲಿ ಸೇತುವೆ ಇಡು ಅಂತ ತನ್ನ ನಾಶಕ ತಾನೇ ಮುಹೂರ್ತವನ್ನು ಹೇಳಿಕೊಟ್ಟ ಅಂತ ಒಂದು ಸುಳ್ಳು ಕಥೆ ಇಂಥದ್ದೆಷ್ಟು ಕಥೆಗಳು ತಮಿಳುನಾಡಲ್ಲಿ ರಾಮಾಯಣ ಪಂಡಿತರು ಹೆಚ್ಚಾಗಿದ್ರು ಒಂದು ಕಾಲದಲ್ಲಿ ಈಗ ತಮಿಳುನಾಡಲ್ಲಿ ನೀವು ಬಸಾಗುವುದು ಕಷ್ಟ ಈ ಪೋಲಿ ಕಥೆಗಳ ಹಾವಳಿ ಬಹಳ ಕೃಪಾನಂದ ವಾರಿಯರಂತ ಒಬ್ಬರಿದ್ರು ಎಷ್ಟೊಂದು ಅಬದ್ಧವಾದ ಇವಿಲ್ಲ ಈಗ ಸುಮ್ಮನೆ ನಗುಸೋದು ಜನಗಳನ್ನ ಇಂತಹ ಸುಳ್ಳು ಸುಳ್ಳು ಕಥೆ ತಮಿಳಲ್ಲಿ ಈಗ ಸೀತಾದೇವಿ ಆ ರಾವಣನ ಪುಷ್ಪಕದಲ್ಲಿ ಕೂತಾಗ ಆ ರಥ ಓಡಲಿಲ್ವಂತೆ ಆಗ ರಾವಣ ಏನ್ ಮಾಡಿದ್ದಂತೆ ಅಲ್ಲಿ ಬಿದ್ದಿದ್ದೊಂದು ಹೆಂಚಿ ಬಕರೆ ತಗೊಂಡು ಹೆಂಚಿನ ಚೂರನ್ನ ಇದು ಎನ್ನ ಅಂತ ಕೇಳಿದ್ನಂತೆ ಇದು ವಾ ಇದು ಓಡು ಓಡು ಅಂತ ಹೇಳಿದ ಕೂಡಲೇ ರಥ ಓಡಿತು ಹೇಗೆ ನೋಡಿ ಈ ತಮಿಳಲ್ಲಿ ಮಾತ್ರ ಓಡು ಅಂದ್ರೆ ಬೇಕ್ರೆ ಕನ್ನಡದಲ್ಲಿ ಓಡು ಅಂತ ಹೇಳೋದಿಲ್ಲ ಇಂಥ ಶುದ್ಧ ಪೋಖರಿ ಕಥೆಗಳನ್ನೆಲ್ಲ ಹೇಳಿ ಕೆಲವು ನಮಗೆ ತುಂಬಾ ಕೋಪ ಬರುತ್ತೆ ಋಷಿಬದ್ಧವಾಗಿದ್ರೆ ಅರ್ಥ ಪ್ರಮಾಣ ತೋರಿಸಿ ರಾಮನೇ ಕೇಳ್ತಾನೆ ಲವಕುಶರನ್ನ ಈ ಕಥೆ ನಿಜ ಅನ್ನೋದಕ್ಕೇನು ಸಾಕ್ಷಿ ಹೇಳಿ ಪ್ರಮಾಣ ಹೇಳಿ ಅಪ್ರಾಮಾಣಿಕ ಕಥೆಗಳನ್ನು ಹೇಳಿದ್ರೆ ನಮ್ಮ ಬಾಯಿ ತೇಜಸ್ಸು ಹೋಗಿಬಿಡುತ್ತೆ ಕೆಲವರಿಗೆ ಕೆಟ್ಟ ಪರಿಣಾಮ ಆಗುತ್ತೆ ಆದ್ದರಿಂದ ಅಷ್ಟೇ ಅಲ್ಲ ಅಯ್ಯ ಯಾವತ್ತು ಸ್ಥಾಸ್ಯಂತಿ ಗಿರಯ ಭೂಮಿ ಮೇಲೆ ಬೆಟ್ಟಗಳಿರೋ ತನಕ ಸರಿತಶ್ಚ ಮಹೀತಲೆ ಗಂಗಾದಿ ತೀರ್ಥಗಳು ಇರುವ ತನಕ ತಾವದ್ರಾಮಾಯಣ ಕಥಾಲೋಕೇಶು ಪ್ರಚರಿಷ್ಯತಿ ಅಲ್ಲಿ ತನಕ ರಾಮಾಯಣದ ಕಥೆ ಲೋಕದಲ್ಲಿ ಪ್ರಚಾರದಲ್ಲಿ ಇರುತ್ತದೆ ರಷ್ಯಾದಲ್ಲಿ ಚೈನಾದಲ್ಲಿ ಜಪಾನ್ದಲ್ಲಿ ಅಮೆರಿಕದಲ್ಲಿ ಭಾರತದಲ್ಲಿ ಅಂತೂ ಆಶ್ಚರ್ಯವಿಲ್ಲ ಎಲ್ಲ ಕಡೆ ರಾಮಾಯಣ ಕಥೆ ಇರುತ್ತೆ ಕಮ್ಯುನಿಸ್ಟ್ ರಷ್ಯಾ ಇರುವಾಗಲೂ ಅಲ್ಲಿ ರಾಮಾಯಣ ಬ್ಯಾಲೆ ನೃತ್ಯವನ್ನು ಏರ್ಪಡಿಸಿದ್ದರು ಕಮ್ಯುನಿಸ್ಟ್ ರಷ್ಯಾದಲ್ಲಿ ರಾಮಾಯಣದ ಕಥೆ ರೋಚಕತೆ ಅದು ನಾನಾ ರೂಪದಲ್ಲಿ ಲೋಕದಲ್ಲಿ ಪ್ರಚಾರ ಉಂಟಪ್ಪ ಇಂಡೋನೇಷ್ಯಾದಲ್ಲಿ ರಾಮಾಯಣವಿದೆ ಇಂಡೋನೇಷ್ಯಾದಲ್ಲಿ ಮಹಾಭಾರತವಿದೆ ನಾನು ತರಿಸಿದ್ದೇನೆ ಅವರ ಭಾಷೆ ಹೆಚ್ಚು ಕಮ್ಮಿ ಸಂಸ್ಕೃತವನ್ನು ಹೋಲುತ್ತೆ ಹತ್ತನೇ ಶತಮಾನದ ರಾಮಾಯಣ ಮಹಾಭಾರತಗಳು ಫಸ್ಟ್ ವರ್ಲ್ಡ್ ರಾಮಾಯಣ ಕಾನ್ಫರೆನ್ಸ್ ನಡೆದದ್ದು ಇಂಡಿಯಾ ಇಂಡೋನೇಷ್ಯಾದಲ್ಲಿ ಶೇಮ್ ಆನ್ ಇಂಡಿಯನ್ಸ್ ಮೊದಲನೇ ರಾಮಾಯಣ ಮಹಾಸಮ್ಮೇಳನ ವಿಶ್ವ ಸಮ್ಮೇಳನ ನಡೆದದ್ದು ಇಂಡೋನೇಷ್ಯಾದಲ್ಲಿ ಭಾರತೀಯರಿದ್ದ ಜಾಗದಲ್ಲಿ ನಮ್ಮಲ್ಲಿ ನಡೆಯಲಿಲ್ಲ ಆದ್ರಿಂದ ತಾವತಿ ಲೋಕೇಶು ಪ್ರಚರಿಷ್ಯತಿ ರಾಮಾಯಣದ ಕಥೆ ಪ್ರಚಾರದಲ್ಲಿರುತ್ತೆ ಯಾವದ್ ರಾಮಾಯಣ ಕಥಾ ತ್ವತ್ಕೃತ ಪ್ರಚರಿಷ್ಯತಿ ತಾವದೂರ್ಧ್ವಂ ಅಧಶ್ಚತ್ವಂ ಮಲ್ಲೋಕೇಶು ನಿವತ್ಸ್ಯಸಿ ಕೇಳ್ತಾ ಇದೆಯೇ ರಾಮಾಯಣದ ಕಥೆ ಲೋಕದಲ್ಲಿ ಪ್ರಚಾರ ಇರೋ ತನಕ ಅಯ್ಯ ವಾಲ್ಮೀಕಿ ನೀನು ಈ ಲೋಕವನ್ನು ಬಿಟ್ಟರೂ ನನ್ನ ಲೋಕದಲ್ಲಿ ಬ್ರಹ್ಮಲೋಕದಲ್ಲಿರ್ತೀಯೇ ಬ್ರಹ್ಮಪಟ್ಟ ಇಲ್ಲ ಬ್ರಹ್ಮಲೋಕದಲ್ಲಿ ಶಾಶ್ವತವಾಗಿ ಇದ್ದುಕೊಂಡು ವಾಲ್ಮೀಕಿ ಅಲ್ಲಿ ಬ್ರಹ್ಮನಿಗೆ ರಾಮಾಯಣ ಹೇಳುವ ಕೆಲಸ ಎಂಬುದಾಗಿ ಹೇಳಿ ಇದರಲ್ಲಿ ಯಾವ ರೀತಿ ಅಲಂಕಾರ ವಾಕ್ಯದ ಜೋಡಣೆ ಎಲ್ಲವನ್ನಿಟ್ಟಿದ್ದಾರೆ ಅಂತ ತದುಪಗತ ಸಮಾಸ ಸಂಧಿಯೋಗಂ ಶಬ್ದಗಳನ್ನು ಸೇರಿಸುವಾಗ ಸಂಧಿ ಅಂತ ಬರ್ತದೆ ಸಮಾಸ ಅಂತ ಬರ್ತದೆ ವ್ಯಾಕರಣ ಶುದ್ಧವಾಗಿ ಶಬ್ದಗಳು ಜೋಡಿಸಿಕೊಂಡು ಬಂದುವು ಪ್ರಯತ್ನಪಟ್ಟು ಬರೀಲಿಲ್ಲ ವಾಲ್ಮೀಕಿ ಸಮಮಧುರೋಪನತಾರ್ಥ ವಾಕ್ಯಬದ್ಧಂ ಆ ಮಧುರತ್ವ ರುಚಿ ಶ್ಲೋಕಗಳಲ್ಲಿ ಹೇಗಿದೆ ಅಂದರೆ ಒಂದೊಂದು ಶ್ಲೋಕವು ಕಾಳುಗಳು ತುಂಬಿದ ತೆನೆ ಹೇಗೆ ಬಾಗಿ ಬಾಗಿ ಸ್ವೀಕಾರ ಮಾಡಿ ಅಂತ ಕೇಳ್ತವೆಯೋ ಹಣ್ಣು ತುಂಬಿದ ಗಿಡ ಮರಗಳ ಟೊಂಗೆಗಳು ತಲೆಬಾಗಿ ಸ್ವೀಕಾರ ಮಾಡಿ ಅಂತ ಕೇಳುವಂತೆ सममधुरोपनतार्थवाक्यबद्धम् रघुवरचरितम् ಮುನಿ ದಶಶಿರಶ್ಚ ವಧಂ ನಿಶಾಮಯಧ್ವಂ ಇದು ರಘುವರ ಚರಿತ್ರೆ ರಾಮನ ಚರಿತ್ರೆ ರಾವಣನಂದ್ಕೊಂದು ಕಥೆ ಇದೆಯಲ್ಲ ಅಂತ ಅದು ಹೇಳಬೇಕಾಗಿದೆ ಅಂತ ಹೇಳ್ತೇವೆ ಹೊರತು ಇಲ್ಲಿ ಪ್ರಧಾನವಾದದ್ದು ರಾಮಕಥೆ ಸಮಮಧುರೋಪನ ಉಪನತ ಅರ್ಥ ವಾಕ್ಯಬದ್ಧಂ ಅಂತ ಹೇಳಿ ಬ್ರಹ್ಮದೇವ ಅಂತರ್ಧಾನವಾದ ವಾಲ್ಮೀಕಿ ಮನಸ್ಸಲ್ಲಿ ಲೆಕ್ಕಾಚಾರ ಮಾಡಿಕೊಂಡ್ರು ನಾರದರು ಹೇಳಿದ್ದಾಯಿತು ಈ ಶ್ಲೋಕಗಳನ್ನು ನಾನು ಎಲ್ಲಿಂದ ಆರಂಭ ಮಾಡಬೇಕು ಎಲ್ಲಿಂದ ಮುಗಿಸಬೇಕು ತನ್ನ ಚರಿತ್ರೆ ಒಂದು ಹೇಳಬೇಕಲ್ಲ ಪ್ರಾರಂಭದಲ್ಲಿ ನಾರದರನ್ನು ತಾನು ಪ್ರಶ್ನೆ ಕೇಳಿದ್ದು ಅವರು ಉತ್ತರ ಕೊಟ್ಟಿದ್ದು ಕ್ರೌಂಶದ ಪ್ರಸಂಗನನ್ನೇ ಹೇಳಿದ್ದು ಯಾಕೋ ತುಂಬಾ ಚಲಾಟ ಮಾಡ್ತಿದೆ ಇವತ್ತು ಮೊದಲಲ್ಲಿಯೇ ವಿಘ್ನ ಬಂದು ಬಿಡಲಿ ಆಮೇಲೆ ಬರೋದು ಬೇಡ ಪ್ರಾಚೀನಾಗ್ರೇಷು ದರ್ಭೇಶು ಧರ್ಮೇಣಾವೇಕ್ಷತೆ ಗತಿ ಪೂರ್ವ ದಿಕ್ಕಿಗೆ ದರ್ಭಗಳನ್ನು ಹಾಸಿಕೊಂಡು ಕಣ್ಣು ಮುಚ್ಚಿ ಯೋಗಾಸನದಲ್ಲಿ ಕುಳಿತು ವಾಲ್ಮೀಕಿ ಮನಸ್ಸಿನ ಕಣ್ಣಿನಿಂದ ಈ ಕಥೆಯ ಆರಂಭ ಮೊದಲಾದವುಗಳನ್ನು ಹುಡುಕ್ತಾ ಇದ್ದಾರೆ ಎಲ್ಲಿಂದ ಶುರು ಮಾಡಬೇಕು ಹಸಿತಂ ಭಾಷಿತಂಚೈವ ಚಷ್ಟಿತಂ ಸಭಾರ್ಯೇಣ ಸರಾಮೇಣ ಯತ್ಪ್ರಾಪ್ತಂ ತತ್ರ ತತ್ವತಃ ಹಸಿತಂ ರಾಮಚಂದ್ರ ಎಲ್ಲಿ ನಕ್ಕಿದ್ದ ಎಲ್ಲಿ ಮಾತನ್ನಾಡಿದ್ದ ಎಲ್ಲಿ ನಡೆದಿದ್ದ ಎಲ್ಲಿ ಚೇಷ್ಟೆಗಳನ್ನು ಮಾಡಿದ್ದ ಸೀತಾದೇವಿ ಜೊತೆಯಲ್ಲಿ ಚಕ್ಕಂದ ಮಾಡಿದ್ದಲ್ಲಿ ಶೂರ್ಪಣಿಕಿ ಜೊತೆಯಲ್ಲಿ ಹಾಸ್ಯ ಮಾಡಿದ್ದಲ್ಲಿ ತಂದೆಯನ್ನು ಸಾಂತ್ವನ ಮಾಡಿದ್ದಲ್ಲಿ ಕಮಂದಾಜುಗಳನ್ನು ಸಂಹಾರ ಮಾಡಿದ್ದಲ್ಲಿ ರಾವಣನ ಜೊತೆಯಲ್ಲಿ ಚಲ್ಲಾಟ ಮಾಡಿದ್ದಲ್ಲಿ ಇದೆಲ್ಲವನ್ನು ಮನಸ್ಸಿಗೆ ತಂದುಕೊಂಡ್ರು ಮನಸ್ಸು ಅತ್ಯಂತ ಹದವಾಯಿತು ವಾಲ್ಮೀಕಿಗೆ ಈ ರಾಮಕಥೆಯ ಧ್ಯಾನದಿಂದ ತತಃ ಪಶ್ಯತಿ ಧರ್ಮಾತ್ಮ ಇದನ್ನು ಕಣ್ಣಿಂದ ನೋಡೋದಕ್ಕೆ ಆರಂಭ ಮಾಡಿದರು ಇದು ನೋಡಿ ಬರದದ್ದ ಕಥೆ ಕೇಳಿ ಬರದದ್ದಲ್ಲ ಆದ್ದರಿಂದ ವಾಲ್ಮೀಕಿಯನ್ನು ಅನುಸರಿಸಿ ನಾವು ಕಥೆಯನ್ನು ಹೇಳುವಾಗ ನಿಮಗೂ ನೋಡಿದ ಅನುಭವ ಆಗ್ತದೆ ಆದರೆ ಕಣ್ಣಿಗೆ ಸ್ಟ್ರೈನ್ ಆಗೋದಿಲ್ಲ ಟಿವಿ ನೋಡಿದ ಹಾಗೆ ಯಾಕೆಂದ್ರೆ ಒಳಗಣ್ಣಿಗೆ ಹಿಡಿಯುವ ಕಥೆ ಹೊರಗಣ್ಣು ಮುಚ್ಚಿ ಹೋಗ್ತದೆ ನೀವು ನನ್ನ ನೋಡ್ತಿದ್ದೀರೋ ಬಿಟ್ಟಿದ್ದೀರೋ ಇದು ಜಾದು ಮ್ಯಾಜಿಕ್ ಅನೇಕ ಕಡೆ ಹೇಳ್ತಾರೆ ಸ್ವಾಮಿ ರಾಮಾಯಣ ಹೇಳ್ತೀರಿ ಕೇಳುವಾಗ ನಮಗೆ ಹೊರಗಡೆ ಏನು ಕಾಣಿಸೋದಿಲ್ಲ ಒಳಗಣ್ಣಲ್ಲಿ ಬರೀ ರಾಮಾಯಣ ಚಿತ್ರಗಳೇ ಹಾದು ಹೋಗ್ತಾ ಇವೆ ಎಂಬುದಾಗಿ ನೀವೇನು ಹೇಳ್ತೀರಿ ಮೊದಲನೇ ಪ್ರಯೋಗದಲ್ಲಿಯೇ ಋಷಿಗಳೇ ಹೇಳಿದ್ರು ಆ ಮಾತನ್ನ ತತಃಪಶ್ಯತಿ ಧರ್ಮಾತ್ಮ ತತ್ಸರ್ವಂ ಯೋಗಮಾಸ್ಥಿತ ಪುರಾ ಯತ್ತತ್ರ ನಿರ್ವೃತ್ತಂ ಪಾಣೋ ವಾಮಲಕಂ ಯಥ ಅಂಗೈಯಲ್ಲಿ ನಲ್ಲಿಕಾಯಿ ಇಟ್ಕೊಂಡಂತೆ ಎಲ್ಲವನ್ನ ಕಾಣ್ತಾ ಇದ್ದಾರೆ ಧರ್ಮವೀರ್ಯದಿಂದ ಅದನ್ನ ಕಂಡವರು ಅನುಕ್ರಮಣಿಕೆಯಲ್ಲಿ ಅದನ್ನೆಲ್ಲ ಹೇಳಿಬಿಟ್ರು ಸರಿ ಪ್ರಾರಂಭ ಮಾಡಿದರು ಹೇಳ್ತಾ ಹೋದರು ಭರದ್ವಾಜರು ಅದನ್ನು ಜ್ಞಾಪಕ ಇಟ್ಕೊಳ್ತಾ ಹೋದರು ಅವರು ಮಾಡಿದ ದೊಡ್ಡ ಕೆಲಸ ಭರದ್ವಾಜ ಮಹರ್ಷಿ ಇವರು ಹೇಳಿದ್ದನ್ನೆಲ್ಲ ನೆನಪಿಟ್ಟುಕೊಂಡಿದ್ದಾರೆ ಎಷ್ಟು ದಿವಸ ಹಿಡಿಯಿತೋ ನಮಗದು ಗೊತ್ತಿಲ್ಲ ಅದಾದ ನಂತರ ಒಂದು ಸಂದರ್ಭದಲ್ಲಿ ಒಂದು ಲೇಖನ ಲೇಖನೆಯಲ್ಲೂ ಬಾಯಲ್ಲಿ ಹೇಳಿ ಉಕ್ತ ಕ್ರಮ ಎಲ್ಲ ಮುಗಿದ ನಂತರ ಭರದ್ವಾಜರನ್ನು ಕೂರಿಸಿಕೊಂಡು ಮಗು ನಾ ಲೆಕ್ಕ ಹಾಕಲಿಲ್ಲಪ್ಪ ಈ ಶ್ಲೋಕ ಬರೆಯುವಾಗ ಸುಮಾರು ಎಷ್ಟಾಯಿತು ಒಂದು ಲೆಕ್ಕ ಮಾಡು ಅವರು ದಿವಸ ದಿವಸ ಎಷ್ಟಾಯಿತು ಅಂತ ಲೆಕ್ಕ ಇಟ್ಟಿದ್ದವರು ಜಿಯಾ ಇದು ಇಪ್ಪತ್ನಾಲ್ಕು ಸಾವಿರವಾಯಿತು ಅಬ್ಬಾ ಅಂದ್ರು ವಾಲ್ಮೀಕಿ ಗಾಯತ್ರಿಯ ಮೊದಲನೇ ಅಕ್ಷರ ಶುರುವಾಗಿ ಗಾಯತ್ರಿ ಕೊನೆಯ ಅಕ್ಷರದಲ್ಲಿ ಮುಗಿಯತಕ್ಕಂಥ ಈ ದಿವ್ಯ ಗ್ರಂಥ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಇದು ಗಾಯತ್ರಿಯ ಅರ್ಥ ರೂಪದಲ್ಲಿ ಒಂದು ಅಕ್ಷರಕ್ಕೆ ಒಂದು ಸಾವಿರ ಶ್ಲೋಕ ಇದು ಬ್ರಹ್ಮದೇವರ ಮಾಯೆ ಎಂಬುದಾಗಿ ಹೇಳಿಕೊಂಡು ಉತ್ತರ ಕ್ಷಣದಲ್ಲಿ ಕೃತ್ವಾಪಿ ತನ್ಮಹಾಪ್ರಾಜ್ಞ ಸಭವಿಷ್ಯಂ ಸಹೋತ್ತರಂ ಸಭವಿಷ್ಯಂ ಉತ್ತರಕಾಂಡದ ಬಹುಭಾಗ ನಡೆದು ಹೋಗಿತ್ತು ನನ್ನೋ ಮೊನ್ನೆಯೋ ಹೇಳಿದೆ ವಾಲ್ಮೀಕಿ ರಾಮಾಯಣವನ್ನ ಆರಂಭ ಮಾಡುವ ಕಾಲಕ್ಕೆ ಸೀತಾದೇವಿ ಅವರ ಆಶ್ರಮದಲ್ಲಿಯೇ ಇದ್ದು ಲವಕುಶರು ಹುಟ್ಟಿ ಅಂದ್ರೆ ಸೀತಾ ಪರಿತ್ಯಾಗಾದಿಗಳೆಲ್ಲ ನಡೆದು ಇನ್ನೇನು ಹೆಚ್ಚು ಕಾಮಿ ಉತ್ತರಕಾಂಡದ ಕಥೆ ಮುಗಿಯುವುದರಲ್ಲಿತ್ತು ಇನ್ನು ಸ್ವಲ್ಪ ಬಾಕಿ ಇತ್ತು ಕೌಸಲ್ಯೆ ಸುಮಿತ್ರೆ ಕೈಕೇಯಿ ಇವರು ಪ್ರಾಣ ಬಿಡುವುದು ಮುಂದೆ ಲಕ್ಷ್ಮಣಾದಿಗಳಿಗೆ ಪುತ್ರತ್ವ ಪ್ರಾಪ್ತಿಯಾಗುವುದು ಅವರಿಗೆಲ್ಲ ಬೇರೆ ಬೇರೆ ದೇಶದಲ್ಲಿಟ್ಟು ಪಟ್ಟಾಭಿಷೇಕ ಮಾಡುವುದು ರಾಮ ಲಕ್ಷ್ಮಣ ಇವರೆಲ್ಲ ಸರಿಯೂ ನದಿಯಲ್ಲಿ ಪ್ರವೇಶ ಮಾಡುವುದು ಇದೊಂದು ಸ್ವಲ್ಪ ಬಾಕಿ ಇನ್ನು ನಡೆಯುವುದಿತ್ತು ಸಭವಿಷ್ಯಂ ಸಹೋತ್ತರಂ ಆ ಭವಿಷ್ಯವನ್ನು ಇಲ್ಲಿ ನಡೆದ ಉತ್ತರಕಾಂಡದ ಕಥೆಯನ್ನು ಎಲ್ಲ ರಚನೆ ಮಾಡಿ ಅದು ಮುಂದೆ ಹೀಗಾಗ್ತದೆ ಅಂತ ಅವರಿಗೆ ಜ್ಞಾನದೃಷ್ಟಿಯಲ್ಲಿ ಗೊತ್ತಾಯಿತು ರಚನೆ ಮಾಡಿಬಿಟ್ರು ಚಿಂತೆಯಾಮಾಸಕೋನ್ಮೇತತೆ ಪ್ರಯುಂಜಿಯಾದಿತಿ ಪ್ರಭು ಇಷ್ಟು ದೊಡ್ಡ ಗ್ರಂಥವನ್ನು ಪ್ರಯೋಗ ಮಾಡೋರು ಯಾರು ಎರಡು ಶ್ಲೋಕ ಮೂರು ಶ್ಲೋಕ ಬರ್ಕೊಟ್ರೆ ಊರು ಹಚ್ಚಬಹುದು ಸಣ್ಣ ಸಣ್ಣ ಕವಿಗಳ ಲಿರಿಕ್ಸ್ ಅಂತ ಹೇಳ್ತೇವೆ ಭಾವಗೀತೆಗಳು ಅದನ್ನು ನೆನಪಿಟ್ಟುಕೊಳ್ಳಬಹುದು ಒಂದು ಶ್ಲೋಕ ನೆನಪಿಟ್ಟುಕೊಳ್ಳಬಹುದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ನೆನಪಿರುವವರು ಯಾರು ಅಂತ ಯೋಚನೆ ಮಾಡುವಾಗ ಈಗ ಉತ್ತರಕಾಂಡದ ಕಥೆಗೆ ಬರ್ತಾ ಇದ್ದೇವೆ ಇದು ಇಕ್ಷ್ವಾಕು ವಂಶದ ದೊರೆಗಳ ಸ್ವಾರಸ್ಯ ಮತ್ತು ತ್ರೇತಾಯುಗದ ಪ್ರಜೆಗಳ ಸ್ವಾರಸ್ಯ ಯಾವ ಸ್ವಾರಸ್ಯ ಒಬ್ಬರು ಹೇಳದೆಯೇ ಇನ್ನೊಬ್ಬರ ಮನಸ್ಸಲ್ಲಿದ್ದದನ್ನು ಅರಿಯುವ ಶಕ್ತಿ ಇಂಗಿತಜ್ಞಾಸ್ತು ಮಗಧಾಹ ಪ್ರೇಕ್ಷಿತಜ್ಞಾಸ್ತು ಕೋಸಲಾಹ ಕರ್ಣಪರ್ವದಲ್ಲಿ ಈ ಶ್ಲೋಕ ಬರುತ್ತದೆ ಮಗದ ದೇಶದವರು ಬಿಹಾರ್ ದೇಶದವರು ಘಾತಕರು ಇಂಗಿತಜ್ಞರು ಪಕ್ಕದಲ್ಲಿ ಕೂತಿದ್ದವರು ಮನಸ್ಸಲ್ಲೇ ನಡೆಯುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರಂತೆ ಅದಕ್ಕೆ ಅಲ್ಲಿ ಲಾಲು ಪ್ರಸಾದ್ ಅಂತ ಅವರು ಬರ್ತಾರೆ ಪ್ರೇಕ್ಷಿತಜ್ಞಾಸ್ತು ಕೋಸಲ ಕಂಡುಬಿಟ್ಟು ನೋಡಿದ್ರೆ ಹೃದಯ ಹೃದಯಾರ್ಥವಾಗುತ್ತಂತೆ ಕೋಸಲ ದೇಶದವರಿಗೆ ಹೇಳಿದ್ದೀನಿ ಶ್ಲೋಕ ಅರ್ಧೋಕ್ತ ಕುರುಪಾಂಚಾಲಾಹ ಒಂದರ್ಧ ಹೇಳಿದ್ರೆ ಅರ್ಧ ತಿಳಿಯುತ್ತೆ ಕುರುಪಾಂಚಾಲ ದೇಶದವರಿಗೆ ಇವತ್ತು ತುಂಬಾ ಹೊತ್ತಾಯಿತು ಹಾಗೂ ಜನನೂ ಕಡಿಮೆ ಇದ್ದಾರೆ ಅಂದ್ರೆ ಉಪನ್ಯಾಸ ನಿಲ್ಸಿ ಅಂತ ಅರ್ಥ ಅರ್ಧ ಹೇಳಿದ್ರೆ ಇನ್ನು ಅರ್ಧ ತಿಳಿಯುತ್ತೆ ಕುರುಪಾಂಚಾಲ್ ದೇಶದವರು ಡೆಲ್ಲಿ ದೇಶದವರು ಸರ್ವೋಕ್ತ ದಕ್ಷಿಣ ಪಥ ಈ ಸದರನ್ಸ್ ಈಡಿಯಟ್ಸ್ ಎಲ್ಲ ಹೇಳಿದ್ರೆ ತಿಳಿಯುತ್ತೆ ಅವರಿಗೆ ಈಗ ಹೇಗಿದೆ ಅಂದ್ರೆ ಎಲ್ಲ ಹೇಳಿದ್ರೂ ತಿಳಿಯೋದಿಲ್ಲ ಅಂತ ಹೇಳೋ ಸ್ಥಿತಿ ಇದೆ ಇದು ಇದು ಸಮಗ್ರ ಭಾರತ ದೇಶದ ಪರಾಮರ್ಶೆಯನ್ನು ಮಾಡಿದ್ದಾರೆ ವೇದವ್ಯಾಸರು ಕರ್ಣಪರ್ವ ಮಹಾಭಾರತದಲ್ಲಿ ಆದ್ದರಿಂದ ಇವರು ವಾಲ್ಮೀಕಿಗಳ ಚಿಂತೆಯನ್ನು ಅರ್ಥ ಮಾಡಿಕೊಂಡರು ಹುಡುಗರು ಯಾರಯ್ಯ ಈ ಲೋಕದಲ್ಲಿ ರಾಮಾಯಣ ಪ್ರಚಾರ ಮಾಡುವರು ಅಂತ ಹುಡುಕುವಾಗ ಅಗೃಣೀತಾಂ ತದಃಪಾದೌ ಮುನಿವೇಶವು ಕುಶೀಲವೋ ಕುಶಲವರು ಅಂತ ನಾವು ಹೇಳ್ತೇವೆ ಕುಶಲವ ಅಂತ ಬಿಡಿಸಿ ಕುಶೀಲವ ಕುಶೀಲವ ಅಂತ ಒಂದೇ ಶಬ್ದ ಸಂಸ್ಕೃತದಲ್ಲಿ ಕುಶೀಲವ ಅಂದ್ರೆ ಗಾಯಕ ಪೂರ್ವದ ದೊರೆಗಳ ಚರಿತ್ರೆಯನ್ನು ಸುಶ್ರಾವ್ಯವಾಗಿ ಹಾಡಿನಲ್ಲಿ ಹಾಡಿ ತೋರಿಸುವವರಿಗೆ ಕುಶೀಲವರು ಎಂಬುದಾಗಿ ಹೆಸರು ಇದು ಹೆಚ್ಚು ಕಮ್ಮಿ ಕುಶಲವ ಅನ್ನೋದನ್ನೇ ಹೋಲುವಂತಹ ಒಂದು ಶಬ್ದ ಆ ಹುಡುಗರಿಗೆ ಆಗಲೇ ವಾಲ್ಮೀಕಿ ಸಂಗೀತ ಕಲಿಸಿದ್ರು ಸಾಹಿತ್ಯ ಕಲಿಸಿದ್ರು ವೇದಗಳನ್ನು ಕಲಿಸಿದ್ರು ಆ ಹುಡುಗರು ಎಲ್ಲವನ್ನ ಕಲಿತಿದ್ರು ಗುರುಗಳು ಕೊಟ್ಟದ್ದೆಲ್ಲವನ್ನ ಕಲಿತಿದ್ರು ಅಷ್ಟು ಚಿಕ್ಕ ವಯಸ್ಸು ಸುಮಾರು ಎಂಟು ವರ್ಷದ ಹುಡುಗರು ನಮಗ್ ಕೊಡಿ ಅದರನ್ನು ಈ ಪಾದ ಹಿಡ್ಕೊಂಡ್ರು ಗುರುಗಳೇ ಈ ರಾಮಾಯಣ ನಮಗ್ ಕೊಡಿ ನನಗೆ ಚಿಂತೆ ಇದನ್ನು ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಅವ್ರು ಕೇಳಲಿಲ್ಲ ಕೊಡಿ ಅಂತ ಇವರು ಕೇಳಿಬಿಟ್ರು ಇವರ ಕಣ್ಣಲ್ಲಿ ನೀರು ಬಂತು ವಾಲ್ಮೀಕಿಗಳಿಗೆ ನೋಡಿದ್ರು ತೌತು ಮೇಧಾವಿನೋ ದೃಷ್ಟ ಇಷ್ಟು ಸಣ್ಣ ಹುಡುಗರಿಗೆ ಇಷ್ಟು ದೊಡ್ಡ ಕಾವ್ಯ ರಾಮಾಯಣವನ್ನು ಕೊಟ್ಟರೆ ನಿಂತುಕೊಳ್ಳುತ್ತೆ ತಲೆಯಲ್ಲಿ ಹಸಿ ಮಣ್ಣಲ್ಲಿ ಮಾಡಿದ ಇಟ್ಟಿಗೆಯನ್ನು ಒಂದರ ಮೇಲೊಂದಿಟ್ಟು ಕಟ್ಟಿದರೆ ಗೋಡೆ ಹಾಗೆ ದಡಂ ಅನ್ನುತ್ತೆಯೋ ಒಳಗಿದ್ದವರು ಸಾಯ್ತಾರೆಯೋ ಹಾಗೆ ಒಬ್ಬನಿಗೆ ಈ ದೊಡ್ಡ ಗ್ರಂಥವನ್ನು ಕೊಡಬೇಕಾದ್ರೆ ಮನಸ್ಸಿನ ಭೂಮಿಕೆ ಹೇಗಿದೆ ನೋಡಬೇಕಲ್ಲ ಮೇಧಾವಿನೋ ದೃಷ್ಟ ಮೇಧಾಶಕ್ತಿ ಇದು ಭಾರತ ದೇಶದ ಜನರಿಗೆ ವಿಶೇಷವಾಗಿ ಬ್ರಾಹ್ಮಣರಿಗೆ ಇದು ದೈವದತ್ತವಾದ ಶಕ್ತಿ ಹತ್ತು ಸಾವಿರ ಮೇಲ್ಪಟ್ಟು ಮಂತ್ರಗಳ ಋಗ್ವೇದದ ಮಹಾಗ್ರಂಥವನ್ನ ಇವತ್ತಿಗೂ ಮೊದಲಿಂದ ಕೊನೆಯ ತನಕ ಪುಸ್ತಕ ನೋಡದೆ ಕಂಠಸ್ವಾಗಿ ಹೇಳ್ತಕ್ಕಂಥ ವೈದಿಕ ಪರಂಪರೆಯ ದೊಡ್ಡ ವಿದ್ವಾಂಸರನ್ನು ಕಾಣ್ತಾರೆ ಅದನ್ನು ನೀವು ಘನಕ್ರಮದಲ್ಲಿ ಕ್ರಮಪಾಠದಲ್ಲಿ ಜಟೆಯಲ್ಲಿ ಕ್ಯೂಬಿಕಲ್ ಕ್ವಾಡ್ರಪುಲ್ ಆ ರಿಸರ್ವೇಷನ್ಸ್ ವೇದ ಮಾಡುವ ಕ್ರಮ ಇದೆಯಲ್ಲ ಆಶ್ಚರ್ಯವಾಗುತ್ತೆ ತಮಿಳುನಾಡಲ್ಲಿ ವಿಶೇಷವಾಗಿ ಆಂಧ್ರದಲ್ಲಿ ಅಂತಹ ಸಣ್ಣ ಸಣ್ಣ ಹುಡುಗರಿದ್ದಾರೆ ಎಂಟು ಹತ್ತು ವರ್ಷದ ಹುಡುಗರು ವೇದ ಕಂಠಪಾಠ ಇಷ್ಟನೇ ಕಾಂಡ ಇಷ್ಟನೇ ಅನುವಾಕ ಇಷ್ಟನೇ ಮಂತ್ರದಲ್ಲಿ ಇಷ್ಟನೇ ನಂಬರ್ ಪದ ಯಾವುದು ಅಂದ್ರೆ ಟಕ್ ಕಟ್ ಹೇಳ್ತಕ್ಕ ವಿದ್ಯಾರ್ಥಿಗಳಿದ್ದಾರೆ ಒಂದು ಪದವನ್ನು ಕೊಟ್ಟು ಇದು ಯಾವ ಕಾಂಡದಲ್ಲಿ ಬರುತ್ತೆ ಯಾವ ಜಾಗದಲ್ಲಿ ಬರುತ್ತೆ ಅಂತ ನಂಬರ್ ಹೇಳ್ತಾರೆ ಹುಡುಗರು ಆ ಕಲಸಿ ಅವ್ರಿಗೆ ಅದೇ ಅಭ್ಯಾಸ ನೆನಪಿಟ್ಟುಕೊಳ್ಳುವುದೇ ಅಭ್ಯಾಸ ಯಜುರ್ವೇದ ಸಾಮಾನ್ಯವಲ್ಲ ಗದ್ಯಾಕಾರದಲ್ಲಿರುವುದು ಸಾಮವೇದ ರಾಗದಲ್ಲಿರುವುದು ಇವುಗಳನ್ನು ಹಾಗೆ ಕಂಠಪಾಠ ಮಾಡ್ತೀಯಾರೆ ಇವತ್ತು ಹಾಗೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕವನ್ನು ಕಂಠಪಾಠ ಮಾಡಿಬಿಟ್ಟು ಹುಡುಗರು ಹೇಳಿಕೊಟ್ಟಿದ್ದಾರೆ ಯಾಕೆ ವೇದೋಪಬ್ರಹ್ಮಣಾರ್ಥಾಯ ವೇದಗಳ ಅರ್ಥವನ್ನು ವಿಶದೀಕರಣ ಮಾಡುವುದಕ್ಕೆ ವೇದ ಪುರುಷನ ಗಂಟಲು ಎಲ್ಲಿ ಶಿಥಿಲವಾಗ್ತದೆಯೋ ಅಲ್ಲಿ ಇಬ್ಬರು ಶಿಷ್ಯರು ಗಾಯಕರಿಗೆ ಹಿಮ್ಮೇಳ ಹೇಳುವಂತೆ ವೇದಾರ್ಥಗಳ ವಿಷದೀಕರಣಕ್ಕೆ ಇದನ್ನು ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಸಕಲ ರಸಗಳನ್ನಿಟ್ಟರು ಈ ಹುಡುಗರು ಅಭ್ಯಾಸ ಮಾಡಿದರು ವಾಚೋ ವಿಧೇಯಂ ತತ್ಸರ್ವಂ ಕೃತ್ವ ಕಾವ್ಯಂ ಅನಿಂದಿತವು ವಾಚೋ ವಿಧೇಯಂ ಮಾತು ಹೇಳದ ಕೇಳಬೇಕು ಲೇ ಮಗು ಲವ ಇದು ಬಾಲಕಾಂಡದಲ್ಲಿ ಇಪ್ಪತ್ತನೇ ಸರ್ಗದಲ್ಲಿ ಈ ಶ್ಲೋಕ ಇರಬೇಕಲ್ಲ ನೋಡೋ ಇದರ ಅರ್ಧ ಭಾಗ ಇನ್ಯಾವುದೋ ತಕ್ಷಣ ಹುಡುಗರು ವಾಲ್ಮೀಕಿಗೆ ಹೇಳೋರು ಯಾವ ಕಾಂಡದಲ್ಲಿ ಯಾವ ಜಾಗದಲ್ಲಿ ಯಾವ ಶ್ಲೋಕ ಎಲ್ಲಿ ಬರುತ್ತದೆ ವಾಚೋ ಅಂತ ತತ್ಸರು ಇದನ್ನು ಹೇಳಿದ್ದಾರೆ ಬಹಳ ಸಂತೋಷವಾಯಿತು ವಾಲ್ಮೀಕಿಗೆ ಇಬ್ಬರು ಹುಡುಗರು ತಯಾರಾದರು ರಾಮಾಯಣಕ್ಕೆ ನಮ್ಮ ಆಶ್ರಮದಲ್ಲಿಯೇ ಪ್ರಯೋಗವಾಗಲಿ ಪ್ರಥಮ ಪ್ರಯೋಗ ಅಂತ ಹೇಳಿ ಅವರು ದೊಡ್ಡ ಕುಲಪತಿಗಳು ವಾಲ್ಮೀಕಿ ಕುಲಪತಿ ಅವರ ದೊಡ್ಡ ಆಶ್ರಮ ಹೇಗಿತ್ತು ಒಂದು ವಿಶ್ವವಿದ್ಯಾಲಯ ಹತ್ತಾರು ಸಾವಿರ ವಿದ್ಯಾರ್ಥಿಗಳು ಸಾವಿರ ಸಾವಿರ ಗಟ್ಟಲೆ ಗುರುಗಳು ವೇದ ಕೇಳ್ತೀರಾ ಸಂಗೀತ ಕೇಳ್ತೀರಾ ನರ್ತನ ಕೇಳ್ತೀರಾ ವಾಣಿಜ್ಯ ಕೇಳ್ತೀರಾ ರಾಜನೀತಿ ಶಾಸ್ತ್ರವನ್ನು ಕೇಳ್ತೀರಾ ದಂಡನೀತಿಯನ್ನು ಕೇಳ್ತೀರಾ ಮಿಲಿಟರಿ ಟ್ರೈನಿಂಗ್ ಕೇಳ್ತೀರಾ ಕುದುರೆ ಹತ್ತುವುದು ಆನೆ ಹತ್ತುವುದು ಇದಕ್ಕೆಲ್ಲಕ್ಕೆ ಅಧ್ಯಾಪಕರು ಬ್ರಾಹ್ಮಣರು ಕಲಿಯುವಂತಹ ರಾಜಕುಮಾರರು ವೈಶ್ಯಪುತ್ರರು ಕ್ಷತ್ರಿಯರು ಬ್ರಾಹ್ಮಣರು ಅನೇಕ ಸಾವಿರ ಗಟ್ಟಲೆ ಇರತಕ್ಕಂತಹ ದೊಡ್ಡ ಆಶ್ರಮ ವಾಲ್ಮೀಕಿ ಆಶ್ರಮ ಅದರಲ್ಲಿ ಹುಡುಕಿದರು ವಾಲ್ಮೀಕಿ ಸಂಗೀತ ತಿಳಿದವರು ಶಬ್ದಶಾಸ್ತ್ರ ತಿಳಿದವರು ವ್ಯಾಕರಣ ತಿಳಿದವರು ತರ್ಕವನ್ನು ತಿಳಿದವರು ನಾಟ್ಯವನ್ನು ತಿಳಿದವರು ಅವರೆಲ್ಲರನ್ನ ಸಭೆ ಕೂಡಿಸಿಬಿಡೆಯ ಭರದ್ವಾಜ ಇವತ್ತು ಬೆಳಿಗ್ಗೆಯಿಂದ ನಮ್ಮ ರಾಮಾಯಣದ ಪ್ರಯೋಗ ಆಗಲಿ ವಿದ್ವಾಂಸರ ಮೊದಲು ಎಲ್ಲ ಕೇಳಿ ಅವರ ಮನಸ್ಸಿಗೆ ಹೇಗೆ ಬರುತ್ತೆ ನೋಡಿಕೊಂಡು ಮುಂದೆ ಇದನ್ನು ಅಯೋಧ್ಯೆಯಲ್ಲಿ ಹೇಳಿಸೋಣ ಎಂಬುದಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ ಪ್ರಯೋಗ ತುಂಬ ಯಶಸ್ವಿಯಾಯಿತು ಋಷೀಣಾಂಚ ದ್ವಿಜಾತೀನಾಂ ಸಾಧೂನಾಂಚ ಸಮಾಗಮಂ ಯಥೋಪದೇಶಂ ತತ್ವಜ್ಞ ಜಗತಸ್ಥೌ ಸಮಾಹಿತೌ ಉಪದೇಶ ಹೇಗಾಗಿದೆ ಅದೇ ಕ್ರಮದಲ್ಲಿ ಹೇಳಿದರು ಒಂದು ಅಕ್ಷರ ಹೆಚ್ಚಿಗೆ ಸೇರಿಸೋದು ಇಲ್ಲದೆ ತೆಗೆಯೋದು ಇದು ರಾಮಾಯಣ ವ್ಯಾಖ್ಯಾನವಲ್ಲ ಶ್ಲೋಕಗಳನ್ನು ಹೇಳುವುದು ಗಮಕ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಅರ್ಥ ವಿಶದೀಕರಣವಿರಲಿಲ್ಲ ಓದು ಜಾಡಿನಲ್ಲಿ ಅರ್ಥ ತಿಳಿದುಬಿಡಬೇಕು ಆ ಶ್ಲೋಕ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ದಿವಸಕ್ಕೆ ದಿವಸಕ್ಕೆ ಇಷ್ಟಿಷ್ಟು ಕ್ರಮದಲ್ಲಿ ಇಷ್ಟಿಷ್ಟೇ ಕಂತುಗಳಲ್ಲಿ ಹೇಳಬೇಕು ಅಂತ ರಾಮಾಯಣವನ್ನು ಇವರು ಹೇಳ್ತಾ ಹೇಳ್ತಾ ಜನರೆಲ್ಲ ಕೇಳಿದ್ರು ಕೇಳಿದ್ರು ಆಶ್ರಮದಲ್ಲಿದ್ದವರೆಲ್ಲ ಬಂದು ಕೂತ್ಕೊಂಡ್ರು ಬೇರೆ ಆಶ್ರಮಗಳಿಂದ ಬರೋಕ್ ಶುರು ಮಾಡಿದರು ಹಳ್ಳಿಗಾಡಿಂದ ಬರೋಕ್ ಶುರು ಮಾಡಿದರು ಮೈಕ್ರೋಫೋನ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಹಾಗೆ ಹೇಳಿರ್ಬೇಕು ನೋಡ್ಕೊಳ್ಳಿ ಸರ್ಕ್ಯುಲರ್ ವರ್ತುಲಾಕಾರದಲ್ಲಿ ಎಲ್ಲ ಕೂತಿದ್ದಾರೆ ಹುಡುಗರು ತಿರುಕೊಂಡು ತಿರುಕೊಂಡು ಹೇಳ್ತಿದ್ದಾರೆ ತಂಬೂರಿ ಹಾಕಿಕೊಂಡು ಮೆಟ್ಟಲಿಲ್ಲದ ವೀಣೆಯಲ್ಲಿ ನಿಮಗೆ ಈ ಸಾಪಾಸ ಗುರುತು ಎಲ್ಲೆಲ್ಲಿ ಬರುತ್ತೆ ಗೊತ್ತಲ್ಲ ಹೇಳ್ತಾರೆ ಮುಂದೆ ಅದೇ ಜಾಗದಲ್ಲಿ ನುಡಿಸ್ತಾ ಹೇಳಬೇಕು ರಾಮಾಯಣವನ್ನ ಅಂತ ಇದು ಹೇಳ್ತಾ ಹೇಳ್ತಾ ಒಂದೊಂದು ದಿವಸದ ಈ ರಾಮಾಯಣವನ್ನ ಕೇಳಿ ಕೇಳಿ ಒಬ್ಬರೊಬ್ಬರು ಗುಜು ಗುಜು ಮಾತನಾಡಿಕೊಳ್ತಾ ಇದ್ದರು ಋಷಿಗಳು ಕೇಳಿದವರು ಚಿರನಿರ್ವೃತ್ತಮಪ್ಯೇತತಿ ಪ್ರತ್ಯಕ್ಷಮಿವ ದರ್ಶಿತಂ ಇದು ಯಾವತ್ತೋ ನಡೆದ ಕಥೆ ಕಾಣು ನಮ್ಮೆದುರಿಗೇ ನಡೆಯುವಂತೆ ಕಾಣುವಂತೆ ವಾಲ್ಮೀಕಿ ರಚನೆ ಮಾಡಿದ್ದಾರಲ್ಲಪ್ಪ ಇದೇನು ಕೌತುಕ ವಿಶ್ವಾಮಿತ್ರ ಕೋಪ ಎಂಥದ್ದು ತಾಟಿಕೆ ಸತ್ತವಳೆಂಥ ಘೋರ ತಾಟಿಕೆ ಆ ಕಥೆ ಕಣ್ಣೆದುರಿಗೆ ಹಾಯುವಂತೆ ಬರೆದಿದ್ದಾರಲ್ಲ ಹುಡುಗರು ಹಾಡ್ತಾ ಇದ್ದಾರಲ್ಲ ಪ್ರವಿಶ್ಯ ಬಹು ಸುಷ್ಟು ತಥಾಭಾವಂ ಮಗಾಯತಾಂ ಪ್ರವಿಶ್ಯ ಶಬ್ದಗಳಲ್ಲಿ ಭಾವದಲ್ಲಿ ಪ್ರವೇಶ ಮಾಡಿ ಹಾಡ್ತಾ ಇದ್ದಾರೆ ಸಂಗೀತಗಾರ ಹಾಡುವಾಗ ಆ ಹಾಡಿನ ಭಾವದಲ್ಲಿ ರಾಗದ ಭಾವದಲ್ಲಿ ತಾನು ಪ್ರವೇಶ ಮಾಡಬೇಕು ನುಗ್ಗಬೇಕು ನುಗ್ಗಿ ತಾನು ಸಭೆಯಲ್ಲಿದ್ದೇನೆ ಅನ್ನೋದನ್ನ ಮರೆಯಬೇಕು ಒಬ್ಬ ಕವಿ ಇಂಗ್ಲಿಷ್ ಕವಿ ಹೇಳ್ತಾನೆ T S W B Yeats you are the music while the music lasts ಈ ಮಾತು ಅರ್ಥವಾಗುತ್ತೆ ನೋಡಿ ಇವಾಗ ಸಂಗೀತ ಕೇಳ್ತೀರಿ ಆನಂದ ಪಡ್ತೀರಿ ಸಂಗೀತ ಎಲ್ಲಿದೆ ಅಲ್ಲ ಅದಕ್ಕೆ ಸ್ಪಂದನ ಮಾಡುವ ನೀವೇ ಸಂಗೀತ ಸ್ವರಗಳು ನೀವೇ ವಾದ್ಯಗಳು ನೀವು ಸಂಗೀತ ಆಗಿಬಿಡ್ತೀರಾ ಹೊತ್ತಿನಲ್ಲಿ ಇಬ್ಬರಿದ್ದಾರೆ ಒಬ್ಬ ಹಾಡಿದಂತೆ ಕಾಣಿಸ್ತಾ ಇದೆ ಇಬ್ಬರ ಸ್ವರ ಒಂದೇ ಸ್ವರದಂತೆ ಇದೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು ಎಂಬುದಾಗಿ ಸಂತೋಷಪಟ್ಟರು ರಾಮಾಯಣದ ಮಂಗಳ ಮಹೋತ್ಸವ ಬಂತು ಋಷಿಗಳೆಲ್ಲ ಎದ್ದು ಮಕ್ಕಳಿಗೆ ಏನಾದ್ರು ಚಿಕ್ಕ ಚಿಕ್ಕ ಕಾಣಿಕೆ ಕೊಡಬೇಕಲ್ಲ ಗುರು ಕಾಣಿಕೆ ಏನು ಕೊಟ್ಟರು ಅಂತ ಕೇಳಿದ್ರೆ ಇದು ಋಷಿಗಳ ಬಡತನಕ್ಕೆ ಒಂದು ಕನ್ನಡಿ ಹಿಡಿಯುವಂತೆ ಕೊಟ್ಟಿದ್ದಾರೆ ವಾಲ್ಮೀಕಿ ಬಡತನ ಅಂದ್ರೆ ಸೆಲ್ಫ್ ಇಂಪೋಸ್ಡ್ ಪಾವರ್ಟಿ ಅತ್ಯಂತ ತೃಪ್ತ ಸರಳ ಜೀವನದ ಬ್ರಾಹ್ಮಣ ಶ್ರೇಷ್ಠರು ಹಣ ಗಳಿಕೆಗೆ ಗಂಟು ಬೀಳದೆ ಅವರ ಜೀವನ ನಡೆಯೋದಕ್ಕೇನು ಬೇಕು ಅಷ್ಟು ಆಶ್ರಮದಲ್ಲಿ ಇದ್ದೇ ಇತ್ತು ಅನ್ನ ವಸತಿ ಮುಂತಾದವು ತಮ್ಮ ತಮಗೆ ಉಚಿತವಾದ ರೀತಿಯಲ್ಲಿ ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ ಏನೇನು ಬಹುಮಾನ ಕೊಟ್ಟರು ಒಬ್ಬರು ಕಮಂಡಲು ಕೊಟ್ಟರು ಒಬ್ಬರು ಉಟ್ಕೊಳ್ಳೋ ನಾರ್ಮಡಿ ಕೊಟ್ಟರು ವಲ್ಕಲಂ ಚೀರಂ ಅನ್ಯ ಇನ್ನೊಬ್ಬ ಔದುಂಬರೀಂ ಬೃಸೀಮನ್ಯ ಅತ್ತಿ ಮರದ ತೊಗಟೆಯಿಂದ ಮಾಡಿದ ಕೂತ್ಕೊಳ್ಳೋಕೆ ಬೇಕಾದಂತಹ ಒಂದು ಹಾಸು ಕೃಷ್ಣಾಜನಿಗೆ ಸಬ್ಸ್ಟ್ಯೂಟ್ ಅದು ಅತ್ತಿ ಮರದ ತೊಗಟೆ ಬಹಳ ಮೃದುವಾಗಿರುತ್ತೆ ದತ್ತಾತ್ರೇಯ ಮಾಸ ಸ್ಥಾನ ಅದು ಬೃಸಿ ಕೂತ್ಕೊಳ್ಳುವಂಥದ್ದು ಕೆಲವರು ದರ್ಭೆ ಮುಷ್ಟಿ ಕೊಟ್ಟರು ಕೆಲವರು ಹುಡುಗರಿಗೆ ಜುಟ್ಟು ಕಟ್ಟಿಕೊಳ್ಳುವುದಕ್ಕೆ ಬೇಕಾದ ಬಾಳೆ ಬಾಳೆದಾರನ್ನ ಕೊಟ್ಟರು ಜಟಾಬಂಧನಂ ಬುದ್ಧಿಹಿರಿಯ ಋಷಿಗಳಿಗೆ ಬ್ರಾಹ್ಮಣರಾಗಿದ್ದಾರೆ ನೋಡಿ ಸಣ್ಣ ಹುಡುಗರು ಜಡೆ ಕಟ್ಟಿಕೊಳ್ಳೋಕೆ ಬೇಕಾದ ನಾರು ಕೊಟ್ಟಿದ್ದಾರೆ ಕೆಲವರು ಇನ್ನೊಬ್ಬ ಸಂಕೋಚ ಪಟ್ಕೊಂಡು ಹುಡುಗರನ್ನ ಕಡಿದು ಕೌಪೀನವನ್ನ ಕೊಟ್ಟ ಬರೆದಿದ್ದಾರೆ ವಾಲ್ಮೀಕಿ ಅಂದ್ರೆ ಬ್ರಾಹ್ಮಣರು ಹೀಗಿದ್ರೆ ಬ್ರಾಹ್ಮಣರು ಹಣಕ್ಕೆ ಗಂಟು ಬಿದ್ದರೆ ಬ್ರಾಹ್ಮಣ್ಯ ಹೋಯ್ ಸಂಪಾದನೆ ಗಂಟು ಬೀಳಬಾರದು ಜಟಾಬಂಧನಂ ಇನ್ನೊಬ್ಬ ಮಗು ಕೊಡೋಕೆ ಏನೂ ಇಲ್ಲಪ್ಪ ಅಂತ ತಬ್ಬಿಕೊಂಡು ಕಣ್ಣೀರು ಹಾಕಿ ಆಯುಷ್ಯ ಮಪರೇ ದೀರ್ಘಾಯುಷ್ಮಂತನಾಗಿ ಬಾಳು ಅಂದರು ಹೀಗೆ ಯಾರ್ಯಾರು ಏನೇನಿತ್ತೋ ಆ ಮಕ್ಕಳನ್ನು ಸಂತೋಷ ಪಡಿಸಿದ್ದಾರೆ ತುಂಬ ಪ್ರಶಸ್ತ ಪ್ರಶಾಸನ ಮಾಡಿದ್ದಾರೆ ಅಭಿಗೀತ ವಿದಂಗೀತಂ ಸರ್ವಗೀತೇಶು ಕೋವಿದವು <coughs> ಹುಡುಗರು ರಾಮಾಯಣವನ್ನೇ ಹಾಡಿದರು ಸರ್ವಗೀತೇಶು ಕೋವಿದವು ಯಾವ್ಯ ಕಾವ್ಯ ಕೊಟ್ಟರು ಹಾಡು ಸಂಗೀತ ಚೆನ್ನಾಗಿ ಗೊತ್ತಿದೆ ರಾಗಗಳನ್ನು ಬದಲಿ ಮಾಡ್ತಾ ಇದ್ದಾರೆ ಮೂರು ಶ್ಲೋಕ ನಾಲ್ಕು ಶ್ಲೋಕ ಆಗೋ ಹೊತ್ತಿಗೆ ರಾಗ ಬದಲಿ ಮಾಡುವುದು ನಮ್ಮ ತಂದೆಯವರು ಹಾಗೋದು ರಾಮಾಯಣವನ್ನು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಗ್ರಂಥ ಇಲ್ಲಿ ಎದೆಗೆ ಉತ್ತರಿಯ ಕಟ್ಟುಬಿಟ್ಟು ಕೂತ್ರೆ ಏಕಾಸನದಲ್ಲಿ ಕೂತ್ರೆ ಆರು ಗಂಟೆ ಎಂಟು ಗಂಟೆ ಕಾಲ ಜಾಗ ಬಿಟ್ಟು ಹೇಳ್ತಿರ್ಲಿಲ್ಲ ಕೇಳುವವ್ರಿಗೆ ಅರ್ಥ ಆಗಲಿ ಬಿಡ್ಲಿ ರಾಗಶ್ರವಣವಾಗಬೇಕು ಹಾಗೆ ಓದ್ತಾ ಇದ್ರು ರಾಮಾಯಣವನ್ನ I have been condition that ತಿಳಿಲಿ ಬಿಡಲಿ ಅವ್ರು ಓದ್ತಾ ಇದ್ದಿದ್ದು ಕೇಳಬೇಕು ಕಾಂಬೋದಿ ವೈರ್ವಿ ತೋಡಿ ರಾಗ ತಗೊಂಡ್ರೆ ಆ ಶ್ಲೋಕಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಅವ್ರು ಮಾಡ್ತಕ್ಕಂಥ ರೀತಿ ಕೆಲವರು ಹೇಳಿದರು ಈ ಕಾವ್ಯ ಎಲ್ಲಿ ಶುರುವಾಗ್ತದೆಯೋ ಅಲ್ಲೇ ಮುಕ್ತಾಯವಾಗ್ತಾ ಇದೆಯಲ್ಲ ಇದು ಒಂದು ಆಶ್ಚರ್ಯ ಇದು ಆಶ್ಚರ್ಯವಿದಮಾಖ್ಯಾನಂ ಮುನಿನ ಸಂಪ್ರಕೀರ್ತಿತಂ ಪರಂ ಕವೀನಾಮಾಧಾರಂ ಸಮಾಪ್ತಂಚ ಯಥಾಕ್ರಮಂ ಶುರುವಾಗೋದು ಒಂದು ಕಡೆ ಮುಕ್ತಾಯ ಆಗೋದು ಒಂದು ಕಡೆ ಅಸಂಬದ್ಧ ಪ್ರಲಾಪಗಳು ನಡುವೆ ಹಾಗಿದ್ರೆ ಕಾವ್ಯ ಆಗೋದಿಲ್ಲ ಅಲ್ಲಿ ಹೇಳಿದ್ರೆ ಮುಗಿಸ್ಲೇ ಇಲ್ವಲ್ಲ ಒಂದು ಪಾಯಿಂಟ್ ತೆಗೆದ್ರೆ ಆ ಪಾಯಿಂಟ್ಗೆ ಬರಬೇಕು ಲೂಸ್ ಎಂಡ್ಸ್ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವರು ಇದೆ ಅಂತ ಆಕ್ಷೇಪ ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡ್ತೇವೆ ಸಮಯ ಬಂದಾಗ ಹೇಳ್ತೇವೆ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ದೂಷಣೆಯನ್ನು ಯಾರು ಹೇಳಿದ್ರೆ ಮೈ ಉರಿದು ಹೋಗ್ತದೆ ನನಗೆ ಇದಕ್ಕೆ ವಾಲ್ಮೀಕಿ ತಾನಾಗಿ ಹೇಳಬೇಕು ಅಂತ ಹೇಳಿದ್ದಲ್ಲ ಭಗವತ್ ಪ್ರೇರಣೆಯಿಂದ ಬಂದದ್ದು there are simply no loose ends ಎಲ್ಲಿ ಮುಟ್ಟಿದರೆ ಅದು ಜಡೆ ಹೆಣದ ಹಾಗೆ ಒಂದೇ ರೀತಿಯಲ್ಲಿ ಹೋಗ್ತಕ್ಕದ್ದು ವಿಚಿತ್ರಾರ್ಥವದಂ ಸೌಮ್ಯಕ್ಕೆ ಗಾಯಕವು ಸಮಚೋದಯತೆ ವಿಚಿತ್ರಾರ್ಥವನ್ನು ಒಂದು ಪದ ಒಂದು ಶಬ್ದ ಒಂದು ಕಡೆ ಬಂದಿರುತ್ತೆ ಅದಕ್ಕೆ ನಾನಾರ್ಥಗಳುಂಟು ಒಂದರ್ಥ ಹಿಡಿಯೋದ್ರೂ ಸಾಕಾಗತ್ತೆ ನಮಗೆ ಇಷ್ಟೊಂದು ಅರ್ಥ ಇಲ್ಲಿದೆಯೇ ನಿಮಗೆ ಸಂಶಯ ಬರುತ್ತೆ ಇಲ್ಲದೆ ಎದ್ದು ಹೇಳ್ತಾ ಇದ್ದೀರಿ ಅಂತ ಆಕ್ಷೇಪ ಮಾಡ್ತೀರಿ ಮನೆಗೆ ಹೋಗುವಷ್ಟರಲ್ಲಿ ಇಲ್ಲ ಇಲ್ಲ ಅವರು ಹೇಳಿದ್ದೆ ಸರಿ ಅಂತ ನಿಮಗೆ ಅನಿಸುತ್ತೆ ವಾಲ್ಮೀಕಿ ಹೇಳಿದ ಶೋಕೋಕ್ತಿಯಲ್ಲಿ ಶ್ಲೋಕ ಇರಬಹುದು ಅಂತ ಅವರಿಗೇ ಗೊತ್ತಿರಲಿಲ್ಲ ಕವಿಗಿಂತ ಕಾವ್ಯ ದೊಡ್ಡದು ಅಲ್ಲೇ ಪ್ರೂವ್ ಮಾಡಿಬಿಟ್ರು ಒಂದು ಶ್ಲೋಕದ ಅರ್ಥವನ್ನ ಇಷ್ಟೇ ಅಂತ ಹೇಳುವುದಕ್ಕೆ ಕವಿ ಯಾರು ನಿಮ್ಮ ಕೈ ಕಾವ್ಯ ಬಂತು ನೀವು ಮಗುವನ್ನು ಹಡಿತೀರಿ ತಾಯಿ ಈ ಮಗುವಿನ ಹೃದಯವನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗತ್ಯ ಮಗು ಬೆಳೆದು ದೊಡ್ಡವನಾದ ಮೇಲೆ ಅವನು ನಿಮಗಿಂತ ದೊಡ್ಡವನಾಗ್ತಾನೆ ಕವಿ ಹಣದ ಕಾವ್ಯ ಕವಿಗಿಂತ ದೊಡ್ಡದು ಇದು ಹೇಳ್ತಾರೆ ನಮ್ಮ ಮೀಮಾಂಸಗಾರರು ಇಂಥ ರಾಮಾಯಣವನ್ನೇ ಕೇಳಬೇಕು ಎಂಬುದಾಗಿ ಇಲ್ಲಿ ಪ್ರಚೋದನೆಯಾಯಿತು ಋಷಿಗಳೆಲ್ಲ ಕೇಳಿದರು ಸಂತೋಷಪಟ್ಟರು ಪ್ರಾಯಶಃ ವಾಲ್ಮೀಕಿಗೂ ಹೇಳಿದರು ಹೇ ಭಗವನ್ ಇದನ್ನ ಹುಡುಗರು ಇಲ್ಲಿ ಹೇಳೋದು ದೊಡ್ಡದಲ್ಲ ಇದನ್ನು ರಾಮನೇ ಕೇಳಬೇಕಲ್ಲ ಅಂತ ಋಷಿಗಳಿಗೂ ಬಯಕೆಯಾಯಿತು ಇದು ಹೇಳ್ತಾ ಹೇಳ್ತಾ ರಾಮಾವತಾರ ಮುಗೀತಾ ಮುಗೀತಾ ಉತ್ತರಕಾಂಡಕ್ಕೆ ಬರ್ತಾ ಇದ್ದೇವೆ ನೋಡಿ ಉತ್ತರಕಾಂಡ ತಗೊಂಡು ಮತ್ತೆ ಬಾಲಕಾಂಡಕ್ಕೆ ಬರುತ್ತೇವೆ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ರಚಿಸಿ ಮುಗಿಸುವ ಹೊತ್ತಿಗೆ ಶತ್ರುಘ್ನ ಅಯೋಧ್ಯೆಯಿಂದ ಬಂದ ಏನಪ್ಪ ಸಮಾಚಾರ ಅಂದ್ರು ಏನಿಲ್ಲ ನಮ್ಮ ಪ್ರಭುಗಳು ಕೊನೆಯ ಅಶ್ವಮೇಧೆಯಾಗುವನ್ನ ಸಂಕಲ್ಪ ಮಾಡಿದ್ದಾರೆ ತಾವು ಶಿಷ್ಯ ಸಮೇತರಾಗಿ ದಯಮಾಡಿಸಬೇಕಂತೆ ಇದು ಪತ್ರಿಕೆ ಸಮರ್ಪಣೆ ಮಾಡಿ ಗುರುಪಾದಕ್ಕೆ ನಮಸ್ಕಾರ ಮಾಡಿದ ವಾಲ್ಮೀಕಿಗಳಿಗೆ ಕಣ್ಣಲ್ಲಿ ನೀರು ಉಂಟಾಯಿತು ಆಹಾ ಇದು ಭಗವತ್ ಸಂಕಲ್ಪ ಎಷ್ಟಾಶ್ಚರ್ಯವಿದೆ ಇದು ನಾನು ಪ್ರವಚನಗಳಲ್ಲಿ ಎಷ್ಟೋ ಹೇಳೋಕ್ಕಾಗೋದಿಲ್ಲ ಒಂದು ತಿಂಗಳು ಕೊಟ್ಟಿದ್ದೀರಿ ಮಹಾರಾಯರು ಇಲ್ಲೊಂದು ವಿಷಯ ಹೇಳ್ತೇನೆ ಅನೇಕ ಕವಿಗಳು ನಮ್ಮ ಕನ್ನಡದ ತೊರವೇ ರಾಮಾಯಣವನ್ನು ಮೊದಲುಗೊಂಡು ಮುಗ್ಗರಿಸಿದ ನೂರಾರು ಭಾಗಗಳು ವಾಲ್ಮೀಕಿಯಲ್ಲಿವೆ ಒಂದು ಪ್ರಶ್ನೆ ಕೇಳಿದ್ರೆ ನೀವು ಯಾರು ಉತ್ತರ ಕೊಡಲಾರ್ರಿ ಅಂತ ಪ್ರಶ್ನೆ ಯಾಕೆ ಕೇಳ್ತೀರಿ ಅಂತ ಕೇಳಬೇಡಿ ಆ ಪ್ರಶ್ನೆ ಯಾಕೆ ಕೇಳ್ತೀರಿ ಅಂದ್ರೆ ಉತ್ತರ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೋಸ್ಕರವಾಗಿ ರಾಮಚಂದ್ರ ಸ್ವಾಮಿಯ ಕೊನೆಯ ಅಶ್ವಮೇಧ ಎಲ್ಲಿ ನಡೆಯಿತು ಯಾರು ಹೇಳ್ತೀರಾ ಒಬ್ರು ಬ್ಯೂಟಿಫುಲ್ ನಾ ಹೇಳಿದ್ದೆಲ್ಲೋ ಕೇಳಿರ್ಬೇಕು ನೀನು ನೈಮಿಷಾರಣ್ಯದಲ್ಲಿ ನಡೆಯಿತು ಎರಡನೇ ಪ್ರಶ್ನೆ ಯಾತಕ್ಕೆ ಅಂತ ಹೇಳ್ತೀರಾ ಪೌಂಡರೀಕಾಶ್ವಮೇಧಾಭ್ಯಾಂ ವಾಜಪೇಯೇನ ಚಾಸಕೃತಿ ಅನ್ಯೇಶ್ಚ ವಿವಿಧೈರ್ಯಜ್ಞೈ ಅಯಜತ್ ಪಾರ್ಥಿವಾತ್ಮಜ ರಾಜ್ಯಂಚ ದಶಸಹಸ್ರಾಣಿ ಪ್ರಾಪ್ಯ ರಾಘವ ಶತಾಶ್ವಮೇಧಾನಾಜಹ್ರೇ ಸದಶ್ವಾನ್ ಭೂರಿ ದಕ್ಷಿಣಾನ್ ಪಟ್ಟಾಭಿಷೇಕ ಸರ್ಗದಲ್ಲಿ ಹೇಳ್ತಾರೆ ಪೌಂಡರೀಕ ಅಶ್ವಮೇಧ ಇವುಗಳನ್ನು ನೂರಾರು ಸಲ ಮಾಡಿದ್ದ ರಾಮಚಂದ್ರ ದಕ್ಷಿಣೆ ತಗೊಂಡು ಹೋಗೋದಕ್ಕೆ ಭಾರ ಆಗಿ ಬ್ರಾಹ್ಮಣರು ಮಹಾರಾಯ ನಿನ್ನ ಯಜ್ಞಾರು ಸಾಕು ಮಾಡು ದಕ್ಷಿಣೆಯಾದರೂ ಕಮ್ಮಿ ಮಾಡು ನಮ್ಮ ಕೈಲಿ ಹತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಶತಾಶ್ವಮೇಧಾನಾಜ ನೂರ ಮಾಡಿಬಿಟ್ಟ ರಾಮಚಂದ್ರ ಅದನ್ನು ಅಲ್ಲೇ ಹೇಳಿದ್ದಾರೆ ಪಟ್ಟಾಭಿಷೇಕ ಸರ್ಗದಲ್ಲಿ ಅಂದ್ರೆ ನಾವು ಉತ್ತರಕಾಂಡಕ್ಕೆ ಈ ಪ್ರಸಂಗಕ್ಕೆ ಬರುವುದಕ್ಕೆ ಪೂರ್ವದವರೆಗೂ ಅಶ್ವಮೇಧಗಳಲ್ಲಿ ನಡೀತಾ ಇದ್ದವು ಅಯೋಧ್ಯೆಯಲ್ಲಿ ನಡೀತಾ ಇದ್ದವು ಸರೈವಾಶ್ಚ ಉತ್ತರೇ ತೀರೆ ಯಜ್ಜಭೂಮಿರ್ವಿಧೀಯತಾಂ ದಶರಥ ರಾಮಜನನಕ್ಕೆ ಪೂರ್ವದಲ್ಲಿ ಒಂದು ಯಾಗವನ್ನು ಅಶ್ವಮೇಧವನ್ನು ಮಾಡಿದ ಆಗ ನಡೆದದ್ದು ಸರಯು ನದುವಿನ ಉತ್ತರ ತೀರದಲ್ಲಿ ಅಯೋಧ್ಯೆಗೆ ಹೋಗಿದ್ದೀರಾ ಎರಡು ಸಲ ಹೋಗುವ ಭಾಗ್ಯ ಉಂಟಾಯಿತು ಒಂದನೇ ಸಲ ಹೋದಾಗ ರಾಮಾಯಣದಲ್ಲಿ ಬರುವ ಎಲ್ಲ ಪಟ್ಟಾಭಿಷೇಕದ ಘಟ್ಟಗಳನ್ನು ಸೇರಿಸಿ ನದಿ ತೀರದ ಒಂದು ಗುಡಿಸಲ್ಲಿ ನಾನು ಪಟ್ಟಾಭಿಷೇಕವನ್ನು ಮಾಡಿದೆ ಆ ಸಂದರ್ಭದಲ್ಲಿ ಬಾಬರಿ ಮಸೀದಿ ಇನ್ನೂ ಇತ್ತಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಸಿಖ್ಖರು ನಾನೆಲ್ಲ ಪ್ರದಕ್ಷಿಣೆ ಮಾಡಿ ಅಲ್ಲಿದ್ದವರು ರಿಸರ್ವ್ ಪೊಲೀಸ್ನಲ್ಲಿ ತಮಿಳುನಾಡಿನವನೊಬ್ಬ ಇದ್ದ ರಾಮಾವತಾರವಾದ ಈ ಡೂಮ್ ಇದೆಯಲ್ಲ ಇದರ ಮಧ್ಯದಿಂದ ಒಂದು ಹಿಡಿ ಮಣ್ಣು ಮೃತ್ತಿಕೆ ನಾನು ಕೊಡು ಅಂತ ಕೇಳಿದೆ ನಾ ಗುದ್ಲಿ ತಗೊಂಡಾಗದ್ರೆ ಆಕ್ಷೇಪ ಮಾಡ್ತಾರೆ ನೀವು ಆ ಕಡೆ ಎಲ್ಲಿ ತಂದು ಕೊಡ್ತೇನೆ ಅಂತ ಅವನು ಕಳ್ಳತನದಿಂದ ತಂದು ಕೊಟ್ಟ ಅದನ್ನು ಅಷ್ಟಕೋಣಾಕಾರದ ಪೆಟ್ಟಿಗೆಯಲ್ಲಿಟ್ಟು ರವದ್ವಾರ ದೇವಾನಾಂ ಯೋಧ್ಯ ನಮ್ಮ ಮನೆಯಲ್ಲಿ ಅಷ್ಟಚಕ್ರದ ಪೆಟ್ಟಿಗೆಯಲ್ಲಿ ಆ ಮೃತ್ತಿಗೆಯನ್ನಿಟ್ಟು ಸ್ವಾಮಿ ರಾಮಚಂದ್ರನನ್ನು ಪ್ರತಿಷ್ಠೆ ಮಾಡಿದ್ದೇನೆ ನಾನು ಅಯೋಧ್ಯೆಯಲ್ಲೇ ಇದ್ದೇನೆ ಅಂತ ಭಾವ ಅಯೋಧ್ಯೆಯಲ್ಲೇ ಪ್ರಾಣ ಬಿಡಬೇಕು ಅಂತ ಸಂಕಲ್ಪ ದೇವರಿಷ್ಟ ಅಯೋಧ್ಯೆಯಲ್ಲಿ ಇದ್ದು ಬಿಡಬೇಕು ಅದು ಹೇಳ್ತಾ ಹೇಳ್ತಾನೆ ನನ್ನ ಸಂಕಲ್ಪವನ್ನು ದೇವರು ಬೇರೆ ರೀತಿ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಮನೆಗೆ ಅಯೋಧ್ಯೆ ಅಂತ ಹೆಸರಿಟ್ಟೆ ಧಾರವಾಡದಲ್ಲಿ ಅಲ್ಲಿಂದ ಔಟ್ ಮಾಡಿದ ಭಗವಂತ ಹದಿಮೂರು ವರ್ಷ ಆದಮೇಲೆ ನನ್ನ ಮಗ ಇಲ್ಲೊಂದು ಮನೆ ಕಟ್ಟಿ ಅದಕ್ಕೆ ಅಯೋಧ್ಯ ಅಂತ ಹೆಸರಿಟ್ಟಿದ್ದಾನೆ ಅಪ್ಪನಿಗೆ ಬೇಜಾರಾಗದೇ ಇರಲಿ ಅಂತ ಅಯೋಧ್ಯ ಅದರ ಆಕರ್ಷಣೆ ಏನು ಹೇಳಿ ನಾನು ಎರಡು ಸಲ ಹೋಗಿದ್ದೇನೆ ಸುಮಾರು ಏಳೂವರೆ ಸಾವಿರ ರಾಮದೇವರ ಗುಡಿಗಳಿವೆ ಅಯೋಧ್ಯೆಯಲ್ಲಿ ಮಹಾರಾಯರೇ more than seven thousand five 7,500 Rama temples every house is a temple ನೀವು ಸಾಯಂಕಾಲ ಸಂಧ್ಯಾವನ್ನು ಮಾಡಿಕೊಂಡು ಒಂದು ಸುತ್ತು ಅಯೋಧ್ಯೆಯಲ್ಲಿ ಬಂದರೆ ಪ್ರತಿ ಒಂದು ಮನೆಯಲ್ಲಿ ತುಳಸಿ ರಾಮಾಯಣವನ್ನು ಹಾರ್ಮೋನಿಯಂ ತಬಲಾ ಇಟ್ಟುಕೊಂಡು ಹಾಡ್ತಾ ಇರುವುದನ್ನು ಕೇಳ್ತೀರಿ ಭಾಗ್ಯವಂತರು ಸಾಯಂಕಾಲದ ಹೊತ್ತು ನೀವು ಸುತ್ತಾಡಬೇಕು ರಾಮಚಂದ್ರ ದರ್ಬಾರ್ ನಡೆಸಿದ ಜಾಗ ಅವನ ಜನನವಾದ ಜಾಗ ಒಂದೊಂದು ತೋರಿಸ್ತಾರೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಧಾಮನಿ ರಾಮದಾಸ್ಜಿ ಮಹಾಂತ್ ಎಂಬುವ ಮಹಾಭಕ್ತರು ಉತ್ತರಾದಿ ಮಹಾಂತರು ರಾಮಾನಂದಿಯ ಪರಂಪರೆಯವರು ನಾವು ಹೋದಾಗ ದಡೂತಿ ಶರೀರ ಒಂದು ಗೋಣಿ ಮೇಲೆ ಕೂತಿರೋರು ವಾಲ್ಮೀಕಿ ಭವನ್ ಅಂತ ಕಟ್ಟಿಸಿದ್ದಾರೆ ನೂರಂತಸ್ತಿನ ಕಟ್ಟಡ ಆಗಿನ ಕಾಲದಲ್ಲಿ ಹದಿನೈದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಅದು ಆರು ಕೋಟಿ ರೂಪಾಯಿ ಆಯ್ತಂತೆ ಅದರ ಸ್ವಾರಸ್ಯ ಏನು ಅಂದರೆ ಇಲ್ಲಿ ಗೋಡೆಗಳಿಗೆ ಈ ಸೌಂಡ್ ಪ್ರೂಫ್ ಹಾಕಿರೋ ಹಾಗೆ ನೆಲದಿಂದ ಈ ಸ್ಪೀಕರ್ ಇರುವಷ್ಟು ಎತ್ತರಕ್ಕೆ ಅಮೃತಶಿಲೆಯ ಕಲ್ಲುಗಳನ್ನು ಜೋಡಿಸಿ ಮೂರಂತಸ್ತಿಗೂ ಕೆಳಗಿಂದ ನೀವು ಒಂದು ಕಡೆ ರೌಂಡ್ ಹಾಕ್ತಾ ಮೇಲಕ್ಕೆ ಹೋದರೆ ಸಮಗ್ರ ವಾಲ್ಮೀಕಿ ರಾಮಾಯಣವನ್ನು ಬರಿಗಣ್ಣಿನಲ್ಲಿ ಕನ್ನಡಕ ಇಲ್ಲದೆ ಓದುವಂತೆ ಒಂದೊಂದು ಶ್ಲೋಕದ ಮೇಲೆ ಬಂಗಾರವನ್ನು ಮೆತ್ತಿಸಿ ವಾಲ್ಮೀಕಿ ರಾಮಾಯಣವನ್ನು ಮಾಡಿದ್ದಾರೆ ವಾಲ್ಮೀಕಿ ರಾಮಾಯಣದ ಮ್ಯೂಸಿಯಂ ಮಾಡಿದ್ದಾರೆ ಪ್ರತಿಯೊಂದು ಜಗತ್ತಿನ ಭಾಷೆಯಲ್ಲಿರುವ ಸಕಲ ರಾಮಾಯಣಗಳನ್ನು ಒಂದು ಕಡೆ ಸಂಗ್ರಹಿಸಿಟ್ಟಿದ್ದಾರೆ ಅದನ್ನು ದರ್ಶನ ಮಾಡುವುದಕ್ಕೋಸ್ಕರವಾಗಿ ಆದರೂ ದಯವಿಟ್ಟು ಅಯೋಧ್ಯೆಗೆ ಹೋಗಿ ಬನ್ನಿ ನೀವು ನಾಳೆ ಹೊರಡೋದಾದರೆ ನೀವು ಬಂದ ಮೇಲೆಯೇ ಮತ್ತೆ ಪ್ರವಚನ ಶುರು ಮಾಡಿಕೊಂಡು ಅಯೋಧ್ಯೆ ಅಯೋಧ್ಯೆ ದೇವಾನಾಂ ಯೋಧ್ಯ ಇದು ದೇವತೆಗಳ ಊರು ಆ ಮುಂದೆ ಬರುತ್ತೆ ವರ್ಣನೆ ಅಲ್ಲಿ ಸರಿಯೂ ನದಿ ಒಂದು ವಿಚಿತ್ರವಾದ ನದಿ ಸರಿಯೂ ನದಿ ಎಲ್ಲಿ ಹುಟ್ಟುತ್ತೆ ಅನೇಕರಿಗೆ ಗೊತ್ತಿಲ್ಲ ಅದು ಮಾನಸ ಸರೋವರದಲ್ಲಿ ಹುಟ್ಟುತ್ತೆ ಹಿಮವತ್ ಪರ್ವತದ ಎತ್ತರ ಮೇಲ್ಗಡೆಯಲ್ಲಿ ಮಾನಸ ಸರೋವರ ಹಿಮಾಲಯ ಪರ್ವತದಲ್ಲಿ ಯಾವುದೋ ಒಂದು ಕಣ್ಣಿನಿಂದ ಹುಟ್ಟಿ ಬರುತ್ತದೆ ಈ ಸರಯೂ ನದಿ ಅದರಷ್ಟು ಸಿಹಿ ತೀರ್ಥ ಭಾರತ ದೇಶದಲ್ಲಿ ಇನ್ಯಾವುದೇ ನದಿಗೆ ಇಲ್ಲ ಮೊಸಳೆಗಳು ಹೆಚ್ಚು ಒಳಗೆ ಹೋಗಬೇಡಿ ಈಜೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ತೀರ್ಥಪಾನ ಮಾಡಿ ಆ ನದಿಯ ಜಾಣತನ ಎಂಥದ್ದು ಅಂದ್ರೆ ನದಿ ಎತ್ತರದಲ್ಲಿದೆ ಊರು ತಗ್ಗಿನಲ್ಲಿದೆ ಅಯೋಧ್ಯೆ ಆ ನದಿ ಹೇಗೆ ಹರಿಯುತ್ತೆ ಅಂದ್ರೆ ಊರಿನ ಕಡೆಗೆ ತಂಗಾಳಿಯನ್ನು ಬೀಸಿ ಆ ಕಡೆ ಖಾಲಿ ಇರುವ ದಡಕ್ಕೆ ಮರಳನ್ನೆಲ್ಲ ಹೊಡೆದುಕೊಂಡು ಹೋಗ್ತದೆ ಮರಳೆಲ್ಲ ಆ ಕಡೆಗೆ ರಂಗೋಲಿ ಹಾಕೋದಕ್ಕೆ ಸುಲಭವಾದ ಮರಳಿದ್ದ ಹಾಗೆ ಗಾಳಿ ಬರ್ತದೆ ಆ ಗಾಳಿ ತೋರು ಆ ಮರಳೆಲ್ಲ ಅಲ್ಲಿ ಹೋಗುತ್ತೆ ಊರು ತಂಪಾಗಿರುವಂತ ಅದ್ಭುತವಾದ ಊರು ಆ ಮರಳಿನ ರಾಶಿ ಮೇಲ್ಗಡೆ ಸರೈವಾಶ್ಚ ಉತ್ತರೇ ತೀರೆ ಯಜ್ಞಭೂಮಿರ್ವಿಧೀಯತಾಂ ಅಲ್ಲಿ ಅಶ್ವಮೇಧ ಬಂಟಪವನ್ನು ಕಟ್ಟುತ್ತಾ ಇದ್ರು ದಶರಥರಿಯಾಗಗಳು ಅವರ ಪೂರ್ವ ಮಾಂಧಾತ ಭಗೀರಥ ದಿಲೀಪ ಸಗರ ಮೊದಲಾದವರೆಲ್ಲ ಅಶ್ವಮೇಧ ಮಾಡಿದ್ದು ಅದೇ ಜಾಗದಲ್ಲಿ ರಾಮಚಂದ್ರ ಸ್ವಾಮಿ ತನ್ನ ಅನೇಕ ಅಶ್ವಮೇಧಗಳನ್ನು ಮಾಡಿದ್ದು ಅಲ್ಲಿ ಆದರೆ ಈ ಕೊನೆಯ ಶ್ವಮೇಧವನ್ನ ಗೋಮತಿ ತೀರದಲ್ಲಿ ನೈಮಿಷಾರಣ್ಯದಲ್ಲಿ ಚಕ್ರತೀರ್ಥವೆಂಬ ಜಾಗದಲ್ಲಿ ಮಾಡಿದ್ದಾನೆ ಇದರ ಸ್ವಾರಸ್ಯ ತುಂಬಾ ಇದೆ ವಾಲ್ಮೀಕಿ ಅದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ ಇವತ್ತು ಹೇಳ್ತಾ ಕೂತರೂ ಉಪನ್ಯಾಸ ಎಲ್ಲ ಅದೇ ಆಗುತ್ತೆ ಇನ್ನು ಕಥೆ ಮುಂದಕ್ಕೆ ಹೋಗಬೇಕು ಸಮಯ ಬಂದಾಗ ಹೇಳ್ತೇನೆ ನೋಡಿಕೊಂಡು ಸರ್ ತೆಗಿಬೇಕು ಸ್ವಸ್ತಿ ಪ್ರಜಾಭ್ಯ ಇಲ್ಲೇ ಹೇಳೋದಲ್ಲ ಆಹ್ವಾನ ಬಂದ್ಬಿಡ್ತು ವಾಲ್ಮೀಕಿ ವರ್ತಮಾನೇ ತಥಾಭೂತೆ ಯಜ್ಞೇ ಚ ಪರಮಾದ್ಭುತೆ ಸಶಿಷ್ಯಾದಗಾಮಾಶೋ ವಾಲ್ಮೀಕಿ ಮುನಿಪುಂಗವಹ ಮುಂದೆ ಕಥೆ ಇದು ಅದರ ಹಿಂದಿನ ಕಥೆ ಹೇಳ್ತೇನೆ ನೀವು ಬರಬೇಕಂತೆ ಅಂತ ಹೇಳಿ ಕಳಿಸ್ದ ರಾಮಚಂದ್ರ ಅಲ್ಲಿ ಹೇಗೆ ಕಟ್ಟಿದ್ದಾರೆ ಆ ಊರನ್ನ ಹೊಸ ಊರನ್ನ ಗೋಮತಿ ನದಿ ತೀರದಲ್ಲಿ ಅಯೋಧ್ಯೆಯಂತೆ ಯಥಾವತ್ ಸೃಷ್ಟಿ ಮಾಡಿಟ್ಟಿದ್ದಾರೆ ಹಣಕೇನು ಒಂದು ಕಾಂಗ್ರೆಸ್ ವರ್ಷದ ಸಮ್ಮೇಳನ ಏರ್ಪಡಿಸಿದರೆ ಒಂದು ಅಹಿಂದ ಸಮ್ಮೇಳನಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ನೋಡಿದ್ದೀರಿ ನೀವು ರಾಮಚಂದ್ರನ ಅಶ್ವಮೇಧ ಒಂದು ವರ್ಷ ನಡೆಯುವಂತಹ ಅಶ್ವಮೇಧಕ್ಕೆ ಹೊಸ ನಗರ ನಿರ್ಮಾಣವಾಗಿದೆ ಅದರಲ್ಲಿ ಆ ಅಶ್ವಮೇಧ ಅತ್ಯಪೂರ್ವವಾದದ್ದು ಇದು ಕೊನೆಯದು ಅಂತ ಪ್ರಭು ಮನಸ್ಸಲ್ಲಿ ಮಾಡಿಕೊಂಡಿದ್ದಾನೆ ಅನೇಕರಿಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದ ಸುಗ್ರೀವನ ಮೊದಲು ಬರ್ಮಾಡು ಅಂತ ಉಳಿದಿದ್ದ ಅಶ್ವಮೇಧಗಳಿಗೆ ಅವರನ್ನೆಲ್ಲ ಕರೆದಿರಲಿಲ್ಲ ವಾರ್ಷಿಕ ನಡೀತಾ ಇತ್ತು ಹಾಗೆಯೇ ಅದು ಸುಗ್ರೀವನನ್ನು ಕರೆಸು ಎರಡನೇದು ಅದು ಅಷ್ಟೇ ಅಲ್ಲ ಕಿಷ್ಕಿಂಧೆಯಲ್ಲಿರುವ ಸಕಲ ವಾನರ ವೀರರು ಸಮೇತ ಬರಬೇಕು ಅಂತ ಹೇಳು ಕೊನೆಯ ಶ್ರಮೇಧ ನೋಡಲಿ ಎರಡನೇದು ವಿಭೀಷಣನಿಗೆ ಬರ ಹೇಳು ಅತ್ಯಂತ ಪ್ರಿಯವಾದ ಕೆಲಸ ಮಾಡಿದ್ದಾನೆ ದಾಕ್ಷಿಣಾತ್ಯರು ಪೂರ್ವಾತ್ಯರು ಅನೇಕ ದೊರೆಗಳು ಯಾರ್ಯಾರಿದ್ದಾರೆ ನಮ್ಮ ಸಾಮಂತರು ಎಲ್ಲರನ್ನ ಬರುಮಾಡು ಎಲ್ಲ ಋಷಿಗಳನ್ನು ಮುನಿಗಳನ್ನು ಬರುಮಾಡು ಒಂದು ಗುರುಕುಲವನ್ನು ಬಿಡಬೇಡ ಲಕ್ಷ್ಮಣ ಎಲ್ಲರೂ ಬಂದು ಸೇರಬೇಕು ಯಜ್ಞವಾಟಿಕೆಯಲ್ಲಿ ಮಾಟಷ್ಟ ಸುಮಹಾನ್ ಗೋಮತ್ಯ ನೈಮಿಷೇವನೆ ಇಲ್ಲಿದೆ ನೋಡಿ ಪ್ರಮಾಣ ನಾನು ವಾಲ್ಮೀಕಿಯನ್ನು ಎದುರಿಗಿಟ್ಕೊಂಡು ಒಂದು ಮಾತು ಸುಳ್ಳನ್ನು ಹೇಳುವನಲ್ಲ ಹೇಳಿದ ದಿವಸ ನನ್ನ ಬಾಯಲ್ಲಿ ರಾಮ ಹೋಗ್ತಾನೆ ಪ್ರಮಾಣ ಬಾಯಲ್ ರಾಮಾಯಣ ಗೊತ್ತಿದ್ರು ಪುಸ್ತಕ ಹಾಕಿಟ್ಕೊಳ್ತಾರೆ ಎದುರಿಗೆ ಅಂತ ನಿಮಗೆ ನಂಬಿಕೆ ಬರಬೇಕು ಇದು ಓದಿದ್ರೆ ಗೊತ್ತಾಗುತ್ತೆ ಗೋಮತ್ಯ ನೈಮಿಷೇ ನಮ್ಮ ದೇಶದ ಎಲ್ಲ ಪುರಾಣಗಳನ್ನು ಸೂತ ಪೌರಾಣಿಕರು ದ್ವಾಪರ ಯುಗದಲ್ಲಿ ವ್ಯಾಸ ಶಿಷ್ಯರಾಗಿ ನಮಗೆಲ್ಲರಿಗೂ ಉಪದೇಶ ಮಾಡಿದ್ದಾಗ ನೈಮಿಷಾರಣ್ಯ ಅರಣ್ಯ ರೂಪದಲ್ಲಿದ್ದಾನೆ ಭಗವಂತ ನಾವು ಅದಕ್ಕೆ ಹೋಗಿಲ್ಲ ಎನ್ನುವ ಯಾತ್ರೆ ಅದೊಂದು ಬಾಕಿ ಕೂತಿದೆ ಅಯೋಧ್ಯೆಯಲ್ಲಿ ಇದು ಲಿಸ್ಟ್ ಹೇಳ್ತಾ ಇದ್ದೇನೆ ಅಯೋಧ್ಯೆಯಲ್ಲಿ ರಾಮಾಯಣ ಸಮಗ್ರ ರಾಮಾಯಣ ಹೇಳಬೇಕು ಅಂತ ಒಂದು ಆಸೆ ಗಂಗೋತ್ರಿಯಲ್ಲಿ ಭಾಗವತ ಹೇಳಬೇಕು ಅಂತ ಒಂದು ಆಸೆ ಈ ಭೂಮಿಯಲ್ಲಿ ನೈಮಿಷ ಕ್ಷೇತ್ರದಲ್ಲಿ ಯಾವುದಾದರೂ ಒಂದು ವಿಷ್ಣು ಪುರಾಣವನ್ನು ಹೇಳಬೇಕು ಅಂತ ಆಸೆ ಆಯುಷ್ಯ ಕಡಿಮೆ ಶಕ್ತಿ ಕಡಿಮೆ ಆಶಯ ಬಹಳ ಅಪಾರವಾದದ್ದು ಹೇಗೆ ನಡೆಸ್ತಾನೆಯೋ ದೇವರು ಗೊತ್ತಿಲ್ಲ ಅವನಿಗೆ ಬಿಟ್ಬಿಡೋಣ ಒಂದು ವರ್ಷ ಪೂರ್ತಿ ನಡೆಯುವ ಜಾಗದಲ್ಲಿ ಎಷ್ಟೊಂದು ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆಯೋ ಬಂದವರಿಗೆ ಎಲ್ಲ ಜಾತಿಯವರಿಗೆ ಅದಕ್ಕೆ ಬೇಕಾದಂತಹ ಶತಂ ಸಹಸ್ರಂ ಸಹಸ್ರಾಣಾಂ ತಂಡುಲಾನಾಂ ವಪುಷ್ಮತಾಂ ಒಳ್ಳೆ ಜಾತಿ ಅಕ್ಕಿ ಭತ್ತ ಎಲ್ಲವನ್ನು ಶೇಖರಿಸೋ ಲಕ್ಷ್ಮಣ ಅಯುತಂ ತಿಲದ್ರುಮ ತಿಲಮುದ್ರಾನ ಎಳ್ಳಿನ ಮೂಟಗಳನ್ನು ತರಿಸು ಪುಷ್ಟಿ ಕೊಡುವಂತಹ ಪದಾರ್ಥ ಅದು ಚಣಕಾನಾಂ ಕಡಲೆ ಮೂಟೆಯನ್ನು ತರಿಸು ಕುಳಿತ್ತಾನಾಂ ಕುಳಿತ ಅಂದ್ರೆ ತಮಿಳಲ್ಲಿ ಕೊಳ್ಳು ಅಂತ ಹೇಳ್ತೇವೆ ಹುರುಳಿ ನಿತ್ಯ ಸಾರು ಮಾಡಬೇಕು ನಿತ್ಯ ಪಲ್ಯ ಮಾಡಬೇಕು ನಿತ್ಯ ಶುಂಡಲ್ ಮಾಡಬೇಕು ಗುಗ್ರಿ ಮಾಡಬೇಕು ಇದಕ್ಕೆ ಬೇಕಾದ್ದೆಲ್ಲ ತೋರಿಸು ಮಾಷಾಣ ಉದ್ದು ಲವಣ ಸಚ ಸಮುದ್ರದಲ್ಲಿ ತಯಾರಾಗುವ ಉಪ್ಪು ಭೂಮಿಯಲ್ಲಿಯೇ ಸಿಕ್ಕುವಂತಹ ಉಪ್ಪು ಇವುಗಳನ್ನು ತರಿಸಿಟ್ಕೋ ಎಲ್ಲ ಸಣ್ಣ ಸಣ್ಣ ವಿಷಯ ಈ ಡೀಟೇಲ್ಸ್ ಎಲ್ಲ ಸ್ವಯಂ ರಾಮಚಂದ್ರ ಕೊಡ್ತಾನೆ ಗೌವ್ಯಂ ನಾನಾ ಜಾತಿಯ ತುಪ್ಪಗಳು ವರ್ಷಗಟ್ಟಲೆ ಕಡದೇ ಇರತಕ್ಕಂತಹ ತುಪ್ಪಗಳು ಅಷ್ಟೇ ಅಲ್ಲ ಸುವರ್ಣ ಕೋಟ್ಯ ಅಪಟ ಬಂಗಾರದ ನಾಣ್ಯಗಳು ನಾಣ್ಯ ಮಾಡದೆ ಒಡವೆಗೆ ಬೇಕಾದಂತಹ ಬಂಗಾರ ಹಿರಣ್ಯಸ್ಯ ಶತೋತ್ತರಾಹ ಇದೆಲ್ಲವನ್ನು ನೀನು ಒಂದು ಸಿದ್ಧ ಮಾಡು ಮೊದಲು ಭರತ ಅಲ್ಲಿಗೆ ಹೋಗಲಿ ಅಗ್ರತೋ ಭರತ ಟೌನ್ ಪ್ಲಾನಿಂಗ್ ಪೂರ್ತಿ ಭರತ ನೋಡಿಕೊಳ್ಳಿ ವಸಿಷ್ಠರು ವಾಮದೇವರು ಮಂತ್ರಿಗಳು ಹೋಗಿ ಅಗ್ರಹಾರ ನಿರ್ಮಾಣ ಹೇಗಾಗಬೇಕು ಯಾರ್ಯಾರು ಯಾವ್ಯಾವ ಬೀಜ ಜಾಗ ಮಾಡಬೇಕು ಕುಂಬಾರದಲ್ಲಿ ಮೇದರಲ್ಲಿ ನೇಕಾರದಲ್ಲಿ ಶಿಲ್ಪಿಗಳಲ್ಲಿ ಎಲ್ಲರಿಗೂ ಜಾಗವನ್ನು ಮಾಡು ಬುದ್ಧಿ ಹೊರಟೆ ಎಂದ ಲಕ್ಷ್ಮಣ ಸ್ವಲ್ಪ ತಡೆಯೋ ಕಾಂಚನಿ ಮಮ ಇಂಚ ದೀಕ್ಷಾರ್ಹಂ ಯಜ್ಞ ಕರ್ಮಣಿ ಸೀತ ಇಲ್ಲದೆ ಯಜ್ಞ ಮಾಡುವ ಓ ಲಕ್ಷ್ಮಣ ಉಳಿದಿದ್ದ ಯಜ್ಞಗಳೆಲ್ಲ ಮಾಡುವಾಗ ಅವಳಿದ್ದಳು ಮಹಾತಾಯಿ ಈಗ ನನ್ನ ಪಕ್ಕದಲ್ಲ ಅವಳಿಲ್ಲದೆ ಅಪತ್ನೀಕನಿಗೆ ಯಜ್ಞಾಧಿಕಾರವಿಲ್ಲ ಅದಕ್ಕಾಗಿ ಬಂಗಾರದಲ್ಲಿ ಸೀತೆಯ ಒಂದು ಪ್ರತಿಮೆಯನ್ನು ಮಾಡಿಸು ಹೇಗಿರಬೇಕು ದೀಕ್ಷಾರ್ಹಾಂ ಯಜ್ಞ ಕರ್ಮಣಿ ನಾನು ದೀಕ್ಷೆ ವಹಿಸುವುದಕ್ಕೆ ಅವಳು ಸರಿಯಾದ ಮುದ್ರೆಯಲ್ಲಿರಬೇಕು ನಾ ಕಂಕಣ ಕಟ್ಟಿದ್ರೆ ಕಟ್ಟಿಸ್ಕೊಳ್ಳೋ ಕೈ ಸಿದ್ಧವಾಗಿರಬೇಕು ಆ ಪ್ರತಿಮೆಯನ್ನು ನೋಡಿ ಸೀತೆ ಇದು ಬ್ರಾಹ್ಮಣನಿಗೆ ಹತ್ತು ಲಕ್ಷ ಹಣ್ಣು ಕೊಡ್ತಾ ಇದ್ದೇನೆ ಒಂದು ಉದ್ಧರಣಿ ತೀರ್ಥ ಹಾಕುವಂದ್ರೆ ಆ ಕೈಯಲ್ಲಿ ಉದ್ಧರಣಿ ಹಿಡ್ಕೊಂಡು ತೀರ್ಥ ಹಾಕುವಂತೆ ಇರಬೇಕು ಬಲಗೈಯಲ್ಲಿ ಅಂಥದೊಂದು ವಿಗ್ರಹವನ್ನು ಮಾಡು ಎಂಬುದಾಗಿ ಎಷ್ಟು ನೊಂದುಕೊಂಡು ಹೇಳ್ತಾನೆ ರಾಮಚಂದ್ರ ಬಂಗಾರದ ವಿಗ್ರಹ ರಾಮಾವತಾರ ಸಂಪೂರ್ಣವಾದಾಗ ಅಂತ ಒಂದು ಕೃತಿಗೆ ಒಂದು ಕಾದಂಬರಿ ಬರದೆ ಶ್ರೀನಿವಾಸ ಏನೋರು ಪಬ್ಲಿಷರು ಅವ್ರಿಗೂ ನಮಗೂ ಕೊಸರಾಟ ಎರಡು ವರ್ಷ ಮೂರು ವರ್ಷ ಅದ್ಯಾವುದೋ ಪತ್ರಿಕೆಯಲ್ಲಿ ಸೀರಿಯಲ್ ಬಂತು ರಾಮಾವತಾರದ ಕೊನೆಗಳಿಗೆಗಳು ಅಂತ ಟೈಟ್ಲ್ ಕೊಟ್ಟಿದ್ದೆ ನೀವು ಪಬ್ಲಿಷ್ ಮಾಡಿ ಸ್ವಾಮಿ ರಾಮಾವತಾರದ ಕೊನೆ ನಾನು ಹೆಂಗೆ ಪಬ್ಲಿಷ್ ಮಾಡಲಿ ಇದು ಕೊನೆ ಆಗಬಾರದು ಗ್ರಂಥ ಇದನ್ನ ಪಬ್ಲಿಷ್ ಮಾಡೋದಿಲ್ಲ ಅವರು ಕೇಳ್ತಲೇ ಇರಬೇಕು ರಾಮಾಯಣವನ್ನ ಇದು ಕೊನೆಯಾಗಬಾರದು ಅನ್ನೋ ಗ್ರಂಥ ನನಗೆ ಐವತ್ತು ಶ್ಲಾಬರ್ಗ ಅಷ್ಟು ಏನು ಹೇಳಬೇಕು ಇವರಿಗೆ ಅದಕ್ಕೆ ಬೇರೆ ಏನಾದರೂ ಹೆಸರಿಡಿ ಸಂಪೂರ್ಣವಾದಾಗ ಸ್ವಲ್ಪ ಇದ್ದರಲ್ಲಿ ವಾಶ್ ಮಾಡಿ ಕೊಟ್ಟ ಮೇಲೆ ಅವರು ಪಬ್ಲಿಷ್ ಮಾಡಿದ್ರು ಆಮೇಲೆ ಕೇಳ್ತಾರೆ ಮೊದಲನೇ ಏಳು ಅಧ್ಯಾಯಗಳನ್ನು ಯಾವ ಮೂಡ್ನಲ್ಲಿ ಬರೆದ್ರಿ ನೀವು ಸೀತಾದೇವಿ ದಯವಿಟ್ಟು ಹೋಗಿ ಪುಸ್ತಕ ಔಟ್ ಆಫ್ ಪ್ರಿಂಟ್ ಈಗ ಮತ್ತೆ ಆಗ್ತಾ ಇದೆ ಅಚ್ಚು ಸೀತಾದೇವಿ ರಸಾತಳಕ್ಕೆ ಹೋಗಿಬಿಟ್ರು ಇದಕ್ಕಿಂತ ಸ್ವಲ್ಪವೇ ಮುಂದೆ ಬರುವ ಕಥೆ ಅದಾದ ಮೇಲೆ ಎಷ್ಟೋ ದಿವಸಗಳ ಕಾಲ ಅಂತಃಪುರದ ಬಾಗಿಲು ಹಾಕಿಬಿಟ್ಟ ರಾಮಚಂದ್ರ ಭರತ ಶತ್ರುಘ್ನ ಒಬ್ಬರಿಗೂ ಭೇಟಿ ಕೊಡಲಿಲ್ಲ ಅನ್ನವಿಲ್ಲ ಆಹಾರವಿಲ್ಲ ಕೌಶಲ್ಯ ಬಂದಿರಲಿಲ್ಲ ಲವಕುಶರು ಬಂದರೆ ಇಲ್ಲ ಯಾರೂ ಇಲ್ಲ ಆ ಅಂತಃಪುರದ ತನ್ನ ಏಕಾಂತ ಕೊಠಡಿಯಲ್ಲಿ ತಾನು ಧರಿಸ್ತಾ ಇದ್ದಂತಹ ತಲೆಯ ಬಂಗಾರದ ಕಿರೀಟ ಒಂದು ಕಡೆ ತಾನು ಉಪಯೋಗ ಮಾಡ್ತಾ ಇದ್ದ ಪಾದಿಕೆ ಒಂದು ಕಡೆ ಬಂಗಾರದ ಪ್ರತಿಮೆ ಸೀತಾದೇವಿ ಒಂದು ಕಡೆ ಆ ಏಕಾಂತದಲ್ಲಿ ಸೀತಾದೇವಿ ದಿವಸಕ್ಕೊಂದು ಸಲ ಪಾದುಕೆಯಿಂದಲೋ ಕಿರೀಟದಿಂದಲೋ ಬಂಗಾರದ ಪ್ರತಿಮೆಯಿಂದಲೋ ಮಾತನಾಡುವಂತೆ ಆ ರಾಮ ಸೀತೆಯರ ಸಂಭಾಷಣೆ ಅದು ಏಳು ಅಧ್ಯಾಯವನ್ನು ಅದು ಹೇಗೆ ನನಗೆ ದೇವರು ಪ್ರೇರಣೆ ಕೊಟ್ಟನೋ ಗೊತ್ತಿಲ್ಲ ಏನೋ ಒಂದು ಬರೆದಿಟ್ಟಿದ್ದೇನೆ ಸೀತಾದೇವಿ ಕೇಳ್ತಾಳೆ ನಾನು ಮಾತ್ರ ಮುಟ್ಟೋಕೆ ಬರಬೇಡಿ ನಾನು ನಿಮ್ಮನ್ನು ಮಾತನಾಡಿಸ್ತಾ ಅತ್ತೆ ಪ್ರಭು ಪಾದುಕೆಯನ್ನು ಮಾತನಾಡ್ತಾಳೆ ದೇವಿ ನಿಮ್ಮ ನಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ಪ್ರಭು ನಾನು ಜೀವಂತ ಇರುವಾಗ ಪ್ರಭು ಅದು ಹೇಗೆ ನೀವು ನಿರ್ಜೀವವಾದ ಪ್ರತಿಮೆಯನ್ನಿಟ್ಕೊಂಡು ಯಾಗವನ್ನು ಮಾಡಿದ್ರಿ ಅಂತ ಕೇಳ್ತಾಳೆ ನಿಮ್ಮ ಹೃದಯ ಕಾಲಕ್ಕೆ ಹೋಗುತ್ತೆ ಆ ಪುಸ್ತಕ ಓದಿದರೆ ಅದಕ್ಕೆ ಪ್ರೇರಕವಾದದ್ದು ಉತ್ತರಕಾಂಡ ವಾಲ್ಮೀಕಿ ನಮ್ಮ ಗುರು ಅನ್ನಪಾನಾನಿ ವಸ್ತ್ರಾಣಿ ಅನುಗಾನಾಂ ಮಹಾತ್ಮನಾಂ ಎಲ್ಲ ಬರ್ತಾರೆ ವಾನರರು ರಾಕ್ಷಸರು ಅವರವರಿಗೂ ಉಚಿತವಾದ ರೀತಿಯಲ್ಲಿ ಆಹಾರ ವಿಹಾರ ಬಿಡಾರ ಎಲ್ಲ ರಚನೆ ಮಾಡು ಅಂತ ಹೇಳಿ ನೈಮಿಷೇ ವಶತಸ್ತಸ್ಯ ವನರಾಜಪಾಹ ಮುಂದಿನ ಸರ್ಗದಲ್ಲಿಯೂ ದ್ವಿನವಚಿತಮ ತೊಂಬತ್ತೆರಡನೇ ಸರ್ಗ ಉತ್ತರಕಾಂಡದಲ್ಲಿ ತಿರುಗಿ ಹೇಳ್ತಾರೆ ಇದು ನಡೆದಿದ್ದು ನೈಮಿಷಾರಣ್ಯದಲ್ಲಿ ನನಗೆ ತಡೆಯೋಕ್ಕಾಗ್ತಾ ಇಲ್ಲ ಕುತೂಹಲ ಹೇಳಿಬಿಡ್ತೇನೆ ಎಲ್ಲ ಬಿಟ್ಟು ನೈಮಿಷಾರಣ್ಯ ಅಲ್ಯಾಕೆ ಮಾಡ್ತಾ ಅದು ಉತ್ತರ ಪ್ರದೇಶ ಅದು ಪವಿತ್ರ ಕ್ಷೇತ್ರ ಅಯೋಧ್ಯೆ ಬಿಟ್ಟು ಮಾಡಿದ ಅಂದ್ರೆ ಸೀತಾದೇವಿ ಪರಿಶುದ್ಧಳು ಅಂತ ಅವನ ಮನಸ್ಸಿಗೆ ಗೊತ್ತಿದೆ ಅಲ್ಲೇ ಬಿಟ್ಟು ಬಾ ವಾಲ್ಮೀಕಿ ಆಶ್ರಮದಲ್ಲಿ ಅಂತ ಹೇಳಿದ್ದಾನೆ ಊರ ಜನರೆಲ್ಲ ಅಯೋಧ್ಯೆಯವರು ಮಾತೆಯನ್ನು ದೂಷಣ ಮಾಡಿದರು ಒಬ್ಬ ಅಗಸ ಅಲ್ಲ ಹತ್ತು ತಿಂಗಳು ಪರಪುರುಷನ ಮನೆಯಲ್ಲಿದ್ದ ಪತ್ನಿಯನ್ನ ಸ್ವೀಕಾರ ಮಾಡಿದ ರಾಮ ಅಂದ್ರೆ ನಾವು ಹಾಗೆ ಮಾಡಬಹುದಲ್ಲ ಮರ್ಯಾದೆಯಾಗಿ ಹೇಳ್ಕೊಡೋನು ರಾಮಚಂದ್ರ ಅಂತ ಒಂದೊಂದು ಬೀದಿಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ನದಿ ತೀರಗಳಲ್ಲಿ ಚಾವಡಿಗಳಲ್ಲಿ ಕಟ್ಟೆಗಳಲ್ಲಿ ಜನ ಹೇಳ್ತಿದ್ದಾರೆ ನಾನು ಹೇಗೆ ಹೇಳಿ ಪ್ರಭು ನಿಮಗೆ ಅಂತ ಭದ್ರ ಹೀಗೇನೋ ರಾಜನಾದವನು ಮಾರ್ಗದರ್ಶನ ಮಾಡಬೇಕು ಅವಳು ಶುದ್ಧ ನನಗೆ ಗೊತ್ತಿದ್ರೆ ಸಾಲದು ಜಗತ್ತಿಗೂ ಗೊತ್ತಿರಬೇಕು ಒಳ್ಳೆ ಕಾಲ ಬರುತ್ತೆ ವಾಲ್ಮೀಕಿ ಆಶ್ರಮದಲ್ಲಿ ಬಿಡು ಅಂತ ಹೇಳಿ ಬಿಟ್ಟ ಮೇಲೆ ಈ ಕೊನೆಯ ಸಂದರ್ಭದಲ್ಲಿ ಮತ್ತೆ ಅಯೋಧ್ಯೆಯಲ್ಲೇ ಸಂಕಲ್ಪ ಮಾಡಿ ಈ ಯಾಗವನ್ನು ಮಾಡಿದರೆ ಸೀತಾದೇವಿ ಮತ್ತೆ ಬಂದು ಸೇರಿಕೊಂಡ್ರೆ ಜನ ಮತ್ತೆ ಆಕ್ಷೇಪ ಎತ್ತಿಯಾರು ಕುಶೋದ್ಯ ಮಾಡಿ ಯಾರು ಅಂತ ಅಯೋಧ್ಯೆಯೇ ಬೇಡ ಸೀತಾ ಸಮಾಗಮಕ್ಕೆ ಅಂತ ಗೋಮತಿ ದೇವರಿಗೆ ಶಿಫ್ಟ್ ಮಾಡಿದ್ದಾನು ರಾಮಚಂದ್ರ ಇದು ಪಾಲಿಟಿಕ್ಸ್ ಹಾಗಿದ್ರೆ ಸೀತೆ ಅಲ್ಲಿ ಬಂದಿದ್ಲೆ ಅದನ್ನು ಬರೀಲಿಲ್ಲ ವಾಲ್ಮೀಕಿ ನಮ್ಮ ಹೃದಯಕ್ಕೆ ಮೊಳೆ ಬಡಿದು ಬಿಟ್ರು ನಿನಗೆ ಕಲ್ಪನೆ ಇದ್ರೆ ನೀ ಬರಿ ನಾ ಬರೀಲಿಲ್ಲ ಹೇಳು ನಮಗೆ ಪೀಕ್ಲಾಟ ಆಹ್ವಾನ ಪತ್ರಿಕೆ ಬಂತು ವಾಲ್ಮೀಕಿಗೆ ಇವರು ಆಶ್ರಮದಲ್ಲಿ ತೂಗು ಹಾಕಿದ್ದ ಪಂಜರ ಗಿಳಿಗಳ ಸಮೇತವಾಗಿ ಹೊರಟಿದ್ದಾರೆ ಎಷ್ಟೊಂದು ಗಾಡಿಗಳು ಎಷ್ಟೊಂದು ಗಾಡಿಗಳು ಶಕಟಾಂಶ ಬಹೂನ್ ಪೂರ್ಣಾನ್ ಫಲಮೂಲೈಶ್ಚ ಶೋಭನಾನ್ ಹಳೆ ಕಾಲದಲ್ಲಿ ಲಾರಿಗಿರಿ ಬಸ್ ಇಲ್ದೇದ ಕಾಲದಲ್ಲಿ ಒಂದು ದೊಡ್ಡ ಮಠಾಧೀಶರು ಇನ್ನೊಂದು ಊರಿಗೆ ಬರಬೇಕಾದ್ರೆ ಒಂದು ಇಪ್ಪತ್ತು ಮೂವತ್ತು ಗಾಡಿಗಳಲ್ಲಿ ಬರ್ತಿದ್ರು ಶಿಷ್ಯರಿಗೆಲ್ಲ ಗಾಡಿ ನಾವೆಲ್ಲ ಹಿಂದೆ ನೋಡಿದ್ದು ಕೇಳಿದ್ದು ಒರಳುಕಲ್ಲು ಒನಕೆ ಕಸುಬರಿಗೆ ದನಕರುಗಳಿಗೆ ಆಗುವ ಹುಲ್ಲು ದಾರಿಯಲ್ಲಿ ಎಲ್ಲವನ್ನ ಹೇರಿಕೊಂಡು ಬಿಡೋರು ಸಾಯಂಕಾಲ ಎಲ್ಲಿ ಆದರೆ ಅಲ್ಲೇ ಗಾಡಿ ನಿಲ್ಲಿಸುವುದು ವರ್ತುಲಾಕಾರದಲ್ಲಿ ಮಧ್ಯೆ ಮಂಟಪ ದೇವರ ಪೀಠ ಇಳಿಸಿ ಅಲ್ಲೇ ಪೂಜೆ ಆರತಿ ಸಂಧ್ಯಾವಂದನೆ ಹೀಗೆಲ್ಲ ನಡೆಸ್ತಿದ್ರು ಒಂದು ಕಾಲದಲ್ಲಿ ಈಗ ಮನುಮನೆ ಐವತ್ತರವತ್ತು ವರ್ಷಗಳ ತನಕ ನಾವು ನೋಡಿದ್ದು ರಾಮಾಯಣದ ಕಾಲದಲ್ಲಿ ಎಷ್ಟೊಂದು ನೂರಾರು ಗಾಡಿಗಳಲ್ಲಿ ಶಿಷ್ಯರು ಹೊರಟಿರಬೇಡ ಆ ಗಾಡಿಗಳಲ್ಲಿ ತೂಗು ಹಾಕಿದ್ದ ಪಂಜರದ ಗಿಣಿ ಶುಕ ಸಾರಿಕೆ ನವಿಲು ಅವೆಲ್ಲವನ್ನ ಕರ್ಕೊಂಡು ಹೊರಟಿದ್ದಾರೆ ಎಷ್ಟೋ ಅನಾಥ ಸ್ತ್ರೀಯರಿಗೆ ಮಹರ್ಷಿ ವಾಲ್ಮೀಕಿ ಆಶ್ರಯವನ್ನು ಕೊಟ್ಟಿದ್ದ ತನ್ನ ಆಶ್ರಮದಲ್ಲಿ ಮಗಳೇ ಇದ್ದೋಗಮ್ಮ ಋಷಿಪತ್ನಿಯರು ಸೇವೆ ಮಾಡುತ್ತಿದ್ದರು ದುಃಖಿತರಾಗಿದ್ದವರಿಗೂ ಸಾಂತ್ವನ ಹೇಳುವಂತೆ ಅದರಲ್ಲಿ ಸ್ವಯಂ ಸೀತಾದೇವಿಯ ಇದ್ದಾಳೆ ಪರಿತ್ಯಕ್ತೆ ಪತಿಯಿಂದ ಗಂಡ ಹೆಂಡರಲ್ಲಿ ಎಷ್ಟೇ ಮನಸ್ಸು ನಿರ್ಮಲವಾಗಿದ್ದರೂ ನೋಡುವರ ದೃಷ್ಟಿಯಲ್ಲಿ ರಾಮನಿಂದ ಬಿಡಲ್ಪಟ್ಟವಳು ಪರಿತ್ಯಕ್ತೆ ಪರಿತ್ಯಕ್ತೆ ಪರಿತ್ಯಕ್ತೆ ಇದೊಂದು ಸ್ಟಿಗ್ಮಾ ಯಾರ ಕಣ್ಣಿಗೂ ಬೀಳದೆ ಇದ್ದಳು ಇವಳೇ ತಾಯಿ ಅಂತ ಗೊತ್ತು ಮಕ್ಕಳಿಗೆ ಇವಳೇ ಸೀತೆ ಅಂತ ಗೊತ್ತಿಲ್ಲ ನಮ್ಮ ತಂದೆ ರಾಮಚಂದ್ರ ಇವಳನ್ನು ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಹುಡುಗರಿಗೆ ಅಷ್ಟು ಎಚ್ಚರಿಕೆಯಿಂದ ಬೆಳೆಸಿದ್ದಾರೆ ಎಲ್ಲ ರಾಮಾಯಣದಲ್ಲಿ ಉಕ್ತವಾಗಿವಲ್ಲಲ್ಲಿ ಅಲ್ಲಲ್ಲಿ ಈಗ ಸೀತಾದೇವಿಯನ್ನ ವಾಲ್ಮೀಕಿ ತನ್ನ ಆಶ್ರಮದಲ್ಲೇ ಬಿಟ್ಟು ಬಂದ್ರು ಗೋಮತಿ ತೀರ ಕರ್ಕೊಂಡ್ ಬಂದ್ರು ಅಂತ ಪ್ರಶ್ನೆ ಯಾಕಪ್ಪ ಇದು ಕೇಳಬಾರ್ದು ಪ್ರಶ್ನೆ ಏನಿದು ನೀವೇನು ಉತ್ತರ ಹೇಳ್ತೀರಿ ನಿಮ್ಮನ್ನು ಕೇಳಿ ಸೀತಾದೇವಿ ಒಬ್ಬಳನ್ನೇ ಅಲ್ಲಿ ಬಿಟ್ಟು ಬರುವುದು ಹೇಗೆ ನೋಡ್ಕೊಳ್ಳೋರು ಯಾರು ಅಲ್ಲ ಸೀತಾದೇವಿಯನ್ನು ಬಿಟ್ಟು ಬರುವುದಕ್ಕೋಸ್ಕರವಾಗಿ ಗೋಮತೀರದಲ್ಲಿ ಯಾಕ ಮಾಡಲಿಲ್ಲ ರಾಮಸ್ವಾಮಿ ಅವಳನ್ನು ಕರ್ಕೊಂಬ ಅಂತ ಬಹಿರಂಗವಾಗಿ ಕರ್ಕೊಂಡು ಹೋಗೋದು ಹೇಗೆ ಒಳಗೊಳಗೆ ಏನೋ ಆಗಿದೆ ಮಾತು ಅಂತಾರೆ ಅದು ಬಿಡೋದಿಲ್ಲ ಜನ ಸೀತಾದೇವಿಯನ್ನು ಕರೆದಿದ್ದಾರೆ ಅಂತ ಇಟ್ಕೊಳ್ಳಿ ವಾಲ್ಮೀಕಿ ಸುಲಭವಾಗಿ ಬರ್ತಾಳೆ ಸೀತಾದೇವಿ ಇದಕ್ಕೊಂದು ಡೈಲಾಗ್ ಒಂದು ಸಂಭಾಷಣೆ ಇದೆಲ್ಲ ಬರೆದಿದ್ದೇನೆ ಶ್ರೀನಿವಾಸೇನವರು ನಾವು ಬದುಕಿರೋದ್ರಲ್ಲಿ ರಾಮಾಯಣದ ಕಥೆ ಬರೀರಿ ಎರಡು ಸಂಪುಟ ಮೂರು ಸಂಪುಟ ಅಂತ ಹೇಳಿದ್ದಾರೆ ಶುರು ಮಾಡಿಟ್ಟಿದ್ದೇನೆ ಯಾವತ್ತು ಬರುತ್ತೋ ವೇಳೆ ಗೊತ್ತಿಲ್ಲ ವಾಲ್ಮೀಕಿ ಕೇಳ್ತಾರೆ ಅಮ್ಮ ಗಿಣಿ ಕೋಗಿಲೆ ಮೊದಲುಗೊಂಡೆಲ್ಲ ತಗೊಂಡು ಹೊರಟಿದ್ದೇವೆ ಆಶ್ರಮದಿಂದ ತಾಯಿ ನೀನೂ ಬರಬೇಕು ರಾಮಚಂದ್ರ ಸ್ವಾಮಿ ನಿನ್ನ ಗಂಡ ಪ್ರಭು ಕೊನೆಯಾಗ ಮಾಡ್ತಿದ್ದಾನೆ ಬರಬೇಕು ಅವಳೆಷ್ಟು ಕಣ್ಣೀರು ಹಾಕಿರಬೇಡ ಸೀತಾದೇವಿ ಗುರುಗಳೇ ನಾನು ಪ್ರಭುವಿನ ಧರ್ಮಪತ್ನಿ ಹೌದು ನಿಮಗಿಂತ ನಾನು ಪ್ರಭುವಿಗೆ ಹತ್ರ ನಿಮಗೆ ಆಹ್ವಾನ ಪತ್ರಿಕೆ ಬಂತು ಬಾಯಿ ಮಾತಿನಲ್ಲಿ ಆದರೂ ಶತ್ರುಘ್ನನನ್ನ ಅವಳನ್ನೂ ಬರ ಹೇಳು ಅಂತ ಒಂದು ಮಾತನ್ನು ಹೇಳಲಿಲ್ಲ ನಾನು ಹೇಗೆ ಬರಲಿ ಎಪ್ಪಡಿ ಬರುವೆ ಅವ್ರಿಗದು ಸಮ್ಮತವೋ ಇಲ್ವೋ ನನಗೆ ಹೇಗೆ ಗೊತ್ತು ಅದಕ್ಕೆ ಚೌಕಾಶಿ ಮಾಡ್ತಾರೆ ವಾಲ್ಮೀಕಿ ಹೇಳ್ತಾರೆ ಇವಳು ಹೇಳ್ತಾಳೆ ಆಗ ಕೊನೆಯಲ್ಲಿ ಸೀತೆಯೇ ಹೇಳ್ತಾಳೆ ಇಲ್ಲ ಯಾಗಕ್ಕೆ ಕರೀದೇ ಇದ್ರೂ ಹೋಗಬೇಕು ಅಂತ ಅನಾಹುತೋದ್ವರಂ ಗಚ್ಚೇತ್ ಒಂದು ರಾಮಾಯಣ ಯಜ್ಞ ನಡೆಯುತ್ತೆ ಪಕ್ಕದಲ್ಲೇ ಇದ್ದಾರೊಬ್ಬರು ನಮಗೆ ಇನ್ವಿಟೇಷನ್ ಕೊಟ್ಟಿಲ್ವಲ್ಲ ಅನ್ಬಾರ್ದು ಇನ್ವಿಟೇಷನ್ ಕೊಟ್ಟು ಕರೆಯೋದಲ್ಲ ಇನ್ವಿಟೇಷನ್ ತಿಳೀಲಿ ಅಂತ ಬೋರ್ಡ್ ಹಾಕೋದೇ ಹೊರತು ಕರೀದೆ ಎದುರು ಬರಬೇಕು ಇಂಥ ಯಾಗಕ್ಕೆ ನಾನೇ ಬರ್ತೇನೆ ಗುರುಗಳೇ ಆದರೆ ಹೇಗೆ ಬರ್ತೇನೆ ಯಾಗಕ್ಕೆ ಹೋಗುವವರು ಯಾಗಾರ್ಹವಾದ ಪದಾರ್ಥಗಳನ್ನು ತಗೊಂಡು ಹೋಗಬೇಕು ಸಮಿತು ಪುಷ್ಪ ತುಳಸಿ ಊದಿನ ಕಡ್ಡಿ ಈಗ ರಾಮ ಮಾಡ್ತಕ್ಕ ಈ ಮಹಾಯಾಗದಲ್ಲಿ ಕೊನೆಯಲ್ಲಿ ಆತ್ಮಾಹುತಿ ರೂಪದಲ್ಲಿ ಒಂದು ಹಿಡಿ ಸಮಿತ್ತಾಗಿ ಬರ್ತೇನೆ ನಾನು ಅಂತ ಮಾತಾಯಿ ಹೇಳಿ ತುಂಬಾ ನೊಂದುಕೊಂಡು ಬರ್ತಾಳೆ ಅಲ್ಲೇ ಒಂದು ಕಡೆ ಆಶ್ರಮದಲ್ಲಿ ಗೊತ್ತಿಲ್ಲದೆ ಒಂದು ಕಡೆ ಕೂತಿರ್ತಾಳೆ ಆಕೆ ಇವರು ಶಪಥವನ್ನು ಮಾಡಿ ಲವಕುಶರು ರಾಮಾಯಣವನ್ನು ಹೇಳಿದ ಮೇಲೆ ಅಯ್ಯೋ ವಾಲ್ಮೀಕಿ ಆಕೆ ಸಭೆಯಲ್ಲಿ ಬಂದು ತಾನು ಶುದ್ಧನಾಗಿದ್ದೇನೆ ಇನ್ನೊಮ್ಮೆ ಪ್ರತಿಜ್ಞೆ ಮಾಡಲಪ್ಪ ನಾ ಪ್ರತಿಜ್ಞೆ ಸ್ವೀಕಾರ ಮಾಡ್ತೇನೆ ಅವಳನ್ನ ಅಂತ ಹೇಳುವಾಗ ಮೂರು ದಿವಸ ಪ್ರಾತಃ ಕಾಲದಲ್ಲಿ ಸೀತೆಯನ್ನು ಹಾಜರುಪಡಿಸ್ತಾರೆ ಅಂದ್ರೆ ಅವರು ಅಲ್ಲಿಂದ ಕರೆಸಲಿಲ್ಲ ಆಶ್ರಮದಲ್ಲಿದ್ದಳು ಸೀತಾದೇವಿ ಅಂತ ಅರ್ಥ ಎಲ್ಲಿ ಬಿಟ್ಟಿದ್ದಾರೆ ಕೊಂಡು ನೀವು ಸೇರಿಸಿಕೊಳ್ಳಬೇಕು ಅದಕ್ಕೋಸ್ಕರವಾಗಿ ಆಹ್ವಾನ ಎಲ್ಲ ಹೋಯಿತು ಒಂದು ವರ್ಷ ಆ ಕುದುರೆಯನ್ನು ಬಿಟ್ಟರು ಹತ್ತು ದಿಕ್ಕುಗಳಿಗೆ ಸುತ್ತಾಡಿತು ಆ ಕುದುರೆ ಅಶ್ವಮೇಧದ ತತ್ವ ಬಹಳ ದೊಡ್ಡ ತತ್ವ ಅದಕ್ಕೆ ಮೂರು ಅರ್ಥಗಳನ್ನು ಹೇಳ್ತಾರೆ ಅಶ್ವಮೇಧ ಪ್ರಶ್ನೆ ಏನು ಬರುತ್ತೆ ನಮ್ಮ ತೈತಿರಿಯ ಬ್ರಾಹ್ಮಣ ಸಂಹಿತೆಯಲ್ಲಿ ಕೆಲವು ಭಾಗಗಳು ಅವುಗಳ ಯಾಜ್ಞಿಕಿ ಅರ್ಥ ರಾಷ್ಟ್ರವನ್ನು ಒಂದುಗೂಡಿಸುವ ಯಜ್ಞ ಅದು ರಾಷ್ಟ್ರ ಕಟ್ಟುವ ಯಜ್ಞ ಸಾಂಗ್ರಹಣ್ಯೇಷ್ಟ್ಯ ಇಮಾಂ ಜನತಾಂ ಸಂಗೃಹಾನೀತಿ ದ್ವಾದಶಾರತ್ನವರ ಶನಾಭವತಿ ಹನ್ನೆರಡು ಅನ್ನೋದು ದೈವ ನಿರ್ಮಿತವಾದ ಅಂಕಿ ಸಂವತ್ಸರೋವೈ ಸರೋವೈ ಪ್ರಜಾಪತಿ ಡೆಸಿಮಲ್ ಸಿಸ್ಟಮ್ ಅಲ್ಲ ಹನ್ನೆರಡು ಅನ್ನೋದು ಪೂರ್ಣಾಂಕ ನಾವು ನೀವು ಮಾಡಿದ್ದಲ್ಲ ವರ್ಷಕ್ಕೆ ಹನ್ನೆರಡೇ ತಿಂಗಳಿರಬೇಕು ನಾವು ಮಾಡಿದ್ವಿ ನೀವು ಮಾಡಿದ್ವಿ ನೋಡಿ ಆರೇ ಋತುಗಳು ನಾವು ಮಾಡಿದ್ವಿ ಹಗಲು ರಾತ್ರಿ ಎರಡೇ ಭಾಗ ನಾವು ಮಾಡಿದ್ವಿ ಉತ್ತರಾಯಣ ದಕ್ಷಿಣಾಯಣ ನಾವು ಮಾಡಿದ್ವಿ ಕಾಲವನ್ನು ನಾವು ಸೃಷ್ಟಿ ಮಾಡಲಿಲ್ಲ ಅದನ್ನು ಭಗವಂತ ಮಾಡಿದ ಅದಕ್ಕೆ ಭಗವಂತನು ಹನ್ನೆರಡು ತಿಂಗಳು ಕೌಸಲ್ಯ ಬದಲಿದ್ದು ಪೂರ್ಣತ್ವವನ್ನು ತೋರಿಸುವುದಕ್ಕೆ ಬಂದಿದ್ದಾನೆ ತತಶ್ಚದ್ವಾದಶೇ ಮಾಸೆ ಒಂಬತ್ತು ತಿಂಗಳು ಮಗುವಲ್ಲ ನಾವೆಲ್ಲ ಅಪೂರ್ಣರು ತೊರವೆ ರಾಮಾಯಣಕಾರ ಒಂಬತ್ತು ತಿಂಗಳು ಹುಟ್ಟಿದ ಮಗು ಅಂತ ಬರೆದು ಬಿಟ್ಟ ಮುಗುರಿಸಿಬಿಟ್ಟ ಇಷ್ಟು ದೊಡ್ಡ ಪಂಡಿತ ವಾಲ್ಮೀಕಿ ರಾಮಾಯಣವನ್ನು ಸರಿಯಾಗಿ ನೋಡದೆ ದೃಷ್ಟ ಒಂಬತ್ತು ತಿಂಗಳು ಮಗು ಅಂತ ಬರೆದಿದ್ದಾನೆ ತಲೆ ಚಚ್ಕೋಬೇಕು ಯಾಗ ನಡೀತಾ ಕುದುರೆ ಹೊರಟಿದೆ ಹೊರಟ ಕಡೆ ಇದು ಒಂದೇ ಅರ್ಥ ಯಾಜ್ಞಿಕೀಯ ಅರ್ಥ ರಾಷ್ಟ್ರ ಒಗ್ಗೂಡಿಸುವ ಪೊಲಿಟಿಕಲ್ ಸ್ಯಾಕ್ರಿಫೈಸ್ ಎರಡನೇ ಇನ್ನರ್ ಸ್ಪಿರಿಚುವಲ್ ಮೀನಿಂಗ್ ಮನುಷ್ಯ ಮರ್ತ್ಯಲೋಕದಲ್ಲಿರುವವನು ಕಾಲವನ್ನು ಹೇಗೆ ಗೆಲ್ಲುವುದು ಹೌ ಟು ಕಾನ್ಕರ್ ಟೈಮ್ ಎರಡನೇ ಅರ್ಥ ಮೂರನೇದು ಪ್ರಾಣಾಯಾಮವನ್ನು ಮಾಡಿ ಪರಿಪೂರ್ಣತ್ವವನ್ನು ಪಡೆಯುವುದು ಹೇಗೆ ಇದು ಮೂರು ಅರ್ಥ ಇದೆ ಸುಭಾಷ್ ಕಾಕ್ ಎಂಬ ವಿದ್ವಾಂಸರು ಕಾಶ್ಮೀರದವರು ದಿ ಮೀನಿಂಗ್ ಆಫ್ ಒಂದು ಸಣ್ಣ ಪುಸ್ತಕ ಮೋತಿಲಾಲ್ ಬನಾರಸ್ ದಾಸ್ ಅದ್ಭುತವಾದ ಗ್ರಂಥ ಅದರ ಅರ್ಥಗಳನ್ನು ಇನ್ನಷ್ಟು ವಿಶದೀಕರಣ ಮಾಡಿ ಕನ್ನಡಕ್ಕೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ನಮ್ಮ ಕೌಟಿಲ್ಯ ಇನ್ಸ್ಟಿಟ್ಯೂಟ್ನಿಂದ ಪ್ರತಿಯೊಂದು ಯಾಗಕ್ಕೆ ಅಧ್ಯಾತ್ಮಪರವಾದ ಅರ್ಥ ಉಂಟು ವೇದಗಳನ್ನು ನಾವು ನಂಬಬೇಕು ಅಕ್ಷರಗ್ರಹಣ ಮಾಡಬೇಕು ಅಕ್ಷರಗಳ ಒಳಗಡೆ ಪ್ರವೇಶ ಮಾಡಿ ನಾವು ನೋಡಿಕೊಳ್ಳಬೇಕು ಅಂಥದೊಂದು ಅಶ್ವಮೇಧ ಅದು ಪರಮ ಅದ್ಭುತವಾಗಿ ನಡೀತಾ ಇದೆ ಇನ್ನೇನು ಪೂರ್ಣಾಹುತಿ ಕೊಡಬೇಕು ವಸಂತದಲ್ಲಿ ಆರಂಭ ಮಾಡಿ ವಸಂತದಲ್ಲಿ ಪೂರ್ಣವಾಗುವ ಯಾಗ ಅಶ್ವಮೇಧ ಯಾಗ ಮನಸ್ಸಿಗೆ ಬಂದ ಮಾಡೋ ಹಾಗಿಲ್ಲ ವಸಂತೇಯ ಯಜೇತ ವಸಂತ ಋತುವಿನಲ್ಲೇ ಮಾಡಬೇಕು ಅದಕ್ಕೆಲ್ಲ ಕಲ್ಪಶಾಸ್ತ್ರ ಇಂಥ ನಕ್ಷತ್ರ ವಾರ ಅಂತಿಟ್ಟು ಯಾಗ ಆರಂಭವಾಯಿತು ಬರೋರೆಲ್ಲ ಬಂದಿದ್ದಾರೆ ಊಟ ಮಾಡೋರು ಮಾಡ್ತಿದ್ದಾರೆ ಹೋಗೋರು ಹೋಗ್ತಿದ್ದಾರೆ ಪ್ರಾತಃ ಸವನ ಮಾಧ್ಯಂಜನ ಸಾಯಂ ಸವನ ಮೂರು ಹೊತ್ತು ಪೂರ್ಣಾಹುತಿ ಕೊಡಬೇಕು ಮಧ್ಯದ ವೇಳೆಗಳಲ್ಲಿ ಯಜ್ಞಭೂಮಿಯ ನಾಲ್ಕು ಮೂಲಗಳಲ್ಲಿ ಆ ಯಜ್ಞಭೂಮಿ ಬಂಗಾರದ ಕಟ್ಟೆ ಎಷ್ಟು ದೊಡ್ಡ ಕಟ್ಟೆ ಅದರ ನಾಲ್ಕು ಮೂಲಗಳಲ್ಲಿ ಅನೇಕರು ಕೂತ್ಕೊಂಡು ಇತಿಹಾಸ ಪುರಾಣಗಳನ್ನು ಹೇಳ್ತಾ ಬಂದವರನ್ನು ಎಂಟರ್ಟೈನ್ ಮಾಡಬೇಕು ಎಲ್ಲರಿಗೂ ಯಾಗ ಯಜ್ಞ ಅರ್ಥ ಆಗೋದಿಲ್ಲ ಅದು ಹಬೆ ಹೊಡಿತಾ ಇರುತ್ತೆ ಆ ಪೂರ್ಣಾಹುತಿ ನಡೆದ ಸಂದರ್ಭದಲ್ಲಿ ವೇಳೆ ಕಳೆಯಿದೆ ಬಂದವರಿಗೆ ಇತಿಹಾಸ ಪುರಾಣಗಳ ಕತೆ ಹೇಳಬೇಕು ಪೌರಾಣಿಕರು ಅಥವಾ ಬ್ರಹ್ಮೋದ್ಯ ಪ್ರಶ್ನೋತ್ತರಗಳನ್ನು ಕ್ವಿಸ್ ಪ್ರೋಗ್ರಾಂ ನಡೆಸಬೇಕು ಇದೆಲ್ಲ ಶಾಸ್ತ್ರವಿದೆ ಆದ್ದರಿಂದ ನಡೀತಾ ಇದೆ ನಡೀತಾ ಇದೆ ನಮಗೆ ವೇಳೆ ಇಲ್ಲ ಅಂತ ವಾಲ್ಮೀಕಿ ಏನು ಮಾಡಿದ್ರು ಇನ್ನೇನು ಪೂರ್ಣಾಹುತಿ ಆಗುವುದಕ್ಕೆ ಎರಡು ದಿವಸ ಬಾಕಿ ಇದೆ ಎನ್ನುವ ಹೊತ್ತಿಗೆ ಯಜ್ಞವಾಟಿಗೆಗೆ ಸೇರುವಂತೆ ಅನೇಕರನ್ನು ಸೇರಿಸಿಕೊಂಡು ಶಕಟಾಂಶ ಬಹೂನ್ ಪೂರ್ಣಂ ಫಲಮೂಲ ಇಷ್ಟ ಶೋಭನಾಂ ಕಾಡಲ್ಲಿ ಬೆಳೆದಂತಹ ಗೆಡ್ಡೆ ಗೆಣಸು ಹಣ್ಣು ತುಂಬಿಕೊಂಡು ಹೊರಟಿದ್ದಾರೆ ಚಕ್ರವರ್ತಿ ಕೊಡುವ ಪಟ್ಟಣದ ಒಂದು ಪದಾರ್ಥವೂ ಬೇಡ ಎಂಬುವ ನಿರ್ಲಿಪ್ತ ಭಾವನೆಯಿಂದ ಮಕ್ಕಳಿಗೂ ಅದನ್ನು ಹೇಳ್ತಾರೆ ಪೂರ್ವ ಕಾಲದಲ್ಲಿಯೂ ಈಗಿನ ಕಾಲದಲ್ಲಿಯೂ ಮಹಾತ್ಮರು ಅಲ್ಲಿ ಯಾತ್ರೆ ಹೊರಟ್ರೆ ನಿಲ್ಲುವಂತಹ ಪದಾರ್ಥಗಳನ್ನು ಮನೆಯಿಂದಲೇ ತಂದು ಉಪಯೋಗ ಮಾಡೋದನ್ನು ನೀವು ನೋಡಿದ್ದೀರಿ ನೀರು ಕೂಡ ತರ್ತಾರೆ ಕೆಲವರು ಗೆಡ್ಡೆ ಗೆಣಸು ಹಂಪಲ ಹೋಗೋದಿಲ್ವೇ ಅಂದರೆ ಬಿಸಿಲಿಗಿಟ್ಟು ಒಣಗಿಸಿ ಬಿಟ್ರೆ ಅವು ಸುಂಡಿ ಹೋಗ್ತವೆ ಅಂತ ಒಣಗಿದ್ದು ಡ್ರೈ ಫ್ರೂಟ್ಸ್ ಗಂಟ್ಲಾರದೆ ಇರುವಂತಹ ಪದಾರ್ಥಗಳು ಮಗು ಮೊದಲಾದ ಮೂಲಿಕೆಗಳು ಇವುಗಳನ್ನೆಲ್ಲ ತುಂಬಿಕೊಂಡು ಬಂದಿದ್ದಾರೆ ಬಂದ ಮೇಲೆ ವಾಲ್ಮೀಕಿ ಹೇಳಿದರು ಅಯ್ಯ ಇದು ಸುಸಜ್ಜಿತವಾದ ಅಪರ ಅಯೋಧ್ಯೆ ಅಂತ ಕಾಣುವಂತಹ ಪಟ್ಟಣ ಲವಕುಶರೇ ಇಲ್ಲಿ ಬನ್ನಿ ಇಲ್ಲಿ ಅಂತ ನೀವು ಯಾರು ಏನು ಅಂತ ಯಾರಿಗೂ ಹೇಳಬಾರದು ಹೆಗಲ ಮೇಲೆ ನೀವು ಆ ವೀಣೆಗಳನ್ನಿಟ್ಟುಕೊಂಡು ಈ ಸುಂದರವಾದ ಬೀದಿಗಳನ್ನು ಏನು ಮಾಡಿದ್ದಾರೆ ಇಲ್ಲಿ ಆ ಬೀದಿ ಬೀದಿಗಳಲ್ಲಿ ನೀವು ರಾಮಾಯಣವನ್ನು ಹೇಳಬೇಕು ಕೃಷ್ಣಂ ರಾಮಾಯಣಂ ಕಾವ್ಯಂ ಗಾಯೇಥಾಂ ಪರಯಾಮುದ ऋषिवाटेषु पुण्येषु ब्राह्मणावसथेषु ಚ रथ्यासु ರಾಜಮಾರ್ಗೇಶು ಪಾರ್ಥಿವಾನಾಂ ಗೃಹೇಶು ಚ ಬೀದಿಯಲ್ಲಿ ಹೇಳ್ತಾ ಹೋಗಿ ರಾಜಮಾರ್ಗದಲ್ಲಿ ರಥ್ಯಾಸು ಸಣ್ಣ ಓಣಿಗಳಲ್ಲಿ ಯಾರಾದರೂ ಕ್ಷತ್ರಿಯರು ದೊರೆಗಳು ಊರ್ನವರು ಗಣ್ಯರು ಸೇನಾಧಿಕಾರಿಗಳಿದ್ರೆ ನಿಮ್ಮನ್ನು ಕರೆದು ಮಕ್ಕಳರ ಸ್ವಲ್ಪ ನಿಂತ್ಕೊಳ್ಳಿ ನಮ್ಮನೆ ಜಗಲಿ ಮೇಲೆ ಇನ್ನಷ್ಟು ಹೇಳಿ ಅಂತ ಹೇಳಿದ್ರೆ ಕೂತ್ಕೊಂಡು ಹೇಳಿ ಪರವಾಗಿಲ್ಲ ಋಷಿಗಳು ಹೇಳಿದ್ರೆ ಕೇಳಿ ಪುಣ್ಯ ದೇಶಗಳಲ್ಲಿ ಹೇಳಿ ಬ್ರಾಹ್ಮಣರ ಜಾಗದಲ್ಲಿ ಹೇಳಿ ರಾಮಸ್ಯ ಭವನದ್ವಾರಿ ಯತ್ರ ಕರ್ಮ ಪ್ರವರ್ತತೆ ರಾಮಚಂದ್ರ ಕ್ಯಾಂಪ್ ಮಾಡುವ ಜಾಗ ಅರಮನೆಯಂತೆಯೇ ಒಂದು ಮಾಡಿಟ್ಟಿದ್ದಾರೆ ನೀವು ರಾಮಚಂದ್ರನ ಅರಮನೆ ಬಾಗಿಲಲ್ಲಿ ನಿಂತುಕೊಂಡು ಆ ಹೋಮ ನಡೆಯುವ ಜಾಗದಲ್ಲಿ ಋತ್ವಿಜಾಮಗ್ರತಶ್ಚೈವ ತತ್ರ ಗೇಯಂ ವಿಶೇಷತಃ ರಾಮನ ಕಿವಿಯಲ್ಲಿಯೇ ಈ ರಾಮಾಯಣ ಬೀಳುವಂತೆ ನೀವು ಹೇಳಬೇಕು ನಾವು ಒಳಗೆ ಹೇಳ್ತೇವೆ ರಾಮ ಕೇಳಬೇಕು ನೀವು ಕೇಳಬಾರ ನೀವು ಬಾಗಿಲು ನಿಂತ್ಕೊಂಡು ರಾಮಾಯಣ ಹೇಳಿ ಅವನು ಅಂತ ನೋಡ್ತೇನೆ ಹೋಗಿ ಹೇಳಬೇಕು ನೀವು ಎಂಬುದಾಗಿ ಮಕ್ಕಳರ ಬನ್ನಿ ಇಲ್ಲಿ ನಿಂತು ಕರೆದ್ರು ಇವರು ಎತ್ತರದ ಸ್ವಾಮಿ ವಾಲ್ಮೀಕಿ ಪುಟ್ಟ ಹುಡುಗರು ಅವರ ಮಟ್ಟಕ್ಕೆ ತಾನು ಬಗ್ಗಿ ಸಿದ್ಧ ಮಾಡಿದ್ದ ಎರಡು ಜೋಡಿಗೆಗಳನ್ನು ತೆಗೆದು ಲವನ ಬೆನ್ನಿಗೆ ಕುಶನ ಬೆನ್ನಿಗೆ ಒಂದೊಂದನ್ನು ಹಾಕಿದರು ಕಣ್ಣೀರು ಹಾಕಿದ್ರು ಮಕ್ಕಳರ ಇಮಾನಿಜ ಫಲಾನ್ಯತ್ರ ಸ್ವಾದೂನಿ ನಿಜ ಹಸಿವಾದರೆ ಒಂದು ಹಣ್ಣು ತಿನ್ನಿ ಅವನು ಹೇಳ್ತಾ ಇನ್ನೊಬ್ಬ ಜಾತಾನಿ ಪರ್ವತಾಗ್ರೇಷು ಬೆಟ್ಟದ ಮೇಲೆ ಹುಟ್ಟಿದ ಹಣ್ಣುಗಳು ಬೇಗ ಒಣಗೋದಿಲ್ಲ ಆಸ್ವಾದ್ಯ ಆಸ್ವಾದ್ಯ ಗಾಯತಾಂ ಗಂಟ್ಲು ಏನಾದರೂ ಸ್ವಲ್ಪ ಶ್ರಮ ಉಂಟಾದ್ರೆ ಕೆಮ್ಮು ಗಿಮ್ಮು ಬರೋ ಪ್ರಸಂಗ ಬಂದರೆ ಒಂದು ಮೂಲಿಕೆ ಬಾಯಿಗೆ ಹಾಕ್ಕೊಳ್ಳಿ ಈ ದ್ರಾಕ್ಷಿ ಬಾಯಿಗೆ ಹಾಕ್ಕೊಳ್ಳಿ ಈ ಖರ್ಜೂರ ಬಾಯಿಗೆ ಹಾಕ್ಕೊಳ್ಳಿ ನಯಾಸ್ಯತಃ ಶ್ರಮಂ ವತ್ಸವು ಭಕ್ಷಯಿತ್ವ ಫಲಾನಿ ವೈ ನಿಮಗಿದರಿಂದ ಶ್ರಮ ಉಂಟಾಗೋದಿಲ್ಲ ಮೂಲಾನಿ ಚ ಸುಮೃಷ್ಟಾನಿ ನಮ್ಮ ಧಾರವಾಡದ ಗವಾಯಿಗಳು ಮಲ್ಲಿಕಾರ್ಜುನ್ ಮನ್ಸೂರವ್ರು ಆಗ್ತಾ ಇದ್ರು ಗೊತ್ತಿಲ್ಲ ಬಸವರಾಜ್ ರಾಜಗುರು ಅಂತ ಒಬ್ಬರಿದ್ರು ಅವರು ಸಿಟಿ ಬಸ್ಸಲ್ಲಿ ಬರೋರು ಮಹಾರಾಜರು ಏನು ಹಾಡ್ತಿದ್ರು ಅವರು ಅವರ ಜೇಬ್ನಲ್ಲಿ ಯಾವಾಗಲೂ ಜ್ಯೇಷ್ಠ ಅಂತ ಒಂದು ಸಣ್ಣ ಮೂಲಿಕೆ ಕೇಳಿದಿರ ಈ ಗಂದಿಗೆ ಅಂಗಡಿಯಲ್ಲಿ ಸಿಕ್ಕುತ್ತೆ ಅದು ನಾವು ರುಚಿ ನೋಡಿದ್ದೀವಿ ಅದು ಬರೀ ನಾರು ಅದು ಬಾಯಿಲಿ ಹಾಕೊಂಡ್ರೆ ಚೂಯಿಂಗ್ ಗಮ್ ಇದ್ದ ಹಾಗೆ ಅದು ಕರಗೋದಿಲ್ಲ ಅತ್ಯಂತ ಸಿಹಿಯಾದ ರುಚಿಯನ್ನು ಕೊಡ್ತದೆ ಗಂಟ್ಲನ್ನು ಕಾಪಾಡ್ತದೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಜ್ಯೇಷ್ಠ ಕನಸಲ್ಲಿ ಬಂತು ಒಂದು ದಿವಸ ಆಮೇಲೆ ಅಂಗಡಿಯಲ್ಲಿ ಕೇಳಿದೆ ಜ್ಯೇಷ್ಠ ಹೌದು ಅಂತ ಪದಾರ್ಥ ಇದೆಯೇ ಇದೇ ನೋಡಿ ಅಂತ ಕೊಟ್ಟರವರು ಸ್ವಲ್ಪ ಉಪಯೋಗ ಮಾಡಿದೆ ಗಂಟ್ಲು ಸಮ ಇದನ್ನ ನೀವು ಉಪಯೋಗ ಮಾಡಿ ಎಂಬುದಾಗಿ ಹೇಳಿ ಕಂಠಮಾಧುರ್ಯ ಕಾಪಾಡುವಂತೆ ಹುಡುಗರಿಗೆ ಜೋಡಿಗೆಗಳನ್ನು ಹಾಕಿದ್ದಾರೆ ಇನ್ನೊಂದು ಮಾತನ್ನು ಹೇಳಿದರು ಯದಿ ಶಬ್ದ ಅಪಯದ್ರಾಮ ಶ್ರವಣಾಯ ಮಹೀಪತಿ ರಾಮ ಇದನ್ನು ಕೇಳಿದರೆ ಅವನು ಸಕಲ ಶಾಸ್ತ್ರಜ್ಞ ಸಂಗೀತಜ್ಞ ಇದು ತನ್ನ ಕಥೆ ಅಂತ ಅವನು ಗೊತ್ತಾಗುತ್ತೆ ಆಶೆಪಟ್ರೆ ಪಟ್ರೆ ಋಷಿಗಳ ಅಪ್ಪಣೆಯನ್ನು ಪಕ್ಕದಲ್ಲಿ ಯಾರಿರ್ತಾರೆಯೋ ಅವರ ಅಪ್ಪಣೆಯನ್ನು ತಗೊಳ್ಕೊಂಡು ತಥೋಗೇಯಂ ಪ್ರವರ್ತತಾಂ ರಾಮನೆದರಿಗೆ ಹಾಡಬೇಕು ಇದನ್ನು ನೀವು ಎಚ್ಚರಿಕೆ ಇರಲಿ ಹೇಗೆ ಹಾಡಬೇಕು ದಿವಸೇ ವಿಂಶತಿ ಸರ್ಗ ಗೇಯ ಮಧುರಯಾಗಿರ ಒಂದು ದಿವಸಕ್ಕೆ ಇಪ್ಪತ್ತು ಚಾಪ್ಟರ್ಸ್ ಮಾತ್ರ ಹೇಳಬೇಕು ಅಂತ ಒಂದು ಸ್ವಾರಸ್ಯ ಐದುನೂರ ನಲವತ್ತೈದು ಸರ್ಗ ಅಂತ ನಾನು ಹೇಳಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ವಾಲ್ಮೀಕಿ ರಚನೆ ಮಾಡಿದ್ದು ಐದುನೂರ ನಲವತ್ತೇ ಸರ್ಗ ಅಂತ ಹೇಳ್ತಾರೆ ಪುನರ್ವಸು ನಕ್ಷತ್ರದಿಂದ ಆರಂಭಿಸಿದರೆ ಇನ್ನೊಂದು ಪುನರ್ವಸು ನಕ್ಷತ್ರ ಬರುವ ಹೊತ್ತಿಗೆ ಇಪ್ಪತ್ತೇಳು ದಿವಸ ಆಗ್ತದೆ ದಿವಸಕ್ಕೆ ಇಪ್ಪತ್ತು ಸರ್ಗ ಹೇಳಿದರೆ ಬರೋಬರಿ ಪುನರ್ವಸುವಿಂದ ಪುನರ್ವಸುವಿಗೆ ಮುಕ್ತಾಯವಾಗುತ್ತೆ ಏನು ಚಮತ್ಕಾರ ಇಟ್ಟಿದ್ದಾರೆ ನೋಡಿ ಈ ಪುನರ್ವಸು ಪಟ್ಟಾಭಿಷೇಕ ನಮ್ಮ ತಂದೆ ಎಷ್ಟು ಸಲ ಪುನರ್ವಸು ಪಟ್ಟಾಭಿಷೇಕ ಅವರು ಸ್ವಯಂ ಪುನರ್ವಸು ನಕ್ಷತ್ರದಲ್ಲೇ ಹುಟ್ಟಿದವರು ಕುಲಶೇಖರ ಮಹಾರಾಜರ ಹಾಗೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಧರ್ಮಬುದ್ಧಿ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಸಾಂಸಾರಿಕ ಸುಖ ಇರುವುದಿಲ್ಲ ಇದು ಒಂದು ವಿಚಿತ್ರ ಪುಷ್ಯ ನಕ್ಷತ್ರ ಇಲ್ಲಿ ಯಾರು ಇದ್ರೆ ನಾನು ಮನಸ್ಸಬೇಕು ಏನು ಹೇಳಿಬಿಟ್ಟೆ ಅಂತ ಬೈಬೇಡಿ ಪುನರ್ವಸು ಪುಷ್ಯ ಆಶ್ಲೇಷ ಇದು ಮೂರು ನಕ್ಷತ್ರದವರೆಗೆ ಸಾಂಸಾರಿಕ ಸುಖ ತೀರ ಕಡಿಮೆ ಇಲ್ಲ ಎರಡನೇ ಮದುವೆ ಆಗುತ್ತೆ ಮಕ್ಕಳೆಲ್ಲೋ ಇರ್ತಾರೆ ಇಲ್ಲ ಇವರೊಂದು ಕಡೆ ಅವರೊಂದು ಕಡೆ ಇರ್ತಾರೆ ಮುಖ್ಯವಾದ ಹಬ್ಬ ಹರಿದಿನಗಳಲ್ಲಿ ಮಕ್ಕಳ ಜೊತೆಗಿರೋದಿಲ್ಲ ದುಡ್ಡಿರ್ಬೋದು ಕಾಸಿರ್ಬೋದು ರಾಮಚಂದ್ರ ಮದುವೆ ಆದ ಸ್ವಲ್ಪ ದಿವಸ ಹೆಂಡತಿ ಜೊತೆಯಲ್ಲಿದ್ದ ಎಷ್ಟೋ ವರ್ಷ ಕಳೆದು ಮಕ್ಕಳು ಆ ಮಕ್ಕಳು ಹುಟ್ಟುವಾಗ ಹತ್ರ ಇರಲಿಲ್ಲ ಮಕ್ಕಳಿಗೆ ನಾಮಕರಣ ತಾನು ಮಾಡಲಿಲ್ಲ ಮಕ್ಕಳಿಗೆ ಬ್ರಹ್ಮೋಪದೇಶವನ್ನು ತಾನು ಮಾಡಲಿಲ್ಲ ಯಜ್ಞೋಪೀತ ಹಾಕಲಿಲ್ಲ ಪತ್ನಿಯನ್ನೇ ಕಳೆದುಕೊಂಡ ಅರಣ್ಯದಲ್ಲಿ ಕೊನೆಯಲ್ಲಿ ಅವನಷ್ಟು ಧರ್ಮ ಆಚರಣೆ ಮಾಡಿದವರು ಯಾರು ಪುನರ್ವಸು ನಕ್ಷತ್ರದಲ್ಲಿ ಇಲ್ಲ ಯತಿಗಳಾಗ್ತಾರೆ ಗಂಡಸರಾಗಿದ್ರು ಸನ್ಯಾಸಿ ಆಗ್ತಾರೆ ಇಲ್ಲದ ಗೃಹಸ್ಥರಾಗಿದ್ದು ಸಂಸಾರಿಗಳಂತ ನಡೆಯುತ್ತಾರೆ ಆದರೆ ಪುನರ್ವಸು ಬಹಳ ಶ್ರೇಷ್ಠವಾದ ನಕ್ಷತ್ರ ತನ್ನ ನಕ್ಷತ್ರ ತಾನೇ ನೋಡಿ ಇದು ಬೇಕು ಅಂತ ಇಟ್ಟುಕೊಂಡು ರಾಮಚಂದ್ರ ಭಗವಂತ ಅವತಾರ ಮಾಡಿದ ಮುಂದೆ ಹೇಳ್ತೇನೆ ಅವತಾರ ಘಟ್ಟದಲ್ಲಿ ನಾಳೆ ನಾಳೆ ರಾಮಾವತಾರ ತುಂಬಾ ವಿಶೇಷವಾಗಿ ನೀವೆಲ್ಲ ಕೊಂಡಾಡಬಹುದು ರಾಮಚಂದ್ರ ಸ್ವಾಮಿ ಇಲ್ಲೇ ಆವಿರ್ಭವಿಸ್ತಾನೆ ಇವತ್ತು ನಿಮ್ಮ ನೈಮಿಷಾರಣ್ಯ ತರಕ ನಾ ಕರ್ಕೊಂಡೋಗ್ಬಿಡ್ತಾ ಇದ್ದೇನೆ ಒಂದು ದಿವಸಕ್ಕೆ ಇಪ್ಪತ್ತೇ ಸರ್ಗ ಟ್ವೆಂಟಿ ಚಾಪ್ಟರ್ಸ್ ಓನ್ಲಿ ಅದೇ ರೀತಿ ನೀವು ಪ್ರವಚನ ಮಾಡಬಹುದಲ್ಲ ಹಾಗಿದ್ರೆ ಇಪ್ಪತ್ತೇಳು ದಿವಸಕ್ಕೆ ಮುಗಿಯಿತಲ್ಲ ಅಂದ್ರೆ ಅಯ್ಯೋ ಅದು ಮಾತ್ರ ಕೇಳಬೇಡಿ ಕೆಲವು ದಿವಸ ಒಂದು ಶ್ಲೋಕನೂ ಮುಂದೆ ಹೋಗೋದಿಲ್ಲ ಅವರು ಬರೀ ಹಾಡೋದಾದ್ರೆ ಮಾಡಬಹುದು ಅರ್ಥ ವಿಶೇಷಗಳನ್ನು ಹೇಳುವಾಗ ಕೆಲವು ಕಡೆ ತುಂಬ ಸಂಗ್ರಹ ಮಾಡಬೇಕಾಗತ್ತೆ ಕೆಲವು ಕಡೆ ತುಂಬ ವಿಸ್ತಾರ ಮಾಡಬೇಕಾಗತ್ತೆ ಆ ಚಮತ್ಕಾರಗಳೆಲ್ಲ ಪ್ರವಚನಕಾರನಿಗೆ ಗೊತ್ತು ನಿಮಗೆ ಗೊತ್ತಾಗೋದಿಲ್ಲ ಮೋಸ ಮಾಡುವ ಕ್ರಮ ಹತ್ತು ತಿಂಗಳ ಕಥೆಯನ್ನು ತುಂಬ ಆಗಿ ಬರೆದ್ರು ಬಾಕಿ ಕಥೆಗಳನ್ನು ಒಂದು ವನವಾಸದ ಹದಿಮೂರು ವರ್ಷದ ಕಥೆಯನ್ನು ಒಂದು ಎರಡು ಶ್ಲೋಕದಲ್ಲಿ ಹಾರಿಸಿಬಿಟ್ರು ವಾಲ್ಮೀಕಿ ಅವರೇ ಹಾಗೆ ಮಾಡಿದ್ದಾರೆ ನಮ್ಮ ಕಲ್ಚರ್ ದಾರಿ ಹೇಳ್ಕೊಟ್ರು ಆದ್ರಿಂದ ದಿವಸಕ್ಕೆ ಇಪ್ಪತ್ತು ಸರ್ಗ ಹೇಳಬೇಕು ನೀವು ಅಕಸ್ಮಾತ್ ರಾಮಚಂದ್ರ ಬಂದು ನಿಮಗೇನಾದರೂ ಬಹುಮಾನ ಕೊಡಬೇಕು ಅಂತ ಬಂಗಾರದ ಆಶೆಯನ್ನು ತೋರಿಸಿದರೆ ಲೋಭಶ್ಚಾಪಿ ನ ಕರ್ತವ್ಯ ಸ್ವಲ್ಪೋಪಿ ಧನಕಾಂಕ್ಷಯ ಲೋಭವನ್ನು ಮಾಡಬಾರದು ಆಸೆ ನಾ ಹೇಳಲಿಲ್ಲ ಅನ್ನಬಾರದು ಹಣ ಗಿಣ ಮುಟ್ಟೀರಿ ಎಚ್ಚರಿಕೆ ರಾಮ ಕೊಡುವ ಯಾವುದೇ ಒಂದು ದಂಬುಡಿ ತಗೊಳ್ತಕ್ಕದ್ದಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ಇಷ್ಟೇ ಕಾರಣ ಹೇಳಿ ನಾವು ಅಡವಿಯಲ್ಲಿ ವಾಸ ಮಾಡುವವರು ಕಿಂ ಧನೇನ ಆಶ್ರಮ ಸ್ಥಾನ ಆಶ್ರಮದಲ್ಲಿರುವವರು ನಮಗಿದರಿಂದ ನಿಮ್ಮ ಚಲಾವಣೆಯ ಅನ್ಯ ಪ್ರಯೋಜನವಿಲ್ಲ ಒಂದ್ ಸ್ವಲ್ಪ ಆಹಾರವಾರ ತಗೊಳ್ಳಿ ಬಂಗಾರ ತಟ್ಟೆಯಲ್ಲಿ ಹಾಕ್ತೇವೆ ಅಂದ್ರೆ ನಮ್ಮೂರಿಂದೆಲ್ಲ ಕಟ್ಕೊಂಡ್ ಬಂದ್ಬಿಟ್ಟಿದ್ದೀವಿ ಬರೀ ಹಣ್ಣು ಹಂಪಲ ತಿನ್ನುವರು ಡೋಂಟ್ ಬಿ ಇಂಟೆಟೆಡ್ ಎಲ್ಲಾರು ಅವ್ರ ಕಡೆ ಋಣ ತಗೊಂಡ್ರಿ ಅವರ ಅನುಕೂಲಕ್ಕಾಗಿ ಕಥೆಯನ್ನು ಮಾರ್ಪಾಡಿ ಹೇಳಬೇಕಾದಂತಹ ಒಂದು ಕೆಟ್ಟ ಪ್ರಸಂಗ ಬರುತ್ತದೆ ಬಾಯಿ ಕಟ್ಟಿ ಹೋಗ್ತದೆ ಮೂರನೇದು ಆ ರಾಮ ಸಾಮಾನ್ಯನಲ್ಲ ಯದಿ ಪೃಚ್ಛೇತ್ ಸಕಾ ಯುವಾಂ ಕಸ್ಯೇತಿ ದಾರಕೌ ನಿಮ್ಮನ್ನು ಬರ್ತಾನೆ ಮುದ್ದಾಡ್ತಾನೆ ನೋಡ್ತಾನೆ ಕೆನ್ನೆಯನ್ನು ಮುಟ್ತಾನೆ ತಲೆ ನೇವರಿಸ್ತಾನೆ ಮಕ್ಕಳಿರ ನೀವು ಯಾರಪ್ಪ ಅಂತ ಕೇಳಿದ್ರೆ ನಾವು ವಾಲ್ಮೀಕಿ ಕಡೆಯವರು ಅಂತಿಷ್ಟೇ ಹೇಳಬೇಕು ಬೇರೆ ಮಾತನ್ನಾಡುವ ಅವನು ತಿರುಗಿಸಿ ತಿರುಗಿಸಿ ಎಷ್ಟು ಕೇಳಿದ್ರು ನನ್ನ ಸಂಬಂಧವನ್ನು ಹೇಳಿ ಗುರು ಸಂಬಂಧವನ್ನು ಹೇಳಿಕೊಳ್ಳಿ ಅಷ್ಟೇ ಆಮೇಲೆ ಇದು ನಿಮ್ಮ ತಂಬೂರಿ ಇದೆ ವೀಣೆ ಇದೆ ನೇನೆ ಹೇಳಿದೆ ಗೋಟವಾದ್ಯ ಹಿಮಾಸ್ತಂತ್ರಿ ಸುಮಧುರಾಹ ಸ್ಥಾನಂಚ ಪೂರ್ವದರ್ಶನಂ ವಾದ್ಯ ಸ್ಥಾನಂಚ ಪೂರ್ವ ದರ್ಶನಂ ಸಾ ಎಲ್ಲಿ ಬರುತ್ತೆ ಗಾ ಎಲ್ಲಿ ಬರುತ್ತೆ ರಾ ಎಲ್ಲಿ ಬರುತ್ತೆ ನಿಮಗೆಲ್ಲ ಮೊಟೇಶನ್ ಮಾಡಿಕೊಟ್ಟಿದ್ದೇನೆ ಅದು ಬರೋ ಜಾಗ ನಿಮಗೆ ಗೊತ್ತಿದೆ ಮೊದಲೇ ಕತ್ತಲೆಯಲ್ಲಿಯೂ ನೀವು ಅದರ ಮೇಲೆ ಹಾಡುಬಲ್ರಿ ವೀಣೆ ಅಂತ ತೋರಿಸಬಲ್ಲರಿ ಆದ್ದರಿಂದ ಇದು ಹೆಗಲಿಗೆ ಹಾಕಿದ್ದೇನೆ ಅಂತ ತಾವೇ ಮಕ್ಕಳ ಹೆಗಲಿಗೆ ಆ ವೀಣೆಯನ್ನ ಕೊಟ್ಟು ಎಲ್ಲಿಂದ ಶುರು ಮಾಡಬೇಕು ಬುದ್ಧಿ ಅಂತ ಕೇಳಿದ್ರೆ ಆದಿ ಪ್ರಭೃತಿಗೇಯಂ ಸ್ಯಾತ್ ತಪಸ್ವಾಧ್ಯಾಯ ನಿರತಂ ಅಲ್ಲಿಂದ ಶುರು ಮಾಡಬೇಕು ಅವನು ಚಕ್ರವರ್ತಿ ರಾಮ ಅಂತ ನಿಮಗೆ ಗೊತ್ತು ಆದರೆ ಸೀತೆ ಕಥೆಯನ್ನ ಹೇಳ್ತಾ ಬರಬೇಕಾದ ಪ್ರಸಂಗದಲ್ಲಿ ಇವರಿಗೆ ರಾಮನಿಗೆ ಇವರಿಗೆರೋ ಸಂಬಂಧವನ್ನು ಹೇಳಿಲ್ಲವಲ್ಲ ಇನ್ನು ವಾಲ್ಮೀಕಿ ದೊರೆ ಕಥೆ ಅಂತ ಗೊತ್ತು ಸೀತೆ ಯಾರಂತ ಗೊತ್ತಿಲ್ಲ ಅವಳ ಹೆಸರೇ ಗೊತ್ತಿಲ್ಲ ಇವರಿಗೆ ಯಾವಳು ಅನಾಥೆ ಇದ್ದಾಳೆ ಆಶ್ರಮದಲ್ಲಿ ಎಷ್ಟು ಸಂಕಟವಾಗುತ್ತೆ ಹೇಳೋದಿಕ್ಕೆ ಸೀತಾ ಕಾಷಾಯವಾಸಿನಿ ಅಮ್ಮನವರು ಪೀತಾಂಬರ ಧರಿಸಿಕೊಂಡು ಅರಮನೆ ಸುಂದರವಾಗಿ ರಾಮಪತ್ನಿಯಾಗಿರಬೇಕಾದವಳು ಸನ್ಯಾಸದ ಬಟ್ಟೆ ಧರಿಸಿದ್ದಾಳೆ ವಾಲ್ಮೀಕಿ ಆಶ್ರಮದಲ್ಲಿ ಅನಾಥ ಸ್ತ್ರೀಯಂತೆ ಗತಿಕೆಟ್ಟು ಹೋದವಳಂತೆ ಅವಳು ಮಕ್ಕಳು ಅಂತ ಗೊತ್ತು ದೊರೆ ಕಥೆಯನ್ನು ಹೇಳುವಾಗ ರಾಮ ಸೀತೆಯನ್ನು ಅವಮಾನ ಮಾಡಿದ್ನಲ್ಲ ಹೀಗೆ ಮಾಡಿದ್ನಲ್ಲ ಅಂತ ಅವನನ್ನು ಧಿಕ್ಕರಿಸಿ ಸ್ವಲ್ಪ ಧ್ವನಿಯಲ್ಲಿಯೂ ಏರು ಇಳಿತದಲ್ಲಿ ಅವಮಾನ ಮಾಡುವಂತೆ ಕತೆ ಹೇಳ್ತಕ್ಕದ್ದಲ್ಲ ನಚಾವಜ್ಞಾಯ ಪಾರ್ಥಿವಂ ಎಷ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ ನಮಗೂ ಆವೇಶ ಹೆಚ್ಚಾದ್ರೆ ರಾಮ ಹೇಗೆ ಮಾಡಬಹುದಾಗಿತ್ತು ಸೀತೆಗೆ ನಮಗೂ ಬರಬಹುದು ಲವಕುಶರೇ ಕಟ್ಟಿದ ಬಾಯಿ ನಮಗೂ ಕಟ್ಟಿದ ಬಾಯಿ ಪೂಜ್ಯತೆಗೆ ಭಂಗಬಾರದಂತ ಹೇಳಬೇಕು ಹದ್ಯುವಾಂ ಹೃಷ್ಟ ಮನಸ್ಸು ಮನಸ್ಸು ರಾಮಾಯಣವನ್ನು ಆರಂಭ ಮಾಡುವಾಗ ಪ್ರಾಣಾಯಾಮ ಮಾಡಿ ಬಾಯಿ ತೊಳೆದುಕೊಂಡು ಅತ್ಯಂತ ಪ್ರಸನ್ನವಾದ ಮನಸ್ಸಿನಿಂದ ಹೇಳಬೇಕಪ್ಪ ಮಕ್ಕಳಿರ ದುಗುಡ ಉದ್ವೇಗ ಇದ್ದುಕೊಂಡು ಹೇಳಬಾರದು ಸ್ವಹ ಪ್ರಭಾತೆ ಸಮಸ್ಥಿತು ನಾಳೆ ಬೆಳಗ್ಗೆ ಶುರು ಮಾಡಿ ಅಂತ ಮಕ್ಕಳಿಗೆ ಅಪಣೆಯನ್ನು ಕೊಟ್ಟರು ವಾಲ್ಮೀಕಿ ವಿಶ್ರಾಂತಿಗೆ ಹೊರಟರು ಸಾಯಂಕಾಲ ಆಗಿ ಹೋಯಿತು ಮರು ದಿವಸ ಪ್ರಾತಃ ಕಾಲ ತಟವು ತೌ ವ್ರಜನ್ಯಾಂ ಪ್ರಭಾತಾಯಾಂ ಅದೆಲ್ಲ ಹೇಳ್ತಾರೆ ನೋಡಿ ಇದು ಬೆಳಗ್ಗೆ ನಡೀತೆ ರಾಮಾಯಣ ಸ್ನಾತೌ ಹುತ ಹುತಾಶನೌ ಲವಕುಶರು ನಿತ್ಯದ ಅಗ್ನಿಸಂಧಾನ ಕಾರ್ಯಗಳನ್ನು ಮುಗಿಸಿಕೊಂಡು ಬ್ರಹ್ಮಚಾರಿಗಳು ಒಟ್ಟುಗಳು ಸವಿಧಾಧಾನ ಮಾಡಬೇಕಲ್ಲ ಅದನ್ನೆಲ್ಲ ಮಾಡಿಕೊಂಡು ಯಥೋಕ್ತಂ ಋಷಿಣಾ ಸರ್ವಂ ತತ್ರೋಪಗಾಯತಾಂ ಶುರು ಮಾಡಿಕೊಂಡು ತಂಬೂರಿಯನ್ನ ಅಸ್ಮದ್ ಗುರು ಪರಂಪರಾಯ ನಮಃ ಎಲ್ಲ ಹೇಳ್ಕೊಂಡವರೇ ತಪಸ್ವಾಧ್ಯಾಯ ನಿರತಂ ಶುರು ಮಾಡಿದರು ನಾಟರಾಗದಿಂದ ಆರಂಭ ಮಾಡಿ ಒಂದೊಂದೇ ರಾಗದಲ್ಲಿ ಹಾಡ್ತಾ ಹಾಡ್ತಾ ಹೋಗ್ತಿದ್ದಾರೆ ಎಲ್ಲಿ ರಾಮಾಯಣವನ್ನು ಹೇಳಿದ್ರೆ ಬೆಪ್ಪಾಗಿ ಜನ ನಿಂತುಕೊಂಡು ಕೇಳ್ತಾ ಇದ್ದಾರೆ ಎಲ್ಲಿ ಕಥೆ ಇದು ಏನು ಶ್ರವಣ ಇಷ್ಟು ಅದ್ಭುತವಾದ ಶ್ಲೋಕಗಳು ಮಧುರವಾಗಿ ಅರ್ಥ ಹೇಳದೇ ತಿಳಿಯುತ್ತಲ್ಲ ಅಂತ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ಪೀಠದ ಮೇಲೆ ಕೂತಿದ್ದ ಆಹುತಿಗಳನ್ನು ಕೊಡ್ತಾ ಇನ್ನೇನು ಪ್ರಾತಃವನ ಮುಗಿಯಬೇಕು ರಾಮಚಂದ್ರ ಸ್ವಾಮಿ ಎಂಬರು ಎಂಬೆರುಮಾನ್ ಕಿವಿಯಿಂದ ಕೇಳಿದ ಆ ನನ್ನ ಕಥೆ ಇದು ಇದು ಯಾರು ಹೇಳ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದೆ ನೋಡಿಕೊಂಡು ಗಡಿಬಿಡಿಯಿಂದ ಆ ಪ್ರಾತಃವನವನ್ನು ಮುಗಿಸಿ ತಾಂ ಸ್ವಶುಶ್ರಾವಕಾಕುಸ್ಥ ಪೂರ್ವಾಚಾರ್ಯ ವಿನಿರ್ಮಿತಾಂ ಅಪೂರ್ವಾಂ ಪಾಠ್ಯಜಾತಿಂಚ ಜೇನ ಸಮಲಂಕೃತಾಂ ಪಾಠ್ಯ ಜಾತಿ ರಾಗ ಇಲ್ಲದೆ ಓದಿದ್ರೂ ಚೆನ್ನಾಗಿದೆ ಗೇಯೇನ ಸಮಲಂಕೃತಾಂ ರಾಗ ಜೋಡಿಸಿಬಿಟ್ರೆ ಕೇಳುವುದು ಬೇಡ ಅವನು ಕೇಳ್ತಾ ಇದ್ದಾನೆ ಅವನು ಹಯಗ್ರೀವ ಅಲ್ಲವೇ ಪ್ರಮಾಣೀ ಬಹುಭಿರ್ಯುಕ್ತಾಂ ತಂತ್ರೀಲಯ ಸಮನ್ವಿತಾಂ ತಾಳಬದ್ಧವಾಗಿದೆ ಪ್ರಮಾಣಬದ್ಧವಾಗಿದೆ ವ್ಯಾಕರಣ ಬಿಟ್ಟಿಲ್ಲ ನಿರುಕ್ತ ಬಿಟ್ಟಿಲ್ಲ ಛಂದಸ್ಸು ಬಿಟ್ಟಿಲ್ಲ ನರ್ತನಬಲ್ ಅವರು ನರ್ತನ ಮಾಡುವಂತ ಇದೆ ಅದರ ರಿದಮ್ ಹಾಗೆ ಆಶ್ಚರ್ಯಕರವಾಗಿದೆ ಬಾಲಾಭ್ಯಾಂ ರಾಘವ ಶ್ರುತ್ವ ಕೌತೂಹಲ ಪರೋಭವತ್ ತುಂಬ ಕುತೂಹಲವಾಯಿತು ಲಕ್ಷ್ಮಣನನ್ನು ಕರೆದ ಈಗ ನೋಡಿದ ಅಪಣೆಯಿಂದ ಲಕ್ಷ್ಮಣ ಹತ್ರ ಬಂದು ಅದು ಯಾರಡ ಪಾರ್ರ ಎನ್ನುಡ ಕತೆ ಕಳೆ ಇಲ್ಲಿ ಕೊಳ್ತೇವೆ ಈ ಮಗು ನನ್ನ ಕತೆ ಹೇಳ್ತಾ ಇದ್ದಾರಲ್ಲ ಅವರನ್ನ ಒಂದು ಕಡೆ ಕರ್ಕೊಂಡು ಹೋಗು ಸಭೆ ಸೇರಿಸು ಬೀದಿ ಬಾಗಲಲ್ಲಿ ಅರಮನೆ ಮಂಟಪದ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಹುಡುಗರು ಈ ಕತೆ ಅಲ್ಲೆಲ್ಲ ಹೇಳುವುದು ಸಭೆಯನ್ನ ಸೇರಿಸು ಒಂದು ತಪ್ಪು ಎಲ್ಲರೂ ಸಿಕ್ಕುತ್ತೆ ನೋಡೋಣ ಪೌರಾಣಿಕರು ಶಬ್ದವಿದರು ಸ್ವರ ಲಕ್ಷಣಜ್ಞರು ಗಾಂಧರ್ವ ಲಕ್ಷಣಜ್ಞರು ನೈಗಮರು ಪಾದಾಕ್ಷರ ಸಮಾಸಜ್ಞರು ಛಂದೋವಿದರು ಕಲಾಮಾತ್ರ ವಿಭಾಗಜ್ಞರು ಜ್ಯೋತಿಷಗಳು ಕ್ರಿಯಾಕಲಾಪವಿದರು ಕಾವ್ಯವಿದರು ಭಾಷಾಜ್ಞರು ಇಂಗಿತಜ್ಞರು ಹೇತೋಪಚಾರ ಕುಶಲರು वचने ಪುರಾಣ ಜ್ಞಾನ್ ವೈದಿಕಾನ್ ಚಿತ್ರಜ್ಞಾನ್ ವೃತ್ತ ಸೂತ್ರಜ್ಞಾನ್ ಒಂದು ಗಮಕ ಕೇಳುವ ಸಭೆಯಲ್ಲಿ ಎಷ್ಟು ತರಹ ವಿದ್ವಾಂಸರಿರಬೇಕು ಇಪ್ಪತ್ಮೂರು ತರಹ ವಿದ್ವಾಂಸರ ಕ್ಯಾಟಗರಿ ಕೊಟ್ಟಿದ್ದಾರೆ ರಾಮಚಂದ್ರನ ಆಸ್ಥಾನ ಪರಿಪೂರ್ಣವಾಗಿತ್ತು ಚಿತ್ರ ಬರೆಯೋರ್ನ ಕರೆಸಿದ್ದಾನೆ ಈ ಹುಡುಗರು ಹೇಳೋ ಚಿತ್ರ ಬರೆಯೋಕೆ ಬರುತ್ತೆ ಬರೋದಿಲ್ವಾ ಬಿಯಾಂಡ್ ಇಮ್ಯಾಜಿನೇಷನ್ ಇದೆಯೇ ಅಕಲ್ಪನೀಯವಾಗಿದೆಯೇ ಉಚ್ಚಾರ ಮಾಡುವಾಗ ಧ್ವನಿಯಲ್ಲಿ ಏರಿಳಿತಗಳು ಸರಿಯಾಗಿದೆಯೇ ಶಬ್ದಕ್ಕೆ ಸರಿಯಾದ್ದನ್ನು ಹೇಳ್ತಾ ಇದ್ದಾರೆಯೇ ಶಬ್ದ ಚೆನ್ನಾಗಿದೆ ಧ್ವನಿ ಏರಿಸಿಬಿಟ್ರೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಗೆ ಒಳ್ಳೆಯದಾಗಲಿ ಆ ಶಬ್ದ ಅದೇನೆ ಹೇಳುವಾಗ ಧ್ವನಿ ವ್ಯತ್ಯಾಸವಾದರೆ ಶಾಪೋಕ್ತಿ ಅಂತ ಕಾಣುತ್ತೆ ಮೆಲ್ಲಿಗೆ ಸ್ವಾಮಿ ನೀವು ಹಾಳಾಗಬಹುದು ಅಂತ ಹೇಳಿದ್ರೆ ನೀವು ಮೆಲ್ಲಿಗೆ ಹೇಳಿದ್ರು ಅಪಾರ್ಥವಾಗುತ್ತೆ ಇದು ಇಂಟೋನೇಷನ್ ರೆಟರಿಕ್ ಸ್ವಾಮಿ ರಾಮಾಯಣದಲ್ಲಿ ನಮ್ಮ ತಂದೆಯವರೇ ಜ್ಞಾಪಕ ಬರ್ತಾರೆ ನನಗೆ ಆ ಧ್ವನಿ ಎಲ್ಲಿ ಎತ್ತರಿಸಬೇಕು ಎಲ್ಲಿ ಎಳಿಸಬೇಕು ಕೇಳುವವರಿಗೆ ಶ್ರಮವಾಗದಂತೆ ಹತ್ತು ಗಂಟೆ ಕಾಲ ಹೇಳಿದ್ರು ಇದು ಮುಗಿದೋಯ್ತಲ್ಲ ಹೋಯ್ತಲ್ಲ ಅಂತ ಅನಿಸೋ ಹಾಗೆ ಇವರು ಹೇಳುವುದನ್ನು ಎಲ್ಲಿ ಯಾರು ಒಂದು ತಪ್ಪು ಸಿಗುತ್ತೆ ನೋಡೋಣ ಯಾರು ಬರೆದ್ರು ಗೊತ್ತಿಲ್ವಲ್ಲ ಇದನ್ನ ಎಂಬುದಾಗಿ ಸಭೆ ಸೇರಿಸಿದ್ದಾರೆ ಸಭೆ ಸೇರಿಸಿದ ಮೇಲೆ ಅವರು ಆರಂಭ ಮಾಡಿದರು ಅವತ್ತಿನ ಪ್ರವಚನ ಮುಗಿಯಿತು ನಮ್ಮದು ಮಾತ್ರ ಮುಗಿಯಲಿಲ್ಲ ಇಪ್ಪತ್ತು ಸರ್ಗಗಳನ್ನು ಹೇಳಿದರು ರಾಮಾವತಾರ ಆಗಿ ವಿಶ್ವಾಮಿತ್ರರು ಬಂದು ಗಲಾಟೆ ಮಾಡಿ ಕಳಿಸ್ತೀಯೋ ಕಳಿಸೋದೆಲ್ವಲ್ಲ ರಾಮನನ್ನ ನನ್ನ ಸಿದ್ಧಾಶ್ರಮದಲ್ಲಿ ಯಜ್ಞಪೂರ್ತಿ ಆಗಬೇಕು ಅಂತ ಗಲಾಟೆ ಮಾಡಿ ರಂಪರಾರ್ಧಾಂತ ಮಾಡುವ ಪ್ರಸಂಗ ಇಪ್ಪತ್ತನೇ ಸರ್ಗ ರಾಮಾಯಣದಲ್ಲಿ ಅಲ್ಲಿಯವರೆಗೆ ಕಥೆಯನ್ನವರು ರಾಮಾಯಣ ವಾಚನ ಮಾಡಿದ್ದಾರೆ ಕೇಳೋರು ತಲ್ಲೀಂದ್ರ ಕೇಳಿದ್ದಾರೆ ಲಕ್ಷ್ಮಣನ ಮುಖವನ್ನು ನೋಡಿದ ಹತ್ರ ಬಂದ ಅವನು ಪ್ರಭು ಏನು ಅಂತ ಕೇಳಿದರೆ ಅಪಣೆ ಮಾಡಿದ ಪ್ರಭು ಇವರನ್ನು ಕೇಳು ಈ ಕಥೆ ಏನು ಪ್ರಮಾಣ ಇದು ಹೀಗೆ ನಡೆಯಿತು ಅನ್ನೋದಕ್ಕೆ ಏನು ಪ್ರಮಾಣ ಕಲ್ಪನೆ ಕಲ್ಪನೆ ಮಾಡಿದ್ದಾರೆಯೇ ನಡೆದದ್ದೇ ಬರೆದಿದ್ದಾರೆಯೇ ನಾನು ಸೀತೆ ಕೂತಾಗ ನಿಂತಾಗ ಅದೆಲ್ಲ ನಮ್ಮ ಹೃದಯ ಫೋಟೋ ತಗೊಂಡಾಗ ಬರೆದಿದ್ದಾರಲ್ಲ ಬಾರದವರು ಯಾರು ಬಾರದವನ ಪ್ರತಿಷ್ಠೆ ಏನು ವಾಟ್ ಈಸ್ ಹಿ ಸ್ಟೇಟಸ್ ಅವನೇನು ಕವಿಯೋ ಮುಟ್ಟಾಳನೋ ಅಥವಾ ದೇವಾಂಶ ಸಂಭೂತನೋ ಕಾವ್ಯದ ಗಾತ್ರವೇನು ಎಷ್ಟು ದೊಡ್ಡ ಕಥೆ ಇದು ಕಾವ್ಯಕ್ಕೆ ಪ್ರತಿಷ್ಠೆಯಂಥದ್ದು ಇದು ದೈವೀಯಂಶದಿಂದ ಬಂದದ್ದೋ ಕವಿಕಲ್ಪಿತವಾದದ್ದೋ ಅದನ್ನೆಲ್ಲ ಕೇಳು ಒಟ್ಟು ಎಷ್ಟು ಶ್ಲೋಕಗಳು ಎಷ್ಟು ಸರ್ಗಗಳು ಉಪಾಖ್ಯಾನಗಳೆಷ್ಟು ಕಾಂಡಗಳೆಷ್ಟು ಇನ್ನೊಂದು ಮಾತು ಇವತ್ತು ಹುಡುಗರು ಮುಗಿಸಿದ್ದಾರೆ ಪ್ರಾಯಶಃ ಇದು ಇನ್ನೂ ಅನೇಕ ದಿವಸ ನಡೆಯುತ್ತೆ ಅವತ್ತವತ್ತಿಗೆ ಅವರಿಗೆ ಬಹುಮಾನವನ್ನು ಕೊಟ್ಟು ಬಿಡೋಣ ಆದ್ದರಿಂದ ಲಕ್ಷ್ಮಣ ನೀನವರಿಗೆ ಬಹುಮಾನವನ್ನು ಕೊಡಬೇಕು ಏನು ಕೊಡಬೇಕು ಅಂತ ಕೇಳಿದ್ರೆ ಅಷ್ಟಾದಶ ಸಹಸ್ರಾಣಿ ಸುವರ್ಣಸ್ಯ ಮಹಾತ್ಮನಃ ಹದಿನೆಂಟು ಸಾವಿರ ಹೊನ್ನನ್ನು ಕೊಡೋ ಹುಡುಗರಿಗೆ ಹದಿನೆಂಟು ಒಂದು ಅಂಕಿ ಹನ್ನೆರಡು ಹಾಗೆ ಅಂಕಿಯೋ ಹದಿನೆಂಟು ಹುಡುಗರಿಗೆ ಹದಿನೆಂಟು ಸಾವಿರ ಹೊನ್ನು ಕೊಡೋ ಲಕ್ಷ್ಮಣ ಕೆಮ್ಮಕೊಂಡು ದುಡ್ಡು ಗಿಡ್ಡೆಲ್ಲ ದೊಡ್ಡ ನಿಷ್ಕ ನಿಧಿಯನ್ನ ತೆಗೆಸಿಕೊಂಡು ಬಂದು ಬಂಗಾರದ ಮುಚ್ಚಲ ಇಚ್ಚಲ ಹಾಕಿ ಈ ಮಕ್ಕಳನ್ನು ಹತ್ರ ಕೂತ್ಕೊಂಡು ಎಣ್ಣೆ ತಡವಿ ಮಕ್ಕಳರ ಈ ಕಾವ್ಯ ಕಿಂ ಪ್ರಮಾಣಮಿದಂ ಕಾವ್ಯಂ ಕಾ ಪ್ರತಿಷ್ಠಾ ಮಹಾತ್ಮನಃ ಕರ್ತಾ ಕಾವ್ಯಸ್ಯ ಮಹತಃ ಕಟಾಸೌ ಮುನಿಪುಂಗವ ಆ ಪ್ರಶ್ನೆ ಕೇಳಿದಾಗ ಅವರು ಒಂದೇ ಉತ್ತರವನ್ನು ಕೊಟ್ಟರು ಈ ಕಾವ್ಯಕ್ಕೆ ಸಕಲ ಪ್ರಮಾಣಗಳು ನಮ್ಮ ಗುರು ವಾಲ್ಮೀಕಿ ಅವ್ರಿಗೆ ಯಾರು ಪ್ರೇರಣೆ ಆಯಿತೋ ಏನೋ ಅವರು ಬರೆದು ರಚನೆ ಮಾಡಿದರು ಅವರನ್ನ ಕೇಳಿಬೇಕಾದ್ರೆ ಅವರು ಮಹಾತ್ಮರು ನಿಮಗೂ ಪರಿಚಯವಿರತಕ್ಕವರು ಅವರು ಕುಲಪತಿಗಳು ಕಾವ್ಯದ ಗಾತ್ರವೇನು ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಐದುನೂರ ನಲವತ್ತು ಸರ್ಗ ಒಂದು ನೂರು ಉಪಾಖ್ಯಾನಗಳು ಹಂಡ್ರೆಡ್ ಸಬ್ ಸ್ಟೋರೀಸ್ ಸಪ್ತಕಾಂಡಗಳು ಇದು ಪ್ರಭುವಿನದೇ ಕಥೆ ಇದಕ್ಕಿನ್ನೇನು ಪ್ರಮಾಣ ಬೇಕು ರಾಜನ ಕಥೆ ಎಂಬುದಾಗಿ ಆ ಹುಡುಗರು ಹೇಳಲಾಗಿ ಲಕ್ಷ್ಮಣ ಏನು ಮಾಡಿದ ಆಂಡವನ್ ಸ್ವಾಮಿಗಳು ಹೇಳುವವರು ಹದಿನೆಂಟು ಸಾವಿರ ಹೊನ್ನು ಕೊಡು ಮಕ್ಕಳಿಗೆ ಅಂತ ರಾಮ ಹೇಳಿದ ಒಬ್ಬೊಬ್ಬರಿಗೆ ಹದಿನೆಂಟೋ ಇಬ್ಬರಿಗೂ ಸೇರಿ ಹದಿನೆಂಟೋ ಲಕ್ಷ್ಮಣನ ಲಾಟವಾಯಿತು ಲಕ್ಷ್ಮಣೋ ಲಕ್ಷ್ಮಿ ಸಂಪನ್ನ ಪಾಂಡವನ್ ಸ್ವಾಮಿಗಳು ಅವನು ಮುಟ್ಟಿದ್ದು ಒಂದಕ್ಕೆ ಎರಡರಷ್ಟು ಬೆಳೀತಾ ಇತ್ತು ಅದಕ್ಕೆ ಅವನಿಗೆ ಬೇಕಂತ ಲಕ್ಷ್ಮಣ ಅಂತ ಹೆಸರಿಟ್ರಂತೆ ವಾಲ್ಮೀಕಿ ಲಕ್ಷ್ಮಣೋ ಲಕ್ಷ್ಮಿ ಸಂಪನ್ನ ಸ್ವಯಂ ವೈರಾಗ್ಯಶಾಲಿ ಪತ್ನಿ ಸುಖವನ್ನು ಪಡೆಯಲಿಲ್ಲ ರಾಮ ಸೇವೆಯನ್ನೇ ಪರಮನಿಧಿ ಚಾಲ ಸುಖಮ ರಾಮುನಿ ಸೇವಾ ಸನ್ನಿಧಿ ಸೇವಾ ಸುಖಮ ಇದರ ಪರಿಪೂರ್ಣಾರ್ಥ ತಿಳಿದು ಮಹಾಭಾಗವತ ಅವನದೇನು ಗಂಟು ಹೋಯಿತು ಅವ್ರ ಬೇಕಾದ ದುಡ್ಡಿತ್ತು ಇಬ್ಬರು ಮಕ್ಕಳಿಗೆ ಏನು ಮಾಡಿದ ದದೌ ಶೀಘ್ರಂ ಸಕಾ ಕುಸ್ತಃ ಬಾಲಯೋ ಹೋಯಿ ಪೃಥಕ್ ಪೃಥಕ್ ಬಿಡಿಸಿ ಬಿಡಿಸಿ ಒಬ್ಬೊಬ್ಬರಿಗೆ ಹದಿನೆಂಟು ಸಾವಿರವನ್ನು ಹಡಿಗೆ ಬುಟ್ಟಿಯಲ್ಲಿ ತೋರಿಸಿದಾಗ ತಲೆ ತಲೆ ಚಚ್ಚಿಕೊಂಡ್ರು ಲಂಕುಶರು ನಾವು ಸಂಪಾದನೆಗೋಸ್ಕರ ಬರಲಿಲ್ಲ ಈ ಹೊನ್ನೆಲ್ಲ ನಿಮಗೇ ಸೇರಿದ್ದು ನಮ್ಮಲ್ಲಿ ಚಲಾವಣೆ ಇಲ್ಲ ಋಷಿಗಳು ಇದನ್ನು ತಗೊ ನಾರ್ಮಡಿ ಕೊಟ್ಟರು ತಗೊಳ್ತಾರೆ ಕಮಂಡ್ಲು ಕೊಟ್ಟರು ತಗೊಳ್ತಾರೆ ಕೌಪಿನ ಕೊಟ್ಟರು ತಗೊಳ್ತಾರೆ ಅದು ನಮ್ಮ ಚಲಾವಣೆ ನಿಮ್ಮ ಬಂಗಾರ ಹಣ ನಮಗೆ ಬೇಡ ಅಂತ ಹೇಳಿದ ಮೇಲೆ ವಾಲ್ಮೀಕಿ ಭಗವಾನ್ ಕರ್ತ ಸಂಪ್ರಾಪ್ತೋ ಯಜ್ಞ ಸಂವಿಧಾನ ನಿಮ್ಮ ಯಜ್ಞಕ್ಕೆ ದಯಮಾಡಿಸಿದ್ದಾರೆ ವಾಲ್ಮೀಕಿ ಅವರ ಜೊತೆಯಲ್ಲಿ ಬಂದಿದ್ದೇವೆ ನಾವು ನೀವು ಮೊದಲು ಹೋಗಿ ಅಂತ ಹೇಳಿದ್ರಿಂದ ಈ ಕತೆ ಹೇಳೋಕೆ ಬಂದವು ಅವ ಯಾರಯ್ಯ ಅಂತ ಕೇಳಿದ್ರೆ ಉಪಾಖ್ಯಾನ ಶತಂ ಚೈವ ಆಗಲೇ ಹೇಳಿದೆ ಉಪಾಖ್ಯಾನ ಎಷ್ಟು ಸರ್ಗ ಎಷ್ಟು ಕಾಂಡ ಎಷ್ಟು ಹೇಳಿಬಿಟ್ಟು ಭಾರ್ಗವೇಣ ತಪಸ್ವಿನ ನಿನ್ನೆ ಮೊನ್ನೆ ಹೇಳಿದ ಕಥೆಯಲ್ಲಿ ಅನೇಕರು ಸಂಶಯ ಬಂದಿರಬೇಕು ವಾಲ್ಮೀಕಿನ ಬೇಡರು ಅಂತ ತಿಳ್ಕೊಂಡಿದ್ದು ಇವು ಭಾರ್ಗವ ಗೋತ್ರ ಬ್ರಾಹ್ಮಣ ನೀವು ಹೇಳ್ಬಿಟ್ರಲ್ಲ ಭಾರ್ಗವೇಣ ಮಹಾತ್ಮ ಇಲ್ಲೇ ಇದೆ ನೋಡಿ ಇದು ಭಾರ್ಗವ ಗೋತ್ರ ಭಾರ್ಗವ ಜಮದಗ್ನಿ ಶವನ ವಾಲ್ಮೀಕಿ ನಾವು ಎಲ್ಲ ಒಂದೇ ಗೋತ್ರದವರು ನಮ್ಮ ಗೋತ್ರಕ್ಕೂ ವಾಲ್ಮೀಕಿಗೂ ಸಂಬಂಧ ಉಂಟು ಆ ಭಾರ್ಗವ ಮೊದಲು ಗೋತ್ರದಲ್ಲೂ ಬರುತ್ತೆ ಅದು ನಮ್ಮ ಪುಣ್ಯ ವಿಶೇಷ ರಾಮಾಯಣ ಹತ್ತಬೇಕಾದ್ರೆ ಒಂದು ಭಾರ್ಗವ ಸಂಬಂಧ ಬೇಕು ಇನ್ನೊಂದು ಗುರು ಸಂಬಂಧ ಬೇಕು ನಮ್ಮದು ನೇರವಾಗಿ ಕುಶಲವರ ಮಾರ್ಗ ಅವರು ಹೇಳುವ ಕ್ರಮದಲ್ಲಿಯೇ ಹೇಳ್ತಾ ಇದ್ದೇವೆ ಕೃಷ್ಣ ತಾತಾಚಾರ್ಯ ಸ್ವಾಮಿಗಳು ಅಂತಿದ್ರು ಜಯನಗರದಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ತಿರುಕೋಣಂದಿ ಆಂಡವನ ಸ್ವಾಮಿಗಳು ಜೀವಿಸಿದ್ದಾಗ ಅವರ ಅಪ್ಪಣೆ ಆಗಿತ್ತು ನಮ್ಮ ಜಯನಗರ ದೇವಸ್ಥಾನದಲ್ಲಿ ಹದಿನೆಂಟು ದಿವಸ ರಾಮಾಯಣವನ್ನು ಹೇಳಬೇಕು ಸರ್ವಿಸಲ್ಲಿದ್ದೆ ಲೀವ್ ಹಾಕಿ ಬಂದೆ ಅವರು ಮಹಾವಿದ್ವಾಂಸರು ತಾತಾಚಾರ್ಯರು ಅವರ ಪರಿಚಯ ನೇರವಾಗಿರಲಿಲ್ಲ ಗ್ರಂಥಗಳನ್ನು ಓದಿದ್ದೆ ನಾ ಪೀಠದ ಮೇಲೆ ಕೂತ್ರೆ ಅವ್ರು ಯಾರೋ ಒಬ್ರು ಇವರೇ ತಾತಾಚಾರ್ಯರು ಅಂದ್ರು ಅಯ್ಯಯ್ಯೋ ಅಂತ ನೀವು ಮೇಲಕ್ಕೆ ಬನ್ನಿ ನಾನೇ ಕೆಳಗೆ ಕೂಡ್ತೇನೆ ಎಂದೆ ಸಣ್ಣ ಗೋಷ್ಠಿ ಇಲ್ಲ ಇಲ್ಲ ಅಲ್ಲಿ ಕೂತವರು ವಾಲ್ಮೀಕಿಯ ಹೊರತು ನೀವಲ್ಲ ನಾ ಕೆಳಗೆ ಕೂಡ್ತೇನೆ ಅಂದ್ರು ಮೊದಲನೇ ದಿವಸ ಕೊನೆಯಲ್ಲಿ ಹೇಳಿದ್ರು ಇದು ದಾನ್ ವಿದ್ವತ್ ಕ್ರಮಂ ರಾಮಾಯಣ ಹೇಳಬೇಕಾದ ವಿದ್ವತ್ ಪದ್ಧತಿ ಮೂಲ ಗ್ರಂಥ ಬಿಡಬಾರದು ಉಪಬ್ರಹ್ಮಣ ಎಷ್ಟು ಹಿತವಾಗಿ ಹಿತವಾಗಿ ಆಳ್ವಾರ್ ಭಾಷೆಗಳು ಬೇರೆ ಸಂಸ್ಕೃತ ಕನ್ನಡ ಗ್ರಂಥಗಳು ಎಷ್ಟು ಬೇಕು ಅಷ್ಟೇ ಹಿತಮತವಾಗಿ ಹೇಳಬೇಕು ಅಂತ ಹೇಳಿಕೊಟ್ಟು ಅಲ್ಲಿಂದ ಮುಂದಕ್ಕೆ ನಾನು ಬಿಟ್ಟ ಅನೇಕ ಅಂಶಗಳನ್ನು ಉಪದೇಶ ಮಾಡಿ ನಾ ಹೇಳಿದ್ದನ್ನೆಲ್ಲ ಕೆಲವನ್ನ ತುಂಬಾ ಸಂತೋಷಪಟ್ಟು ಆಶೀರ್ವಾದ ಮಾಡಿದರು ಬಿರುದುಗಳನ್ನು ಕೊಟ್ಟರು ಆ ಮಹಾನುಭಾವರನ್ನ ಯಾತಕ್ಕೆ ನೆನೆಸ್ಕೊಳ್ತೇವೆ ಅಂದ್ರೆ ಅನೇಕ ಗುರುಗಳಿಂದ ಕಲಿತ ವಿಷಯ ಒಬ್ಬರು ಗುರುಗಳಿಂದ ಒಂದು ರಾಮಾಯಣ ಒಂದು ವರ್ಷಕ್ಕೆ ಒಂದು ಜನ್ಮಕ್ಕೆ ಸಾಕಾಗುವುದಿಲ್ಲ ಅನೇಕ ಗುರುಗಳಿಂದ ಪಡೆದಿದ್ದೇವೆ ಭಾರ್ಗವೇಣ ತಪಸ್ವಿನ ಇದನ್ನ ಈ ರಾಮಾಯಣವನ್ನು ಕೇಳಿದ ರಾಮಚಂದ್ರ ಸ್ವಾಮಿ ಈಗ ನಾವು ಮತ್ತೆ ಬಾಲಕಾಂಡಕ್ಕೆ ಹೋಗ್ತಾ ಇದ್ದೇವೆ ಉತ್ತರಕಾಂಡಕ್ಕೆ ಬಂದು ಪ್ರದಕ್ಷಿಣೆ ಹಾಕಿ ಅಮ್ಮ ಮತ್ತೆ ಬಂದು ಇಲ್ಲಿ ಮೊದಲನೇ ದಿವಸ ಕೇಳುವಾಗ ರಾಮಚಂದ್ರ ಸ್ವಾಮಿ ಅವನ ಕಣ್ಣಲ್ಲಿ ನೀರು ಒಂದೇ ಸಮ ಒಸರ್ತಾ ಇದೆ ರಾಮಾಯಣವನ್ನು ಕೇಳಿ ಕೇಳಿ ದಶರಥನ ಗುಣಗಾನ ಅಯೋಧ್ಯ ಪ್ರಜೆಗಳ ಗುಣಗಾನ ವಿಶ್ವಾಮಿತ್ರ ಗುಣಗಾನ ಕೌಸಲ್ಯ ಗುಣಗಾನ ಇದನ್ನು ಕೇಳಿ ಕೇಳಿ ಅಕ್ಕಪಕ್ಕದಲ್ಲಿ ನಿಂತಿದ್ರು ಭರತ ಲಕ್ಷ್ಮಣ ಶತ್ರುಘ್ನರು ಅವರನ್ನು ನೋಡಿದ ಈ ಕಥೆಗೆ ನಾನು ಎಂಥ ಅವಮರ್ಯಾದೆ ಮಾಡ್ತಿದ್ದೇನೆ ಅಂತ ಅದು ಹೇಗಿತ್ತು ರಾಮಸಭೆ ಚಿತ್ರ ಕೊಡ್ತೇನೆ ಇದು ರಾಮಚಂದ್ರ ಸ್ವಾಮಿ ಕೂತಿರುವ ವೇದಿಕೆ ಅಂತ ಇಟ್ಕೊಳ್ಳಿ ರಾಮಚಂದ್ರ ಇದ್ದಾನೆ ಜನಗಳೆಲ್ಲ ರಾಮನಿಗೆ ಬೆನ್ನನ್ನ ಮಾಡಿ ಎದುರುಗಡೆ ಲವಕೋಶರು ಹೇಳ್ತಾ ಇದ್ದಂತಹ ರಾಮಾಯಣವನ್ನು ಕೇಳ್ತಾ ಇದ್ದಾರೆ ಸಭೆ ಚಿತ್ರ ಬಂತೆ ನಿಮಗೆ ದೇವಸ್ಥಾನಗಳಲ್ಲಿ ದೇವರು ಎದುರುಗಡೆ ಅಲ್ಲಿ ಕೂತ್ಕೊಂಡು ವೀಣೆ ಹಾಕೊಂಡು ಅವ್ರು ಹೇಳ್ತಾ ಇರೋ ಹಾಗೆ ಎದುರುಗಡೆಯಿಂದ ಹೇಳ್ತಾ ಇದ್ದಾರೆ ಜನರು ಮಧ್ಯ ಸಾಲು ಬಿಟ್ಟು ರಾಮನಿಗೆ ಬೆನ್ನು ತೋರಿಸಿ ದೊರೆಗೆ ಬೆನ್ನು ತೋರಿಸಬಾರದು ಸಭೆಯಲ್ಲಿ ಯಾವಾಗಲೂ ಆದರೆ ವಿಧಿಯಿಲ್ಲ ಅಪ್ಪಣೆಯದು ಸಭೆಯ ಮರ್ಯಾದೆ ಕಥೆಗೆ ಮರ್ಯಾದೆ ಅಂತ ಲವಕುಶರ ಕಡೆ ನೋಡ್ತಾ ಇದ್ದಾರೆ ಇಪ್ಪತ್ತು ಮೆಟ್ಲುಗಳ ಮೇಲೆ ಕೂತಿದ್ದಾನೆ ರಾಮಚಂದ್ರ ಇಷ್ಟು ಸಾವಿರ ಜನ ಆಸ್ಥಾನದಲ್ಲಿ ಕೆಳಗಡೆ ಕೂತು ನಲಿದ ಮೇಲೆ ರಾಮಾಯಣವನ್ನು ಕೇಳುವಾಗ ನಾನೊಬ್ಬ ಇಪ್ಪತ್ತು ಮೆಟ್ಲ ಮೇಲೆ ಕೂತ್ಕೊಂಡು ಕೇಳುವುದು ಈ ಕಥೆಗೆ ಅಗೌರವ ಅಂತ ಹೇಳಿಕೊಂಡು ತತಸ್ತುತೌ ರಾಮ ವಚಃ ಪ್ರಚೋದಿತೌ ಅಗಾಯತಾಂ ವಿಧಾನ ಸಂಪದ ಸತಾಪಿ ರಾಮ ಪರಿಷದ್ಗತಶನೈಃ ಬುಭೂಷಯಾ ಸಕ್ತಮನಾ ಬಭೂವ ಎಷ್ಟು ಸೂಚ ಪರಿಷದ್ಗತಃ ಪರಿಷತ್ ಅಂದ್ರೆ ಸಭೆ ಪರಿಷದ್ಗತಃ ಸಭೆಯಲ್ಲಿ ಆ ಸಾವಿರ ಜನರಲ್ಲಿ ಸಾವಿರದ ಒಂದನೇವನಾಗಿ ಕೂತ್ಕೊಂಡು ಕೇಳಿದ ರಾಮಚಂದ್ರ ಹಾಗೆ ಕೇಳಿದ ಶನೈಹಿ ಆಂಡವನ್ ಸ್ವಾಮಿಗಳು ಒಂದು ಶಬ್ದ ಗಪ್ ಅಂತ ಹಿಡಿಯೋರು ಧ್ವನಿ ಹೇಳೋರು ಮೆಲ್ಲಗೆ ಹೇಳಿದ ಪೀಠದಲ್ಲಿ ಕೂತಿರುವ ದೊರೆ ಅಕ್ಕಪಕ್ಕದಲ್ಲಿ ಚಾಮರಾಬೀಸವರಿದ್ದಾರೆ ಹೊಗಳು ಭಟ್ಟರಿದ್ದಾರೆ ಅರಮನೆ ಆಳು ಕಾಳು ಇದ್ದಾರೆ ಇವನ ಕಾಲಲ್ಲಿಯೋ ರತ್ನದ ಕಡಗಗಳು ನವರತ್ನ ಖಚಿತವಾದ ಪಾದುಕೆಗಳು ಹೇಮಭೂಷಿತೆ ಬಂಗಾರದ ಪಾದುಕೆ ಅದರ ಒಳಗಡೆ ನವಮಣಿಗಳನ್ನು ಹಾಕಿದ್ದಾರೆ ರಾಮ ನಡೆದರೆ ಆ ಪಾದುಕೆಗಳ ಒಳಗಡೆ ಇರತಕ್ಕಂತಹ ಮಣಿಗಳು ಏನು ನಾದವನ್ನು ಮಾಡುತ್ತಾ ಇದ್ದವು ಆ ನಾದವನ್ನು ಕುರಿತು ನಾದ ಪದ್ಧತಿ ಒಂದು ನೂರು ಶ್ಲೋಕ ಬರೆದಿದ್ದಾರೆ ಅಂದೇಶಿಕರು ರಾಮಾಯಣದ ಕಥೆಯನ್ನೇ ಆ ನಾದರೂಪದಲ್ಲಿ ತೋರಿಸಿದ್ದಾರೆ ಮರಕತ ಪದ್ಧತಿ ನೀಲ ಪದ್ಧತಿ ಪುಷ್ಯರಾಗ ಪದ್ಧತಿ ಪಾದುಕಾ ಸಹಸ್ರ ಅಂತಹ ಪಾದಿಕೆ ಮೆಟ್ಕೊಂಡಿರ್ತಕ್ಕಂಥ ಪ್ರಭು ಮೆಲ್ಲಗೆ ಎದ್ದು ಪಾದಿಕೆ ಮೆಟ್ಕೊಂಡು ಇಪ್ಪತ್ತು ಮೆಟ್ಲು ಇಳಿದರೆ ಅವು ಘಲ್ ಘಲ್ ಘಲ್ ಶಬ್ದ ಮಾಡಿಬಿಡ್ತವೆ ಜನಕ್ಕೆ ರಸಾಭಾಸವಾಗುತ್ತೆ ಅಂತ ಮೆಲ್ಲಗೆ ಪಾದುಕೆಗಳನ್ನು ಕಳಚಿ ಕೈಗಳಲ್ಲಿ ಇಟ್ಟುಕೊಂಡು ಬೆನ್ನ ಹಿಂದೆ ಅದನ್ನಿಟ್ಟುಕೊಂಡು ಕಚ್ಚೆ ಪಂಚೆ ಮೇಲೆ ಕೆತ್ತುಕೊಂಡು ತಾನು ಮೆಟ್ಲಿಳಿದಿದ್ದು ಒಬ್ಬರಿಗೂ ಗೊತ್ತಾಗಬಾರದು ಅಂತ ಸಾಮಾನ್ಯ ಪ್ರಜೆಯಂತೆ ಸಖಾಭಿರಾಮ ರಾಮ ರಾಮನು ಸ್ವಯಂ ಕಥಾನಾಯಕ ಪರಿಷದ್ಗತಃ ಅಶನೈ ಮೆಲ್ಲಗೆ ಮೆಟ್ಲಿಳಿದು ಆ ಸಭೆಯಲ್ಲಿ ತಾನು ಒಬ್ಬನಾಗಿ ಬಭೂಷಯ ಭೋಕ್ತು ನಿತ್ಯ ಕಥೆ ಕೇಳಬೇಕು ಅಂತ ಸಕ್ತ ಮನಾ ಬಭೂವ ಪಕ್ಕದಲ್ಲಿ ಸೀತಾದೇವಿಯಲ್ಲ ಅದು ವಿರಹ ವಿರಹದಲ್ಲಿ ಆ ಕಥೆ ಕೇಳಿದ್ರೆ ಮನಸ್ಸಿಗೆ ತಂಪಾಗುತ್ತೆ ಲಕ್ಷ್ಮಣ ಕೇಳ್ತೀಯಲ್ಲ ಇಂದ ಕಥೆಯೇ ಅಯ್ಯೋ ಮಮಾಪಿ ತದ್ಭೂತಿಕರಂ ಪ್ರಚಕ್ಷತೆ ಎನ್ನುಡಿಯ ಮನಸ್ಸಕ್ಕೂ ಇದು ರೊಂಬ ತುಂಬ ಸಮಾಧಾನತೆ ಕೊಡುತ್ತ ನನ್ನ ಮನಸ್ಸಿಗೂ ತಂಪು ಕೊಟ್ಟು ಬಿಡುತ್ತೆ ಯಾರೆಯ ಮಹಾನುಭಾವ ಕಥೆ ಬರದ ಎಂಬುದಾಗಿ ರಾಮಚಂದ್ರ ಮೆಲ್ಲ ಮೆಲ್ಲೆಗೆ ಇಳಿದು ಬಂದು ಕೊನೆಯಲ್ಲಿ ಕೂತುಕೊಂಡು ಕಥೆಯನ್ನು ಕೇಳಿದ ರಾಮನೇ ಕೇಳಿದ ಕಥೆ ಶ್ರೀಮದ್ ರಾಮಾಯಣ ಈ ಮಹಿಮೆ ಇರುವುದು ಇಡೀ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಒಂದಕ್ಕೆ ಮಾತ್ರ ಇಡೀ ಮಹಾಭಾರತವನ್ನು ಕೃಷ್ಣ ಕೇಳಲಿಲ್ಲ ವಿಷ್ಣು ಸಹಸ್ರನಾಮ ಹೇಳುವಾಗ ಭೀಷ್ಮನಿಗೆ ನಿನಗೆ ದಾಹ ಮೋಹ ಶ್ರಮ ಏನು ಬರದೇ ಇರಲಿ ನಾ ಕೂತಿದ್ದೇನೆ ಅಂತ ಹೇಳಿ ನನ್ನ ಕೊರಳಲ್ಲಿ ಹಾಗೆ ತೊಡಸಿ ಬಾಡುವುದಿಲ್ಲವೋ ನಿನ್ನ ಬಾಯಲ್ಲಿ ಒಣಗದೆ ನೀನು ವಿಷ್ಣು ಸಹಸ್ರನಾಮವನ್ನು ಹೇಳುವಂತ ಇದ್ದ ಭೂಮಿಯಲ್ಲಿ ಮಲಮೂತ ವಿಸರ್ಜನೆ ಮಾಡಿದ್ದಾನೆ ಕಚ್ಚೆ ಶೋಧಿಸಿಲ್ಲ ತೊಳ್ಕೊಂಡಿಲ್ಲ ಆಚಮನ ಇಲ್ಲ ಆ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಹೇಳು ಅವನಿಗೆ ಹೇಳಿಸಿ ಅವನು ಹೇಳ್ತಾ ಇರುವಾಗ ಅವನನ್ನು ನೋಡ್ತಾ ತೀಕ್ಷ್ಣ ದೃಷ್ಟಿಯಿಂದ ಕರುಣಾ ದೃಷ್ಟಿಯಿಂದ ಇವನು ಕಣ್ಣು ಮೇಲೆ ಕೆಳಗೆ ಆಗ್ತಾ ಇದೆ ಪಾಪ ಭೀಷ್ಮನಿಗೆ ಅವನು ಹೇಳ್ತಾ ಇದ್ರೆ ಶವಿ ಶಾತಿ ಕಿವಿಯಿಂದ ಕೇಳಿ ಆ ಮಾಮ್ ನನ್ನ ಯಾರಕ್ಕೆ ವಿಶ್ವಂ ವಿಷ್ಣು ವಷಟ್ಕಾರ ಅದು ಪೂರ್ತಿ ಕೇಳಿದ ಪ್ರಭು ವಿಷ್ಣು ಸಹಸ್ರನಾಮ ಆದ್ರಿಂದಲೇ ವಿಷ್ಣು ಸಹಸ್ರನಾಮಕ್ಕೂ ರಾಮಾಯಣಕ್ಕೂ ಏಕಾರ್ಥವನ್ನು ಹೇಳ್ತಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಬಲಾನನೆ ಪಾರ್ವತಿ ದೇವಿಗೆ ಪರಮಶಿವ ಹೇಳಿದ ನಾ ಸರ್ವದಾ ರಾಮನಾಮ ಜಪ ಮಾಡ್ತೇನೆ ಕಾಣೆ ಮೂರು ಸಲ ರಾಮ ರಾಮ ರಾಮ ಅಂತ ಹೇಳಿದ್ರೆ ಇಡೀ ಸಾಹಸನಾಮ ಹೇಳಿದ ಪುಣ್ಯ ಬರುತ್ತೆ ಸಮಸ್ತ ರಾಮಾಯಣವನ್ನು ಪಾರಾಯಣ ಮಾಡಿದ ಫಲ ಬರುತ್ತೆ ಅಂತ ಹೇಳಿದ್ದು ವಾಲ್ಮೀಕಿ ರಾಮಾಯಣಕ್ಕೆ ಸದೃಶವಾದದ್ದು ಇದು ಒಂದು ಮೂರನೇ ಗ್ರಂಥ ಹೊಂದಿದೆ ಪಾದುಕಾಶಾಸ್ತ್ರ ಗುರುಗಳಿಗೆ ಶ್ರೀರಂಗದಲ್ಲಿ ಕೆಲವರು ಪ್ರಾರ್ಥನೆ ಮಾಡಿದರು <coughs> ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ನೀವು ರಂಗನಾಥ ಸ್ವಾಮಿಯ ಪಾದಿಕೆಗಳ ಮೇಲೆ ಒಂದು ಸಾವಿರ ಶ್ಲೋಕವನ್ನು ರಚನೆ ಮಾಡಬೇಕು ಆಯಿತು ಅಂದರು ಆಚಾರ್ಯರು ಸಾಯಂಕಾಲ ಸಂಧ್ಯಾವನ್ನ ಅನುಷ್ಠಾನ ಮಾಡಿ ಅಲ್ಪೋಪಹಾರ ಇತ್ಯಾದಿ ಸ್ವೀಕಾರ ಮಾಡಿ ಯೋಗದಲ್ಲಿ ಸ್ವಲ್ಪ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯೋಜ ಆಗೋ ಪೂರ್ವದಲ್ಲಿ ಒಂದು ಸಾವಿರ ಶ್ಲೋಕಗಳನ್ನು ರಚನೆ ಮಾಡಿ ಅನುಕೃತ ನಿಜನಾದಾಂ ಸುಕ್ತಿ ಮಾಪಾದಯಂತಿ ಆ ಪಾದುಕೆ ದೇವಿ ಕಳ್ಕೊಳ್ತಾರೆ ಅನುಕೃತ ಕೊಡ್ತಾನೆ ನಿಜಾನಾದ ತಾಯಿ ಪಾದುಕೆ ರಾಮ ನಿನ್ನನ್ನು ಮೆಟ್ಟಿಕೊಂಡು ಹೋಗುವಾಗ ನಿನ್ನೊಳಗಿಂದ ಏನು ಶಬ್ದ ಬರ್ತದೆಯೋ ಏನು ಧ್ವನಿ ಬರ್ತದೆಯೋ ಅನುಕೃತ ಜನ ಹದಾಂ ಸೂಕ್ಷಿ ಅದಕ್ಕೆ ಬೇಕಾದ ಶಬ್ದಗಳನ್ನು ನನ್ನ ಬಾಯಲ್ಲಿ ಮನಸ್ಸು ತ್ವಂ ಸಾವಧಾನ ನನ್ನ ಬಾಯಲ್ಲಿ ಮನಸ್ಸಲ್ಲ ಅದನ್ನು ಹೇಳಿಸು ಹೇಗೆ ಹೇಳಿಸ್ಬೇಕು ಶಾಸ್ತ್ರವನ್ನ ನಾಳೆ ಬೆಳಿಗ್ಗೆ ಒಡ್ಡೋಲಗದಲ್ಲಿ ಕೂತಿರ್ತಾರೆ ರಂಗನಾಥ ಪರಿಷದಿ ಸಹ ಲಕ್ಷ್ಮ್ಯ ಪಾದುಕೆ ರಂಗನಾಥ ರಾಮಚಂದ್ರ ರಾಮಾಯಣವನ್ನು ಕೇಳುವಾಗ ಸೀತೆ ಹತ್ತಿರದಲ್ಲಿರಲಿಲ್ಲ ನಮ್ಮ ಪಾದುಕಾ ಶಾಸ್ತ್ರ ಕೇಳುವಾಗ ಲಕ್ಷ್ಮೀ ಹತ್ತಿರದಲ್ಲಿದ್ದಾಳೆ ಅವರಿಬ್ಬರೂ ಕೇಳಿ ಸಂತೋಷ ಪಡುವಂತೆ ನನ್ನ ಬಾಯಿಗೆ ಸಾವಿರ ಶ್ಲೋಕ ಹೇಳಿಸು ಎಂಬುದ ಪ್ರಾರ್ಥನೆ ಮಾಡಿ ರಾಮಾಯಣಕ್ಕಿಂತ ಒಂದು ತೂಕ ಹೆಚ್ಚು ಎಂಬಂತೆ ಪಾದಕಾಶಾಸ್ತ್ರ ರಚನೆ ಇದು ಲಕ್ಷ್ಮೀ ಕೇಳಿ ಸೀತಾದೇವಿ ಕೇಳಲಿಲ್ಲ ರಾಮ ಮಾತ್ರ ಕೇಳಿದ ಇಲ್ಲಿ ಅಮ್ಮನವರು ಕೇಳಿದರು ಆದ್ರಿಂದ ಶಾಸ್ತ್ರದಲ್ಲಿ ಪೂರ್ ಒಂದೊಂದು ಶ್ಲೋಕದಲ್ಲಿಯೂ ರಾಮಾಯಣಕ್ಕೆ ವಿಶೇಷವಾದ ಪುಟವಿಕ್ಕಿದ ಆ ಸಂದರ್ಭಗಳು ಅಲ್ಲಲ್ಲಿ ಎಲ್ಲೆಲ್ಲಿ ಬರ್ತವೆ ಹೇಳ್ತೇವೆ ಒಂದು ತಿಂಗಳು ಸಾಕಾಗ್ತಿದ್ರು ನಿಮಗೆ ಬೆದರಿಸ್ತೇನೆ ಅಂತ ತಿಳ್ಕೋಬೇಡಿ ಪದೇ ಪದೇ ಇದು ಒಂದು ಒಗ್ಗರಣೆ ಹಾಕ್ತಾರಲ್ಲ ಅಂತ ಈಗ ಈ ಪ್ರವಚನ ನಡೀತಾ ಇದೆ ವರ್ಣನೆಯಿಂದ ಆರಂಭ ಆಗುತ್ತೆ ಇನ್ನೊಂದೆರಡು ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ ನಾಳಿನ ಪ್ರವಚನದಿಂದ ಅಥವಾ ಈಗಿನಿಂದಲೇ ಇನ್ನು ಮೇಲೆ ನೀವು ಏನು ಭಾವನೆ ಮಾಡಬೇಕು ಇದು ರಾಮಚಂದ್ರನ ಅಶ್ವಮೇಧ ಸಭೆ ಎಂಬುದಾಗಿಯೂ ಇಲ್ಲಿ ರಾಮಾಯಣ ಪ್ರವಚನ ಮಾಡ್ತಾ ಇರುವವರು ಲವಕುಶರು ಎಂಬುದಾಗಿಯೂ ನೀವೆಲ್ಲರೂ ನೈಮಿಷಾರಣ್ಯದಲ್ಲಿ ಚಕ್ರತೀರ್ಥದಲ್ಲಿದ್ದೀರಿ ಎಂಬುದಾಗಿಯೂ ನೀವೆಲ್ಲ ಇಕ್ಷ್ವಾಕು ರಾಮರಾಜ್ಯದ ಪ್ರಜೆಗಳೆಂಬುದಾಗಿಯೂ ಭಾವಿಸಿಕೊಂಡು ಇನ್ನು ಮುಂದೆ ಕಥೆಯನ್ನು ಕೇಳಬೇಕು ಪ್ರತಿನಿತ್ಯ ಆರಂಭದಲ್ಲಿ ಲವಕುಶರು ಆರಂಭಿಸಿ ಲವಕುಶರು ಮುಕ್ತಾಯ ಮಾಡಿದ ಕ್ರಮದಲ್ಲಿ ಹೇಳುವುದು ಇದು ಹಿಂದಿನಿಂದ ಬಂದ ಆರ್ಷ ಪದ್ಧತಿ ಈಗ ಆರಂಭ ಮಾಡಿದರು ನೋಟಿಸು ಸರ್ವಾಪೂರ್ವಮಿಯಂ ಆಸೀತ್ ಕೃಷ್ಣ ವಸುಂಧರ ಅಯೋಧ್ಯೆಯ ದೊರೆಗಳಿಗೆ ಸಕಲ ಚಕ್ರವರ್ತಿಯ ವಂಶಸ್ಥರಿಗೆ ಪೂರ್ವಿಕರಿಗೆ ಸಕಲ ಭೂಮಂಡಲವೂ ಸೇರಿತ್ತು ಒಂದು ಕಾಲದಲ್ಲಿ ಆವಾಗ ಕ್ರಿಶ್ಚಿಯನ್ನು ಮುಸ್ಲಿಮು ಯಹೂದಿ ಬರ್ಬರ ಅವನು ಇವನು ಯಾರೂ ಇಲ್ಲ ಬರೀ ಭಾರತ ಸಂಸ್ಕೃತಿ ಬರೀ ಸನಾತನ ಧರ್ಮ ಇಡೀ ಭೂಮಿಯಲ್ಲಿ ಆ ವಂಶದಲ್ಲಿ ಬಂದವನು ಏಷಾಂಶ ಸಗರೋ ನಾಮ ಸಾಗರೋ ಏನ ಕಾನಿತ ಆ ವಂಶದಲ್ಲಿ ಸಗರ ಚಕ್ರವರ್ತಿ ಅಂತ ಒಬ್ಬ ಬಂದ ಅಯ್ಯೋ ರಘುವಂಶದ ಅನೇಕ ಮಹಾರಾಜರ ಕಥೆ ಇಲ್ಲಿ ಹಾರಿಸಿಬಿಟ್ರು ಆ ಕೊರತೆಯನ್ನು ಕಾಳಿದಾಸ ತೀರಿಸಿದ್ದಾನೆ ರಘುವಂಶದ ಕಾವ್ಯದಲ್ಲಿ ರಘುವಂಶ ಡೀಟೇಲ್ ಬೇಕು ಅಂತ ಅಲ್ಲಿ ನೋಡಿ ಅದು ಪ್ರೇರಣೆ ರಾಮಾಯಣವೇ ವಾಲ್ಮೀಕಿ ಎಷ್ಟು ಬೇಕೋ ಅಷ್ಟೇ ಕೈಲಿ ಕತ್ತರಿ ಒಂದು ಕೈಲಿ ಪೆನ್ನು ಒಂದು ಕೈಲಿ ಕತ್ತರಿ ಹಿಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಹೇಳುವವರು ಸಗರನ ಕಥೆಯನ್ನು ಹೇಳ್ತಾರೆ ಅಪ್ಪ ಇವತ್ತು ಭೂಮಿಯಲ್ಲಿರುವ ಒಂದೊಂದು ಹನಿ ನೀರು ಎಲ್ಲೆಲ್ಲಿದೆಯೋ ಅದೆಲ್ಲಕ್ಕೂ ಸಾಗರ ಅಂತ ನೀವು ಹೇಳಬೇಕಾದ್ರೆ ಅಯ್ಯ ಇದು ಭರತ ವಂಶದವರ ಭಾರತೀಯರ ದೊಡ್ಡತನ ಇದು ಸಾಗರ ಎಂಬುದಾಗಿ ಹೇಳ್ತೇವೆ ಸಮುದ್ರ ಎಂಬುದಾಗಿ ಹೇಳ್ತೇವೆ ಇದು ಓಷನ್ ಅಲ್ಲ ಆ ಸಮುದ್ರ ಓಷನ್ ಶಬ್ದ ಬಂದಿದ್ದ ಆಮೇಲೆ ಸಾಗರೋ ಏನಕ ಅನಿತಹ ಸಕಲ ಚಕ್ರವರ್ತಿಯ ಒಂದು ಯಾಗವನ್ನು ಮಾಡಿದ ಮುಂದೆ ಬರುತ್ತೆ ಬಾಲಕಾಂಡದಲ್ಲಿಯೇ ಅವನು ಯಾಗ ಪೂರ್ತಿ ಮಾಡಿದರೆ ಅವನು ಎಲ್ಲಿ ಇಂದ್ರ ಪದವಿ ಪ್ರಾಪ್ತಿಯಾಗುತ್ತೋ ಅನ್ನೋ ಭಯದಿಂದ ಇಂದ್ರ ಕುದುರೆಯನ್ನು ಕದ್ದ ಯಜ್ಞಾಶ್ವ ಕದ್ದು ಹೋದರೆ ಯಜಮಾನನಿಗೆ ಮೃತ್ಯು ಬರುತ್ತೆ ರಾಜ್ಯಕ್ಕೆ ತೊಂದರೆ ಅಂತ ಶಾಸ್ತ್ರದಲ್ಲಿ ವಿಘಾತಗಳನ್ನು ಹೇಳ್ತಾರೆ ಆ ಕುದುರೆಯನ್ನು ಕೊಲ್ಲಿಲ್ಲ ಪಾತಾಡದಲ್ಲಿ ಬಚ್ಚಿಟ್ಟ ಇದು ಕತೆ ಸಗರನಿಗೆ ಒಂದು ಪತ್ನಿಯಲ್ಲಿ ಅರವತ್ತು ಸಾವಿರ ಪುತ್ರರು ಇನ್ನೊಂದು ಪತ್ನಿಯಲ್ಲಿ ಅಂಶಮಂತನೆಂಬ ಒಬ್ಬ ಪುಣ್ಯಾತ್ಮನಾದ ಮಗನೂ ಇದ್ದ ಇಲ್ಲಿ ಮಕ್ಕಳು ಅಂತ ಹೇಳಿಬಿಡ್ತೇವೆ ತಮಿಳುನಾಡಲ್ಲಿ ಮಕ್ಕಳು ಅಂದ್ರೆ ಪ್ರಜೆಗಳು ಪೀಪಲ್ ಅಂತ ಅರ್ಥ ಮಕ್ಕಳು ಪಾಟಾಳಿ ಕೂಟ ಮಾಡಿದ್ದಾರೆ ನೋಡಿ ಅವರು ತಮಿಳಲ್ಲಿ ಪ್ರಜಾ ಶಬ್ದಕ್ಕೆ ಮಕ್ಕಳು ಅಂತ ಅರ್ಥ ಅರವತ್ತು ಸಾವಿರ ಪ್ರಜೆಗಳೇ ಮಕ್ಕಳು ಅಂತ ಭಾವನೆ ಮಾಡಿಕೊಂಡು ತಪ್ಪಿಲ್ಲ ನಮ್ಮ ನಮ್ಮ ಐವತ್ತಿನ ಸಂದರ್ಭ ಅರ್ಥ ಮಾಡಿಕೊಳ್ಳಿ ಆ ಕುದುರೆ ಹೋಯ್ತಲ್ಲ ಹೋಯ್ತಲ್ಲ ಅಂತ ಇವನು ಹುಡ್ಕೊಂಬಂದ್ರು ಅಂದ್ರೆ ಏನು ಮಾಡಿದ್ರು ಭೂಮಿ ಎಲ್ಲ ಅಗದರು ಅಗದರು ಅಗದರು ಅರ್ಥಾತ್ ಇದರ ಹಿಂದಿನ ಭೌಗೋಳಿಕ ಸ್ಥಿತಿ ಉತ್ತರ ಪ್ರದೇಶದಲ್ಲಿ <coughs> ಒಂದು ಹನಿ ಒಂದು ತೊಟ್ಟು ನೀರಿಲ್ಲದ ಬರಗಾಲ ಪ್ರಾಪ್ತವಾಗಿದ್ದ ಕಾಲ ಗಂಗೆಯನ್ನು ತರಬೇಕಾದ ಕಾಲ ಗಂಗೋತ್ರಿಗೆ ಹೋಗಿದ್ದೇವೆ ಗಂಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ದೇವಲೋಕದಲ್ಲಿ ಅರಿತಾ ಇತ್ತು ಇವತ್ತು ಕೇಳ್ತೇವೆ ಗಂಗೋತ್ರಿಗೆ ಮೇಲೆ ಹದಿನೆಂಟು ಕಿಲೋಮೀಟರ್ ಮೆಟ್ಲಲ್ಲಿ ಹೋದರೆ ಅಲ್ಲಿ ಗೋಮುಖ ಅಂತ ಒಂದು ಜಾಗ ಅದು ಗ್ಲೇಸಿಯರ್ ಹಿಮವೆಲ್ಲ ಕರಗಿ ಅಲ್ಲಿ ಉದ್ಭವ ಆಗುತ್ತೆ ಬರುತ್ತೆ ಇದು ಅದಕ್ಕೆ ಬೇಕಾದ ಕಾಲುವೆ ಎಲ್ಲ ತೋಡಿಟ್ಟು ಯಜ್ಞಾಶ್ವಗಳನ್ನು ಹುಡುಕೋ ನೆಪದಲ್ಲಿ ಸಗರಪುತ್ರರು ಒಂದಿಂಚು ಭೂಮಿ ಬಿಡದೆ ಆ ಎತ್ತರದಿಂದ ತಗ್ಗಿಗೆ ನದಿ ಹರಿಯುವುದಕ್ಕೆ ಬೇಕಾದ ಕಾಲುವೆಗಳನ್ನೆಲ್ಲ ನಿರ್ಮಾಣ ಮಾಡಿಬಿಟ್ರು ಕುದುರೆ ಹುಡುಕೋ ನೆಪದಲ್ಲಿ ಮಳೆ ಬರಲಿಲ್ಲ ಪಾತಾಳಕ್ಕೆ ಹೋದರು ಅಲ್ಲಿ ಕುದುರೆ ಮೇಯ್ತಾ ಇತ್ತು ಕಬೀರ ಮಹರ್ಷಿಗಳು ಇದು ಮಹರ್ಷಿ ಅಂತ ತಿಳ್ಕೊಳ್ಳದೆ ಇವನೇ ಕಳ್ಳ ಅಂತ ತಿಳ್ಕೊಂಡು ಅವರನ್ನು ಎಬ್ಬಿಸಿ ಅವರ ಕೋಪಕ್ಕೆ ಪಾತ್ರರಾಗಿ ಅರವತ್ತು ಸಾವಿರ ಮಕ್ಕಳು ಸುಟ್ಟು ಬೂದಿಯಾಗಿ ಹೋಗಿಬಿಟ್ರು ಮಕ್ಕಳು ಬರಲಿಲ್ಲ ಕುದುರೆಯೂ ಬರಲಿಲ್ಲ ನೀ ಹೋಗುವಂತ ಅಂಶವಂತ ನನ್ನ ಕಳಿಸಿದ ಅವನು ಹುಡುಕಿ ಹುಡುಕಿ ಸುಸ್ತಾಗಿ ಇಲ್ಲಿ ಬಂದು ನೋಡಿದ ಅಯ್ಯೋ ಬೂದಿಯಾಗಿದ್ದಾರಲ್ಲ ಇವರು ಶ್ರಾದ್ದ ಮಾಡಬೇಕು ಬೂದಿ ಅಸ್ಥಿ ಸಂಚಯನ ಮಾಡಬೇಕು ಅಷ್ಟೊಂದು ನೀರಲ್ಲಿ ತರುವುದು ಅವನ ಕೈಲಾಗಲಿಲ್ಲ ಅವನು ಹೋಗಿಬಿಟ್ಟ ಅವನ ಮಗ ಭಗೀರಥ ಆ ಮಹಾರಾಯ ತಪಸ್ಸನ್ನು ಮಾಡಿದ ಇವರಿಗೆ ಶ್ರಾದ್ದ ಮಾಡೋ ತನಕ ನಾನು ಮೇಲೆ ಕೇಳೋದಿಲ್ಲ ಅಂತ ತಿಳ್ಕೊಂಡು ಗಂಗಾದ್ವಾರ ಹರಿದ್ವಾರದಲ್ಲಿ ಹೃಷಿಕೇಶದಲ್ಲಿ ಅತ್ಯಂತ ಭಯಂಕರ ತಪಸ್ಸನ್ನು ಮಾಡಿ ಇವತ್ತು ಗಂಗೋತ್ರಿ ಅಂತ ಹೇಳೋ ಜಾಗದಲ್ಲಿ ಒಂಟಿ ಕಾಲಿನಲ್ಲಿ ಹೆಬ್ಬೆರಳಿನ ಮೇಲೆ ನಿಂತುಕೊಂಡು ಎರಡೂ ಕೈಗಳನ್ನು ಮೇಲೆ ಕುಮುಗಿದು ಸೂರ್ಯಕಾಂತಿ ಗಿಡದಂತೆ ಬೆಳಗಿನ ಸಂಜೆ ತನಕ ಸೂರ್ಯನನ್ನೇ ನೋಡ್ತಾ ರಪ್ಪೆ ಬಿಟ್ಟಿಗಿಡದೆ ತಪಸ್ಸು ಮಾಡಿ ಮಹಾತ್ಮ ಆ ಗಂಗೆಯನ್ನು ಶಿವನ ಮುಡಿಯ ಮೇಲೆ ಬರುವಂತೆ ಮಾಡಿ ಭೂಮಿಗೆ ಹರಿಸಿಕೊಟ್ಟ ಮಹಾತ್ಮ ಅದರಿಂದ ಗಂಗೆಗೆ ಮೊದಲು ಉಂಟಾದ ಹೆಸರು ಭಾಗೀರಥಿ ಆಮೇಲೆ ಜಾಹ್ನವಿ ಆಮೇಲೆ ಅಲಕನಂದ ಒಂದೊಂದೇ ಹೆಸರು ಉಂಟಾಯಿತು ಆ ಏಳು ಸೀಳುಗಳು ಒಂದೊಂದಾಗಿ ಸೇರಿಕೊಳ್ತಕ್ಕಂಥ ಅನೇಕ ಪ್ರಯಾಗಗಳನ್ನು ಬದ್ರಿ ಕ್ಷೇತ್ರಕ್ಕೆ ಹೋಗೋ ತನಕ ದೇವಪ್ರಯಾಗ ಕರ್ಣಪ್ರಯಾಗ ರುದ್ರಪ್ರಯಾಗ ವಿಷ್ಣು ಪ್ರಯಾಗ ನಂದ ಪ್ರಯಾಗ ನಂದ ಮಹಾರಾಜರು ಮಕ್ಕಳಾಗಲಿಲ್ಲ ತಪಸ್ ತಪಸ್ಸು ಮಾಡಿದ ಜಾಗ ಕರ್ಣ ತಪಸ್ಸು ಮಾಡಿದ ಜಾಗ ಕರ್ಣಪ್ರಯಾಗ ರುದ್ರ ತಪಸ್ಸು ಮಾಡಿದ ಜಾಗ ರುದ್ರಪ್ರಯಾಗ ಅದು ಒಂದೊಂದು ಕಡೆ ಇಳಿಬೇಕು ಆ ನದಿ ಸಂಗಮದಲ್ಲಿ ತರ್ಪಣ ಸ್ನಾನ ಮಾಡಬೇಕು ಬದರಿ ಯಾತ್ರೆ ಹೋಗುವ ಕ್ರಮವೆಲ್ಲ ಶಾಸ್ತ್ರಜ್ಞರು ಹೇಳಿದ್ದಾರೆ ನಮಗೆ ಆ ಕ್ರಮ ಪ್ರಾಪ್ತವಾಗಿಲ್ಲ ಅಷ್ಟು ಪವಿತ್ರ ಜಾಗದಲ್ಲಿ ಭಗೀರಥ ಮಹಾರಾಜರು ಇವತ್ತು ಭಗೀರಥ ಗಾದೆಯಲ್ಲಿ ಉಳ್ಕೊಂಡಿದ್ದಾನೆ ಭಗೀರಥ ಪ್ರಯತ್ನವಪ್ಪ ಅಂತೇಳಿ ಅಸಾಧ್ಯವಾದ ಕೆಲಸ ಮನುಷ್ಯ ಮಾತ್ರ ಮಾಡೋಕ್ಕಾಗದೇ ಇದ್ದದ್ದು ಅವನು ತಂದು ಗಂಗೆಯನ್ನ ಶಿವನ ಮುಡಿಯಿಂದ ಕೆಳಗಿಳಿಸಿ ಪಾತಾಳಕ್ಕೆ ಹೋಗಿ ಅರವತ್ತು ಸಾವಿರ ಜನರ ಬೂದಿಯನ್ನ ಗಂಗೆ ಕೊಚ್ಚುವಂತೆ ಮಾಡಿ ಅವರಿಗೆ ಸದ್ಗತಿಯನ್ನಿತ್ತ ಉತ್ತರ ಪ್ರದೇಶದ ಅವರು ಪೂರ್ವಿಕರು ಕೆತ್ತಿಟ್ಟಿದ್ದ ಆ ಅಶ್ವವನ್ನು ಹುಡುಕುವುದಕ್ಕೆ ಎಲ್ಲಿ ಹಳ್ಳ ತಗ್ಗು ತೋಡಿಟ್ಟರು ಅದೆಲ್ಲ ತುಂಬು ಹೋಯಿತು ಗಂಗೆ ಗಂಗೆ ಗಂಗೆ ಎಲ್ಲ ಕಡೆ ಕೆನಾಲ್ಸ್ ಉತ್ತರ ಪ್ರದೇಶ ಸರ್ವ ಸಮೃದ್ಧಿಯಾಗಿರುವುದಕ್ಕೆ ಕಾರಣ ಇದು ಭಗೀರಥ ನಮ್ಮ ಮದ್ದೂರು ಮಂಡ್ಯ ಜಿಲ್ಲೆಗಳಲ್ಲಿ ವಿಶ್ವೇಶ್ವರಯ್ಯನವರ ಪ್ರಯತ್ನದಿಂದ ಎಲ್ಲಿ ನೋಡಿದ್ರು ಕಾವೇರಿ ಕಾವೇರಿ ಕಾವೇರಿ ಪ್ರತಿಯೊಬ್ಬರ ಮನೆಯಲ್ಲಿ ಫೋಟೋ ಹಾಕಿರುವಂತೆ ಅದು ಭಗೀರಥನ ವರಪ್ರಸಾದವಾಯಿತು ಆದ್ದರಿಂದಲೇ ಇವತ್ತು ಭಾರತ ದೇಶದ ಪೂರ್ವದ ಪಶ್ಚಿಮದ ಸಮುದ್ರಗಳಿಗೆ ಇವತ್ತು ನಾವು ಕರೀತಾ ಇರುವಂತಹ ಹೆಸರುಗಳು ಅತ್ಯಂತ ಅಬದ್ಧವಾದ ಹೆಸರುಗಳು ಬಂಗಾಳ ಕೊಲ್ಲಿ ಅಲ್ಲ ಇದು ಅರಬ್ಬಿ ಸಮುದ್ರವಲ್ಲ ಅರಬ್ಬರು ಹುಟ್ಟೋದಕ್ಕೆ ಮುಂಚೆಯಿಂದ ಸಮುದ್ರ ಇದೆ ಅವರ ಹೆಸರು ಯಾಕೆ ಹೇಳ್ತೀರಿ ಮತ್ತೇನು ಹೆಸರು ಹೇಳಬೇಕು ಇದಕ್ಕೆ ಗಂಗಾ ಸಾಗರ ಅದಕ್ಕೆ ಸಿಂಧು ಸಾಗರ ಗಂಗಾ ಸಿಂಧು ಸಾಗರ ಇನ್ನು ಹಳೆ ಹೆಸರು ರಾಮಾಯಣದಲ್ಲಿ ಇದಕ್ಕೆ ರತ್ನಾಕರ ಅಂತ ಹೆಸರು ಅದಕ್ಕೆ ಮಹೋದಧಿ ಅಂತ ಹೆಸರು ಆ ಎರಡನ್ನೂ ಸೇರಿಸಿ ರಾಮಚಂದ್ರ ಒಂದು ಸೇತುವೆಯನ್ನು ಕಟ್ಟಿದ ರಾಮಾಯಣ ಕಾಲ ನಿರ್ಣಯಕ್ಕೆ ಅದು ಸಹಾಯಕವಾಗಿದೆ ಈ ಸೇತುವೆ ಇಲ್ಲ ಅಂತಿದ್ರು ನಿನ್ನ ಮೊನ್ನೆ ತನಕ ಎಪ್ಪತ್ತನೇ ಇಸ್ವಿಯಲ್ಲಿ ನಾವು ದಕ್ಷಿಣ ಭಾರತ ಯಾತ್ರೆ ಹೋದಾಗ ಅಲ್ಲಿ ತಿರುಪುಲ್ಲಾಣಿ ಗರ್ಭಶಯನದಲ್ಲಿ ಅರ್ಚಕರು ನಮ್ಮನ್ನು ಕರ್ಕೊಂಡೋಗಿ ಸಮುದ್ರ ತೀರದಲ್ಲಿ ರಘುವೀರ ಪದನ್ಯಾಸ ಭವಿತ್ರೀಕೃತ ಪಾಂಶವೇ ದಶಕಂಠ ಶಿರಚ್ಛೇದ ಹೇತವೇ ಸೇತುವೆ ನಮಃ ಅಲ್ಲಿ ತರ್ಪಣ ಎಲ್ಲ ಮಾಡಿಸಿದ್ರು ಇಲ್ಲಿ ಸೇತುವೆ ಇದೆ ನೋಡಿ ಎಂದ್ರು ಇಲ್ಲೆಲ್ಲಿ ಕಾಣಿಸ್ಲಿಲ್ವಲ್ಲ ಅದೋ ಕಪ್ಪಿಗೆ ಛಾಯೆ ಕಾಣಿಸುತ್ತೆ ನೋಡಿ ಅದೇ ಸಮುದ್ರ ಅಂದ್ರು ಎಲ್ಲಿ ಕಪ್ಪೋ ಬಿಳುಪೋ ನಮಗೆ ಗೊತ್ತಾಗಲಿಲ್ಲ ಅವ್ರು ಹೇಳಿದ್ರ ನಂಬ್ಕೊಂಡ್ಬಂದ್ವು ಕೆಲವು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಇಸ್ರೋ ಸಂಸ್ಥೆಯವರು ಏರಿಯಲ್ ವ್ಯೂ ಮೇಲ್ನಿಂದ ತೆಗೆದು ಈ ರಾಮೇಶ್ವರಂನಿಂದ ಇವತ್ತು ಶ್ರೀಲಂಕಾ ನಡುವೆ ಆ ಒಳಗಡೆ ಸಮುದ್ರದಲ್ಲಿ ಹುದುಗಿರುವ ಸೇತುವೆಯನ್ನು ಪತ್ತೆ ಮಾಡಿ ಒಂದು ಪಿಕ್ಚರ್ ತೆಗೆದು ಫ್ಲಾಶ್ ಮಾಡಿದ್ದಾರೆ ನಮ್ಮಲ್ಲಿದೆ ಚಿತ್ರ ಆಮೇಲೆ ನಾಸಾದವರು ಅದನ್ನ ಚಿತ್ರ ತೆಗೆದರು ಅದು ಸಮುದ್ರ ಮಟ್ಟದಿಂದ ಎಷ್ಟು ಕಿಲೋಮೀಟರ್ನಲ್ಲೋ ಎಷ್ಟು ಮೀಟರ್ಗಳಲ್ಲೋ ಆಳದಲ್ಲಿ ಸಮುದ್ರ ಇದೆ ಇವತ್ತಿಗೆ ಇದೆಲ್ಲ ಕಟ್ಟುಕಥೆಯಲ್ಲ ಆ ಕಲ್ಲನ್ನು ಒಂದೆರಡನ್ನು ತೆಗೆದು ಕಾರ್ಬನ್ ಟೆಸ್ಟ್ ಗಿಸ್ಟ್ ಮಾಡಿ ಅದರ ಡೇಟ್ ಕೊಟ್ಟಿದ್ದಾರೆ ಹದಿನೇಳು ಲಕ್ಷ ವರ್ಷಗಳಿಗಿಂತ ಹಳೆಯದು ಹದಿನೇಳು ಲಕ್ಷ ವರ್ಷಗಳಿಗಿಂತ ಹಳೆಯದು ರಾಮ ಸೇತು ಅದಲ್ಲಿದೆ ಅಂತ ಕಾಲ್ರು ಬ್ರಿಟಿಷರಿಗೆ ಗೊತ್ತಿತ್ತು ಭಾರತೀಯರಿಗೆ ಗೊತ್ತಿಲ್ಲ ಮೂಢರು ಅವರು ಅದಕ್ಕೆ ಅಡಾಮ್ಸ್ ಬ್ರಿಡ್ಜ್ ಅಂತ ಹೆಸರಿಟ್ರು ಅವರಪ್ಪ ಆಡಮ್ ಬಂದಿದ್ದಂತೆ ಇಲ್ಲಿ ರಾಮ್ ಸೇತುವೆ ಆಡಮ್ಸ್ ಬ್ರಿಡ್ಜ್ ಹಾಗೆ ಹೋತನಗಡ್ಡ ಅಂದಾಗೆ ಈಗ ಡಿಎಂಕೆ ಸರ್ಕಾರ ಏನು ಮಾಡಿದೆ ಆ ಸೇತುವೆಯನ್ನು ಧ್ವಂಸ ಮಾಡುವುದಕ್ಕೋಸ್ಕರವಾಗಿ ಸೇತು ಸಮುದ್ರಂ ಪ್ರಾಜೆಕ್ಟ್ ಅಂತ ಒಂದು ಮಾಡಿ ಅದನ್ನು ತೂತುಕೊರೆದು ಈ ಹಡಗುಗಳೆಲ್ಲ ಲಂಕೆಯನ್ನು ಬಳಸ್ಕೊಂಡು ಹೋಗೋ ತುಂಬಾ ದೂರವಾಗುತ್ತೆ ಅಂತ ಇಲ್ಲಿಂದಿಲ್ಲೇ ಬಳಸ್ಕೊಂಡು ಹೋಗಬೇಕು ಅನ್ನೋ ನೆಪವನ್ನು ಮಾಡಿ ಪರಮನಾಸ್ತಿಕ ಸರ್ಕಾರ ಆ ಸೇತುವನ್ನು ಧ್ವಂಸ ಮಾಡಬೇಕು ಅಂತ ಕೂತಿದ್ದಾರೆ ಜಯಲಲಿತಾ ಇದ್ದಿದ್ರೆ ಬಿಡ್ತಾ ಇರಲಿಲ್ಲ ಅದಕ್ಕೆ ಅವಳು ಆಕ್ಷೇಪ ಮಾಡ್ತಿದ್ಲು ಬಾಕಿ ನೂರು ತಪ್ಪಿರಲಿ ಸಂಸ್ಕೃತಿ ಅಭಿಮಾನಿ ಇರ್ತಕ್ಕವಳು ಒಳ್ಳೆವಳು ಕೆಟ್ಟವಳು ಬಿರುದ್ಕೊಡೋ ದೇವರ ಕೆಲಸ ನಮಗೆ ಈ ಪ್ರಾಚೀನ ಗುರುತುಗಳನ್ನು ಅಳಿಸಬೇಡಪ್ಪ ಅಂತ ಕೇಳ್ತೇವೆ ಅಯೋಧ್ಯೆಯಲ್ಲಿ ರಾಮ ಇದ್ದ ಅಲ್ಲಿ ದೇವಸ್ಥಾನ ಕಟ್ತೀವಿ ನಿಮ್ಮಪ್ಪನ ಗಂಟಲ್ಲ ಸೇತುವೆ ರಾಮ ಕಟ್ಟಿದ್ದು ಅದನ್ನ ಯಾಕೆ ಹಾಳು ಮಾಡ್ತೀರಿ ಆ ಸೇತುವನ್ನು ದರ್ಶನ ಮಾಡಿದಾಗ ಮನುಷ್ಯ ಮಾಡಿದ ಪಾಪವೆಲ್ಲ ಹೋಗಿಬಿಡುತ್ತೆ ವೇದಾಂತೇಶಕರು ದಯಾಶತಕದ ಒಂದು ಶ್ಲೋಕದಲ್ಲಿ ದಶಾವತಾರವನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಒಂದು ಶ್ಲೋಕದಲ್ಲಿ ರಾಮ ಕಥೆ ಹೇಳುವಾಗ ರಾಮ ಮಾಡಿದ್ದು ಬಹಳ ದೊಡ್ಡ ಕೆಲಸ ಆ ಕಾಲದಲ್ಲಿ ಮಾಡಿದ್ದು ಮುಂದೆ ಬರೋವರೆಗೂ ಕಾಣಲಿಂತ ಸೇತುವೆ ಕಟ್ಟಿದ್ದಲ್ಲ ಅದು ಬಹಳ ದೊಡ್ಡ ಕೆಲಸ ಶಾಸನ ಮಾಡಿದ್ದಾರೆ ಆದ್ದರಿಂದ ಈ ಸಕಲ ಚಕ್ರವರ್ತಿಯ ಕಥೆ ಅಂತ ಸಾಮಾನ್ಯವಾದ ಕಥೆಯಲ್ಲ ಭಗೀರಥ ದಿಲೀಪ ರಘು ಒಬ್ಬೊಬ್ಬರ ಚರಿತ್ರೆ ಎಂಥ ಚರಿತ್ರೆ ಅದು ಕಾಳಿದಾಸನನ್ನೇ ಓದಿ ಸಂತೋಷ ಬಿಡಬೇಕು ಇಂಥ ಸಗರ ಚಕ್ರವರ್ತಿ ಆಳ್ತಾ ಇದ್ದದ್ದು ಅಯೋಧ್ಯೆಯಲ್ಲಿ ಈ ಊರನ್ನ ಕಟ್ಟಿದವರು ಯಾರು ಸ್ವಯಂ ಬ್ರಹ್ಮದೇವ ನಿರ್ಮಾಣ ಮಾಡಿದ ಅಯೋಧ್ಯೆಯನ್ನ ಆಯತ ದಶತದ್ವೇಜ ಯೋಜನಾನಿ ಮಹಾಪುರಿ ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಸುವಿಭಕ್ತ ಮಹಾಪದ ಮಹಾಪಥ ಹನ್ನೆರಡು ಯೋಜನ ಉದ್ದ ಮೂರು ಯೋಜನ ಅಗಲ ರೆಕ್ಟಾಂಗ್ಯುಲರ್ ಶೇಪ್ ಸಿಟಿ ಒಂದು ಯೋಜನ ಅಂತ ಸಾಮಾನ್ಯ ಮೂರು ಮೈಲಿ ಅಂತ ಹೇಳ್ತೇವೆ ಹರಿದಾರಿಯಿಂದ ಹಾಗೆ ಹನ್ನೆರಡು ಇಂಟು ಮೂರು ಮೂವತ್ತಾರು ಮೈಲಿ ಉದ್ದ ಮೂರು ಮೂರು ಒಂಬತ್ತು ಮೈಲಿ ಅಗಲದ ದೊಡ್ಡ ಬಹಳ ದೊಡ್ಡ ಊರು ಅಯೋಧ್ಯಾಪುರಿ ಅಂಬಯತ್ತೋನಯೋಧ್ಯ ಮಂದರ್ ಕಳಿತ ಕೋಯಿಲ್ ಆರಾದವರುಣುವುದಂಪದಿಂದ ಕೋಯಿಲ್ ಕೋಯಿಲ್ ಆ ಕ್ಷೇತ್ರ ಎಂಥದ್ದು ಬ್ರಹ್ಮ ಆರಾಧನೆ ಮಾಡಿ ಪೂಜೆ ಮಾಡಿ ಕೊಟ್ಟಂತಹ ಮೂರ್ತಿ ರಂಗನಾಥಾಲಯ ಪ್ರತಿಷ್ಠೆ ಬ್ರಹ್ಮ ನಿರ್ಮಿತವಾದ ಪುರಿ ರೆಕ್ಟಾಂಗ್ಯುಲರ್ ಶೇಪ್ ಅದು ಟೌನ್ ಪ್ಲಾನಿಂಗ್ ಹೇಗಿತ್ತು ಅದನ್ನೆಲ್ಲ ಲವಕುಶರು ರಾಮಚಂದ್ರ ಸ್ವಾಮಿಯ ಅಶ್ವಮೇಧ ಮಂಟಪದಲ್ಲಿ ವರ್ಣನೆ ಮಾಡ್ತಾರೆ ಎಂಬಲ್ಲಿಗೆ ಇವತ್ತು ಮಂಗಳವನ್ನು ಮಾಡ್ತಾ ಇದ್ದೇವೆ ಮಂಗಳಂ ಕೋಸಲೇಂದ್ರ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ಜಾಯ ಸಾರ್ವಭೌಮಾಯ ಮಂಗಳಂ ಸಸ್ಯ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ